शृण्वन् रामकथानादम् कोनयाजपराङ्गतिम् यः पिबन् सततम् रामचरितामृतसागरम् अतृप्तस्तम् मुनिम् वन्दे प्राचेरसमकल्मषम् गोष्पदीकृतवाराशिम् मशकीकृतराक्षसम् रामायणमहामाला रत्नम् वन्दे निलात्मजम् मञ्जनानन्दनम् वीरम् जानकी शोकनाशनम् कपीशमक्षहन्तारम् वन्दे लङ्काभयङ्करम् मामिषीकृतमार्ताण्डम् गोष्पदीकृतसागरम् തൃണീകൃതദശഗ്രീവം വാഞ്ജനേയന്നമാമ്യഹം മനോജവം മാരതതുല്യവേഗം ജിതേന്ദ്രിയം ബുദ്ധിമതാം വരിഷ്ഠം മാതാത്മജം മാതരയോധമുഖ്യം ശ്രീരാമദൂതം ശിരസാനമാമി ഉല്ലംഘ്യ സിന്ധോ സലിലം സലീലം യശോകവന്യം ജനകാത്മജായാ ആദായ തേനൈവ തദാഹലങ്കാം നമാമി തം പ്രാഞ്ജലിരാഞ്ജനേയം ആഞ്ജനേയമച പാടലാനനം കാഞ്ചനാദ്രികമനീയ വിഗ്രഹം ಪಾರಿಜಾತು ಮೂಲವಾಂ ಭಾವಿ ಪವಮಂದನ ಯತ್ ಯತ್ಕೀರ್ತನ ತೃತಮಸ್ತಾಂಜಿ ಬಾಷ್ಪವಾರಿ ಪರಿಪೂರ್ಣ ಲೋಚನ ಮಾಾರುಚಿನ್ನಕೇದೇದ್ಯೆ ಪೇ ಪುಂಸೀ ಜಾಥೇದ ಶತ್ಮೈವೇದ ಪ್ರಾಚೈರ ಸಾ ದಾಸೈತ್ ಸಾಕ್ಷಾತ್ ರಮಣಾತ್ಮನ चरितम् रघुनाथस्य शतकोटिप्रविस्तरम् एकैकमक्षरम् प्रोक्तम् महापातकनाशनम् शृण्वन् रामायणम् भक्त्या यः पादम् पदमेव वा स याति ब्रह्मणस्थानम् ब्रह्मणा पूज्यते सदा वाल्मीकिगिरिसम्भूता रामसागरगामिनी पुनातिभुवनम् पुण्या रामायणमानदी श्लोकसारसमाकीर्णम् सर्गकल्लोलसङ्कुलम् काण्डग्राहमहामीनम् वन्दे रामायणार्णवम् ಯಃ ಕರ್ಣಾಂಜಲಿ ಸಂಪುಟೈರಹರಃ ಸಮ್ಯಪ್ಯವತ್ಯಾದರಾದ್ ವಾಲ್ಮೀಕೇರ್ವದನಾರವಿಂದಗಳಿತಂ ರಾಮಾಯಣಾಖ್ಯಂ ಮಧು ಜನ್ಮವ್ಯಾಧಿ ಜರಾ ವಿಪತ್ತಿ ನಿಧನೈರತ್ಯಂತ ಸೋಪದ್ರವಂ ಸಂಸಾರಂ ಸವಿಹಾಯ ಗಚ್ಚತಿ ಪುಮಾನ್ ವಿಷ್ಣೋಪದಂ पवमाननन्दनम् यत्र यत्र गुणादिकीर्तनम् तत्र तत्र कृतमस्तकाञ्जलिम् बाष्पवारि परिपूर्णलोचनम् मारुचिम् नमत रक्षतान्तकम् वेदवेद्ये परे पुंसि जाते दशरथात्मजः वेदः प्राचैरसादासीत् साक्षात् रामायणात्मना चरितम् रघुनाथस्य शतकोटिप्रविस्तरम् एकैकमक्षरम् प्रोक्तम् महापातकनाशनम् शृण्वन् रामायणम् भक्त्या यः पादम् पदमेव वा स याति ब्रह्मणस्थानम् ब्रह्मणा पूज्यते सदा वाल्मीकिगिरिसम्भूता रामसागरगामिनी पुनातिभुवनम् पुण्या रामायणमानदी श्लोकसारसमाकीर्णम् सर्गकल्लोलसङ्कुलम् काण्डग्राहमहामीनम् वन्दे रामायणार्णवम् यः कर्णाञ्जलिसम्पुटैरहरः सम्यप्यवत्यादरात् वाल्मीकेर्वदनारविन्दगलितम् रामायणाख्यम् मधु जन्मव्यासजराविपत्तिनिधनैरत्यन्तसोपद्रवम् संसारम् सविहाय गच्छति पुमान् विष्णोः पदम् शाश्वतम् तदुपगतसमाससन्धियोगम् सममधुरोपनतार्थवाक्यबद्धम् रघुवरचरितम् मुनिप्रणीतम् दशरशस्य वदम् निशामयध्वम् श्रीराघवम् दशरथात्मजमप्रमेयम् सीतापतिम् रघुकुलान्वयरत्नदीपम् माजानुबाहुमरविन्ददलायिताक्षम् रामम् निशाचरविनाशकरम् नमामि वैदेही सहितम् सुरद्रुमतले हैमे महामण्डपे मध्ये पुष्पकमासने मणिमये वीरासने सुस्थितम् अग्रे वाचेति प्रभञ्जनसुतेः तत्त्वम् मुनिभ्यः परम् व्याख्यान्तम् भरतादिपरिवृतम् रामम् भजे श्यामळम् श्रीरामाय नमः ओम् श्रीरामचन्द्रपरब्रह्मणे नमः ओम् तपस्वाध्यायनिरतम् तपस्वी वाग्वेदाम् वरम् नारदम् परिपप्रच्छ वाल्मीकिर्मुनिपुङ्गवम् तपस्वाध्यायनिरतम् तपस्वी वाग्वेदाम् वरम् नारदम् परिपप्रच्छ वाल्मीकिर्मुनिपुङ्गवम् श्रीरामाय नमः ओम् श्रीरघुनन्दनपरब्रह्मणे नमः ओम् अस्मद्गुरुभ्यो नमः अस्मत्परमविघ्नमहान्तमहागुरुवे नमः ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು ಗುಹನ ಆಸ್ಥಾನಕ್ಕೆ ರಾಮಚಂದ್ರ ಸ್ವಾಮಿ ಸೀತಾಲಕ್ಷ್ಮಣ ಸಮೇತನಾಗಿ ಬಂದು ಸೇರಿದ ಎಂಬಲ್ಲಿಗೆ ನಿನ್ನೆ ಲವಕುಶರ ಮಂಗಳಾಶಾಸನ ಮಾಡಿದ್ರು ಅಲ್ಲಿಂದ ಮುಂದಿನ ಕಥೆಯನ್ನು ಇವತ್ತು ನಾವು ಗಮನಿಸೋಣ ತತ್ವಾರ್ಥಗಳನ್ನು ಗಮನಿಸೋಣ ಗುಹ ಬೇಕಾದಷ್ಟು ಆತಿಥ್ಯವನ್ನು ಮಾಡಿದ ಜೇನಿದೆ ಕಾಳಿದೆ ಹಿಟ್ಟಿದೆ ಹಣ್ಣಿದೆ ಬೇಕಾದರೆ ಮಾಂಸವೂ ಇದೆ ಎಲ್ಲ ಇದೆ ನನ್ನ ರಾಜ್ಯವೇ ನಿನ್ನದು ಇಲ್ಲೇ ಇದ್ದು ಬಿಡು ಹದಿನಾಲ್ಕು ವರ್ಷ ಬೇರೆಲ್ಲಿ ಹೋಗಬೇಡ ಅಂತ ಹೇಳಿದ್ರು ರಾಮಚಂದ್ರ ಹೇಳಿದ ನಾವು ಏನಿದ್ರು ವನವಾಸ ಕಾಲದಲ್ಲಿ ಇನ್ನೊಬ್ಬರು ಕೊಟ್ಟಿದ್ದನ್ನು ಸ್ವೀಕಾರ ಮಾಡುವ ಪದ್ಧತಿ ಇಲ್ಲ ಅರ್ಚಿತಾಶ್ಚೈವ ಹೃಷ್ಟಾಶ್ಚ ಭವತಾ ಸರ್ವಥಾ ವಯಂ ನೀ ಬಾಯಲ್ಲಿ ಹೇಳಿದ್ದೇ ಸಾಕು ಎಲ್ಲ ನಾನು ಮುಟ್ಟುಬಿಟ್ಟಿದ್ದೀನಿ ಹಣ್ಣು ಹಂಪಲ ಜೇನುತುಪ್ಪ ಎಲ್ಲ ತಗೊಂಡ ಹಾಗಾಯಿತು ನಿಜವಾದ ಆತಿಥ್ಯ ನೀವು ಮಾಡಿದ್ಯಾವುದು ಅಂದ್ರೆ ಅಭಿಗಮಾಚೈವ ಸ್ನೇಹ ಸಂದರ್ಶನೇನ ಚ ನನ್ನನ್ನು ಸ್ವಾಗತ ಮಾಡುವಾಗ ಬರಿಕಾಲಲ್ಲಿ ನಡಿಗೆಯಲ್ಲಿ ಬಂದ್ಯಲ್ಲ ಅದು ನಾ ತುಂಬಾ ಮೆಚ್ಚಿಕೊಂಡೆ ಎಂದ ರಾಮಚಂದ್ರ पद्भ्यामभिगमाच्चैव ತೇಷಾಂ ಪ್ರಶ್ವಸಿತವ್ಯಂ ಶ್ರದ್ಧೆಯ ದೇಯ ಯಾರು ಬರ್ತಾರೆ ದೊಡ್ಡವರು ಕೂತ್ ಜಾಗದಲ್ಲೇ ದೆವ್ವ ಕೂತ ಕೂತಿದ್ದು ಬನ್ನಿ ಬನ್ನಿ ಅಂತ ನೀವು ದೊಡ್ಡವರಾಗಿದ್ದು ಬಂದವರು ಸಣ್ಣವರಾಗಿದ್ದರೆ ಅದು ಬೇರೆ ವಿಷಯ ದೊಡ್ಡವರು ಮನೆಗೆ ಬಂದ್ರೆ ವಾಗಲ್ ತನಕ ಹೋಗಿ ಸ್ವಾಗತ ಮಾಡಿ ನಮಸ್ಕಾರ ಮಾಡಿ ಬನ್ನಿ ಅಂತ ಬರಬೇಕು ಗುಹ ಎಷ್ಟಾದರೂ ರಾಮಚಂದ್ರ ಸ್ವಾಮಿಯ ಪ್ರಜೆ ಅವನು ದೊಡ್ಡವನಿರಬಹುದು ಅವನ ರಾಜ್ಯಕ್ಕೆ ಆದರೆ ಇವನು ಸರ್ವಲೋಕ ಪ್ರಭು ಭಗವಂತನ ಅವತಾರ ಅಭಿಗಮ ಅಭಿಗಮಾಚೈವ ಪದ್ಭ್ಯಾಂ ಚಪ್ಪಲಿ ಬಿಟ್ಟು ಬಂದ ಅಂತ ಹೇಳಿದ್ದಾರೆ ಕಂಬರಾಮಾಯಣದಲ್ಲಿ ಸಣ್ಣ ಡಿಫರೆನ್ಸ್ ಚರ್ಮದ ಚಪ್ಪಲಿ ಹಾಕೊಂಡಿದ್ದ ಅಂತ ಬರೆದಿದ್ದಾರೆ ಹೇಗೆ ತಪ್ತಾರೆ ನೋಡಿ ಸಣ್ಣ ಸಣ್ಣ ಡೀಟೇಲ್ಸ್ ಇಲ್ಲಿ ಧರ್ಮಶಾಸ್ತ್ರ ದೊಡ್ಡವರ ಅವರು ಪಾದಕ್ಕೆ ಬರ್ತಾರೆ ಗುರುಗಳು ನೀವು ಪಾತಿಕೆ ಹಾಕೊಂಡು ಹೋಗಿ ಬರೋದಲ್ಲ ತಪ್ಪಾಗುತ್ತೆ ಬರಿಗಾಲಲ್ಲಿ ಹೋಗಬೇಕು ದೇವಸ್ಥಾನಕ್ಕೆ ಧರ್ಮಸತ್ರಗಳಿಗೆ ಆದಷ್ಟು ಬರಿಗಾಲಲ್ಲಿ ಬರಬೇಕು ಅದು ಬೆಂಗಳೂರಲ್ಲಿ ಆಗೋದಿಲ್ಲ ನೀವು ಬೇರೆ ಹೇಳ್ತಾ ಕೂತಿದ್ದೀರಿ ಚಪ್ಪಲಿ ಹಾಕೊಂಬಂದ್ರೆ ಚಪ್ಪಲಿ ನಿಲ್ಲೋದಿಲ್ಲ ಬರಿಗಾಲಲ್ವೇ ಅಂತೇರಿ ಎಲ್ಲಿ ನೋಡಿದ್ರೆ ಇಲ್ಲೊಂದು ಪರಿಷೆ ಅಲ್ಲಿ ನೋಡಿದ್ರೆ ಅಲ್ಲೊಂದು ಪರಿಷೆ ಪದ್ಭ್ಯಾಮ ಅಭಿಗಮ ಅಚ್ಚೈವ ಗುಹ ಕಾಲಿಗೆ ಚಪ್ಪಲಿ ಕಟ್ಕೊಂಡಿದ್ರೆ ನನ್ನ ಗಂಟೇನು ಹೋಗಲಿಲ್ಲ ಇಲ್ಲಿ ರಾಮಚಂದ್ರ ಹೇಳಿದ ಮಾತಿನ ಧರ್ಮಶಾಸ್ತ್ರ ಸೂಕ್ಷ್ಮ ಹೋಗಿಬಿಡುತ್ತೆ ನಾನು ಯಾಕೆ ವಾಲ್ಮೀಕಿನ ಹಿಡಿತೇನೆ ಅಂದ್ರೆ ಪ್ರತಿ ಒಂದರಲ್ಲಿ ಮರ್ಮ ಇಟ್ಟಿದ್ದಾರೆ ಸ್ನೇಹ ಸಂದರ್ಶನೇನ ಚ ಪ್ರೀತಿ ತೋರಿಸಿದ್ಯೆ ಕಣ್ಣೀರು ಹಾಕಿದ್ಯೇ ಪ್ರಭು ನಿನಗೂ ವನವಾಸವೇ ಎಂದೆ ಇದೊಂದು ಮಾತು ಸಾಕು ಭುಜಾಭ್ಯಾಂ ಸಾಧು ವೃತ್ತಾಭ್ಯಾಂ ಪೀಡಯನ್ನೇ ದುಂಡು ತೋಳು ರಾಮಚಂದ್ರನ ಸುಂದರವಾದ ತೋಳು ಅಜಾನುಬಾಹು ಆ ತೋಳುಗಳಿಂದ ಗುಹನನ್ನ ಬಾಚಿ ತೊಬ್ಕೊಂಡ್ಬಿಟ್ಟ ನೀ ಕೀಳು ಜಾತಿಯವನು ಅಂತ ಪ್ರಭು ನೋಡಲಿಲ್ಲ ಆಲಿಂಗನ ಸೌಖ್ಯವನ್ನು ಕೊಟ್ಟ ಅವನಿಗೆ ಆಮೇಲೆ ಯೋಗಕ್ಷೇಮ ಎಲ್ಲ ಕೇಳ್ತಾನೆ ಅಲ್ಲಿಂದ ಜಲಮೇವಾದದೆ ಭೋಜ್ಯಂ ಲಕ್ಷ್ಮಣೇನಾಹೃತಂ ಸ್ವಯಂ ಬುಟ್ಟಿ ಬುಟ್ಟಿ ಬುಟ್ಟಿಯಲ್ಲಿ ತಂದಿಟ್ಟಿದ್ದಾನೆ ಎಷ್ಟು ಬಗೆಯ ಹಣ್ಣು ಹಂಪಲ ಒಂದನ್ನು ಮುಟ್ಲಿಲ್ಲ ಸಾಯಂಕಾಲವಾಯಿತು ಸೀತಾರಾಮ ಲಕ್ಷ್ಮಣರು ಗಂಗೆಗೆ ಹೋಗಿ ಇಳಿದು ಸಂಧ್ಯಾ ವಂದನವನ್ನು ಮಾಡಿದರು ಇಲ್ಲಿ ಹೇಳಲಿಲ್ಲ ಭರತನಿಗೆ ಸಮಾಚಾರ ಒಪ್ಪಿಸುವಾಗ ಮೂರು ಜನ ಸಂಧ್ಯಾವನ್ನ ಮಾಡಿದರು ಅಂತ ತೋರಿಸ್ತಾನೆ ಗುಹ ತ್ರಯಸ್ಸಂಧ್ಯಾ ಮುಪಾಸತ ಸಣ್ಣ ಡೀಟೇಲು ಅಂದ್ರೆ ಸ್ತ್ರೀಯರಿಗೆ ಸಂಧ್ಯಾವಂದನ ಅಧಿಕಾರ ಇತ್ತು ಅಂತ ತೋರಿಸ್ತಾ ಇದ್ದಾರೆ ವಾಲ್ಮೀಕಿ ಆಮೇಲೆ ಬಂದು ಕೂತ್ಕೊಂಡ್ರೆ ರಾಮಚಂದ್ರನ ಪಾದಕ್ಕೆಲ್ಲ ತಣ್ಣೀರು ಹಾಕಿ ಉಜ್ಜುತ್ತಾನೆ ಲಕ್ಷ್ಮಣ ಪ್ರಯಾಣದ ಆಲಸ್ಯ ಎಷ್ಟೋ ದೂರ ಹೋಗಿರ್ತೀರಿ ಕಾಲಕ್ಕೆ ಪಾದರಕ್ಷಣೆ ಇರ್ಬೋದು ಬಸ್ಸಲ್ಲಿ ಗಿಸ್ಸಲ್ಲಿ ಹೋಗಿರ್ಬೋದು ಮನೆಗೆ ಬಂದರೆ ಆಯಾಸ ಹೋಗಬೇಕಾದ್ರೆ ಕಾಲು ಚೆನ್ನಾಗಿ ತೊಳಿಬೇಕು ಸುಮ್ಮನೆ ನೀರು ಹಾಕೋದಲ್ಲ ಆ ಒಳಗಿನ ಅಂಗಾಲ ಇರ್ತದಲ್ಲ ಆ ತಣ್ಣೀರು ಹಾಕಿ ತಿಕ್ಕಬೇಕು ಒಬ್ರು ಹೇಳಿದ್ರು ಆ ಕಾಲಿನ ತುದಿಯಿಂದ ತಲೆಯವರೆಗೆ ಈ ನರಮಂಡಲಗಳು ಒಂದಕ್ಕೊಂದಕ್ಕೆ ಕನೆಕ್ಟ್ ಕನೆಕ್ಷನ್ ಇರ್ತದೆ ನನ್ನ ಮಗಳೆಲ್ಲಿಯೋ ಒಂದು ಕಡೆ ಈ ಆಕ್ಯುಪ್ರೆಷರ್ ಚೈನಾದಲ್ಲಿ ಹೇಳ್ತಾರೆ ಅದನ್ನು ಕೇಳ್ಕೊಂಬಂದು ನನಗೆ ಹೇಳಿದ್ದು ತಲೆ ತಲೆನೋವು ಹೋಗಬೇಕಾದ್ರೆ ಈ ಒಂದು ಎರಡು ಮೂರು ಈ ಮೂರು ಬೆರಳಿನ ನರಮಂಡಲಗಳಿಗೂ ಇದಕ್ಕೂ ಸಂಬಂಧ ಇರುತ್ತಂತೆ ತಲೆನೋವು ಬಂದರೆ ಅದು ಆಯಾಸದಿಂದ ಕೋಲ್ಡಿಂದ ಸೀದಿಂದ ಬಂದ್ರಲ್ಲ ಅದು ಬಹಳಷ್ಟು ಸಲ ಹೀಗೆ ಮಾಡಿದ್ರೆ ತಲೆನೋವು ಬಿಟ್ಟು ಹೋಗುತ್ತೆ ಮಾಡಿ ನೋಡು ಮಾಡಿ ನೋಡಿದ್ದೀನಿ ನಾನು ಎಷ್ಟು ಸೂಕ್ಷ್ಮ ಇಟ್ಟಿದ್ದಾನೆ ಈ ಇದು ಸ್ವಿಚ್ ಬೋರ್ಡ್ ಇದ್ದ ಹಾಗೆ ಈ ಇಲ್ಲಿ ಎರಡು ಕಡೆ ಇಟ್ಟಿದ್ದಾರೆ ನೋಡಿ ಈ ಶರೀರದಲ್ಲಿ ಎಷ್ಟೊಂದು ರರಮಂಡಲಗಳಿದೆಯೋ ಅದು ಒಂದು ತುದಿ ಕಾಲು ಎರಡು ಅಂಗಾಲು ಎರಡು ಅಂಗೈ ಅದಕ್ಕೆ ಊಟ ಮಾಡುವಾಗ ಆರ್ದ್ರಪಾಣಿ ಕಾಲು ತೊಳ್ಕೋಬೇಕು ಒದ್ದೆಗಾಲಲ್ಲಿ ಕೂತು ಊಟ ಮಾಡಬೇಕು ಇಲ್ಲ ನಾವು ಬೂಟ್ ಕಾಲಲ್ಲೇ ಊಟ ಮಾಡ್ತೇವೆ ನಮಗೆ ಟೇಬಲ್ ಮೀಲ್ಸೇ ಬೇಕು ಕಾಲಲ್ಲಿ ಒದ್ದೆ ಇದ್ರೆ ಜೀರ್ಣಶಕ್ತಿಗೂ ಅದಕ್ಕೂ ಏನೇನೋ ಸಂಬಂಧ ಇಟ್ಟಿದ್ದಾರೆ ಶಾಸ್ತ್ರ ಮರ್ಯಾದೆ ಒಂದು ಆಯುರ್ವೇದವೇ ಜ್ಯೋತಿಷವೇ ಧರ್ಮಶಾಸ್ತ್ರವೇ ವೇದಾಂತವೇ ವಾಲ್ಮೀಕಿ ರಾಮಾಯಣದಲ್ಲಿರುವಷ್ಟು ಈ ಶಾಸ್ತ್ರಾಂಶಗಳು ಬೇರೆ ಇದರಲ್ಲಿ ಇಲ್ಲ ಕಾವ್ಯಾಂಶ ಇರಬಹುದು ಕುದುರೆ ಆಗಿತ್ತು ಆನೆ ಆಗಿತ್ತು ಊರಾಗಿತ್ತು ಸೈನ್ಯ ಆಗಿತ್ತು ನಾವು ವರ್ಣನೆ ತಗೊಂಡು ಏನ್ ಮಾಡ್ತೀರಿ ನಾಟ್ಯ ಮಾಡೋಕೆ ನಾ ಬಂದಿಲ್ಲ ಇಲ್ಲಿ ಶಾಸ್ತ್ರಾರ್ಥ ಹೇಳೋಕೆ ಬಂದಿದ್ದೆ ಋಷಿ ಪುರೋಕ್ತವಾದ ಮಾತಿಗೆ ಅಕೌಂಟಬಿಲಿಟಿ ಇದೆ ಲಕ್ಷ್ಮಣ ನೀರು ತಗೊಂಬಾರೋ ಅಂದ ಒಂದು ಚಂಬು ಪಾತ್ರೆ ಕೂಡ ಇಲ್ಲ ವಾನುಪ್ರಸ್ಥ he must not own anything Lakshmana ಗಂಗೆಗೆ ಹೋಗಿ ಬೊಗಸೆ ನೀರು ತಂದ್ರೆ ಅದನ್ನೇ ಪಾನ ಮಾಡಿ ನದಿ ತೀರ್ಥ ನದಿ ತೀರದಲ್ಲಿ ಊಟ ಮಾಡಬಾರದು ಅಂತ ಒಂದು ಸಂಪ್ರದಾಯ ಗಂಗಾ ಯಾತ್ರೆ ಹೋಗ್ತೀರಿ ಬದರಿ ಯಾತ್ರೆ ಹೋಗ್ತೀರಿ ಕಾಶಿ ಯಾತ್ರೆ ಹೋಗ್ತೀರಿ ಚಿತ್ರಕೂಟಕ್ಕೆ ಹೋಗ್ತೀರಿ ಶರೀರದಲ್ಲಿ ಅಸೌಕರ್ಯ ಇದ್ರೆ ಬೇರೆ ವಿಷಯ ವಯಸ್ಸಾಗಿದ್ರೆ ಬೇರೆ ವಿಷಯ ಇಲ್ಲದೇ ಇದ್ರೆ ಆದಷ್ಟು ನದಿ ತೀರದಲ್ಲಿ ಉಪವಾಸ ಮಾಡಬೇಕು ಆದ್ದರಿಂದ ಲಕ್ಷ್ಮಣನ ಕೈಯಲ್ಲಿ ನೀರು ತರಿಸಿಕೊಂಡು ಜಲಮೇವಾದದೆ ಭೋಜ್ಯಂ ಅದೇ ಭೋಜನ ರಾಮನಿಗೆ ಅದು ಲಕ್ಷ್ಮಣೇನ ಆಹೃತಂ ಸ್ವಯಂ ಇನ್ನು ತಂದದ್ದಲ್ಲ ತಸ್ಯ ಭೂಮಂಶಯಾನಸ್ಯ ಪಾದೌ ಪ್ರಕ್ಷಾಳ್ಯ ಲಕ್ಷ್ಮಣ ಲಕ್ಷ್ಮಣನ ಪಾದಗಳನ್ನು ತೊಳೆದ ರಾಮಚಂದ್ರ ಉದ್ದಕ್ಕೂ ಮಾಡಿದ್ದಾನೆ ಹದಿನಾಲ್ಕು ವರ್ಷ ಮುಂದೆ ಪಾದುಕೆಗಳನ್ನು ಭರತ ತಗೊಂಡು ಹೋದ್ಮೇಲೆ ಬರೀ ಕಾಲಲ್ಲೇ ನಡೆಯೋದು ರಾಮಚಂದ್ರ ಹದಿನಾಲ್ಕು ವರ್ಷ ಪಾದವನ್ನು ಕಾಪಾಡಿದವರು ಯಾರು ಸೌಮಿತ್ರಿ ಪ್ರತಿನಿತ್ಯ ಕಾಲಿನ ಉಜ್ಜಿ ಉಜ್ಜಿ ಉಜ್ಜಿ ತೆಗೆದು ಆ ಕಾಲಲ್ಲಿದ್ದು ಉರಿ ಗಿರಿ ನೋವು ಎಲ್ಲವನ್ನು ತೆಗಿತಾ ಇದ್ದಾನೆ ಅದಕ್ಕೊಂದು ಇಲ್ಲಿ ಪ್ರಮಾಣವನ್ನು ಕೊಟ್ಟಿದ್ದಾರೆ ಅವತ್ತು ರಾತ್ರಿಯಲ್ಲಿ ಆಯಿತು ದಿವಸ ಬೆಳಿಗ್ಗೆ ರಾಮಪ್ರಭು ಇವನನ್ನು ಕೇಳಿದ ಅಯ್ಯ ಈ ಗಂಗಾ ದಾಟಿಸ್ಬೇಕಲ್ಲ ಆ ಖಂಡಿತ ದಾಟಿಸ್ತೇನೆ ಸ್ವಾಮಿ ಅಂತ ಹೇಳಿದವನೇ ದೊಡ್ಡ ನಾವೆಯನ್ನು ತರಿಸಿ ರಾಮಪಾದಗಳನ್ನು ತೊಳೆದು ಭಕ್ತಿಯಿಂದ ತಾನೂ ತನ್ನ ಕಡೆಯವರು ಪ್ರೋಕ್ಷಣ ಮಾಡಿಕೊಂಡು ಸೀತಾ ಲಕ್ಷ್ಮಣ ಸಮೇತನಾಗಿ ರಾಮಚಂದ್ರ ದೋಣಿಯಲ್ಲಿ ಕೂಡಬೇಕು ದೊಡ್ಡ ನಾವೆಯಂತೆ ಇದೆ ಅದಕ್ಕೂರ್ವದಲ್ಲಿ ಪೂರ್ವದಲ್ಲಿ ಎರಡು ಸಮಾಚಾರಗಳು ಸುಮಂತ್ರ ಹೇಳಿದ ರಾಮಚಂದ್ರ ಸ್ವಾಮಿಗೆ ಮಗು ರಾಮ ಆಯುಷ್ಮನ್ ಒಂದು ಸಣ್ಣ ಕೋರಿಕೆಯಪ್ಪ ನಿಮ್ಮ ವಂಶದಲ್ಲಿ ಇಲ್ಲಿ ತನಕ ನಾನು ಏನು ಕೇಳಿಲ್ಲ ನೋ ಫೇವರ್ಸ್ ಈಗ ನನಗೊಂದು ಒಂದು ವರವನ್ನು ಕೊಡಬೇಕು ಏನು ವರ ನಾನು ಕೈಕೇಯಿಯ ಕೆಟ್ಟ ಊರಿಗೆ ರಥಸಮೇತನಾಗಿ ಮತ್ತೆ ಹೋಗಲಾರೆ ನನ್ನನ್ನು ನೀನು ಕರ್ಕೊಂಡು ಹೋಗ್ಬಿಡಬೇಕು ಕಾಡಿಗೆ ನಾನು ನಿನ್ನ ಜೊತೆಯಲ್ಲಿ ಬಂದು ಬಿಡ್ತೇನೆ ಅಲ್ಲೇ ಎಲ್ಲಾರು ಉತ್ತರಕ್ರಿಯೆ ಉತ್ತರ ಕ್ರಿಯೆ ಮಾಡುವೆಯಂತೆ ದಶರಥನ ಊರಿಗೆ ನಾನು ಹೋಗಲಾರೆ ಭೃತ್ಯವತ್ಸಲ ತಿಷ್ಠಂತಂ ಕತೆ ಪಥಿ ಭರ್ತ ಭರ್ತ ಭಕ್ತಂ ಭೃತ್ಯಂ ಸ್ಥಿತಂ ಸ್ಥಿತ್ಯಂ ತ್ವನ್ನಮಾಂ ಹಾತುಮರ್ಹಸಿ ಭೃತ್ಯವತ್ಸಲ ಸೇವಕರಲ್ಲಿ ಪ್ರೀತಿಯುಳ್ಳ ರಾಮಪ್ರಭು ಭರ್ತೃಪುತ್ರ ಗತೇ ಪಥಿ ಯಜಮಾನ್ನಾಥ್ ದಶರಥನ ಮಗನಾದ ನೀನು ಸರಿಯಾದ ದಾರಿಯಲ್ಲಿ ನಡೀತಾ ಇದ್ದೀ ಅಂತ ನಾವು ಸರಿಯಾದ ವರವನ್ನು ಕೇಳ್ತೇನೆ ಭಕ್ತಂ ಭೃತ್ಯಂ ನಾನು ಭಕ್ತ ನಿನಗೆ ಸೇವಕ ಸ್ಥಿತಂ ಸ್ಥಿತ್ಯಾಂ ಒಳ್ಳೆ ಸ್ಥಿತಿಯಲ್ಲೇ ಇದ್ದೇನೆ ಬುದ್ಧಿಗಿದ್ದೇನು ಕೆಟ್ಟಿಲ್ಲ ಅರಳು ಮರಳಾಗಿಲ್ಲ ನನ್ನ ಜೊತೆಲಿ ಬರ್ತೀನಿ ಅಂತ ಹೇಳ್ತೀಯಲ್ಲೋ ಮುದುಕ ನಿನಗೆ ಹೆಂಡತಿ ಮಕ್ಕಳು ಎಲ್ಲ ಅಯೋಧ್ಯೆಯಲ್ಲಿದ್ದಾರೆ ಅಂದ್ರೆ ಅವರಿಗೆಲ್ಲ ಹೇಳೇ ಬಂದಿದ್ದೀನಿ ನಾನು ಒಳ್ಳೆ ಸ್ಥಿತಿಯಲ್ಲಿದ್ದೇನೆ ತುಮ್ನ ಮಾಂ ಅತುಮರ್ಹಸಿ ನಾನು ಕರ್ಕೊಂಡೇ ಹೋಗಬೇಕು ಇವನು ಒಂದು ಧರ್ಮದ ಪಟ್ಟನ್ನು ಬೀಸಿದ ಇದೆಲ್ಲ ಬಿಟ್ಬಿಟ್ಟಿದ್ದಾರೆ ಉಳಿದ ರಾಮಾಯಣದಲ್ಲಿ ನಿಮ್ಮ ಅಪ್ಪನನ್ನೇನು ಕೇಳಿಲ್ಲ ತಾತನನ್ನೇನು ಕೇಳಿಲ್ಲ ಸಣ್ಣ ಮಗುವಾಗಿ ನಿಮ್ಮ ಅರಮನೆಯಲ್ಲಿ ಬೆಳೆದಿದ್ದೇನೆ ಪ್ರಭು ಇದೊಂದು ಸಣ್ಣ ಕೋರಿಕೆ ನಾನು ನಿನ್ನ ಜೊತೆಯಲ್ಲಿ ಬರ್ತೇನೆ ಇದನ್ನು ಯಾವ ಧರ್ಮದ ಪಟ್ಟನ್ನು ಬೀಸಿ ಪ್ರಭು ಕಳೆದುಕೊಳ್ಳಬೇಕು ರಾಮಚಂದ್ರ ಹೇಳ್ತಾನೆ ಆ ಬಹಳ ವೇಷ ಕರ್ಕೊಂಡು ಹೋಗ್ತಿದ್ದೆ ಸುಮಂತ್ರ ಆದರೆ ನೀನು ಖಾಲಿ ರಥವನ್ನು ಊರಿಗೆ ತಗೊಂಡು ಹೋಗದೇ ಇದ್ರೆ ನಮ್ಮ ಚಿಕ್ಕ ತಾಯಿಗೆ ನಾನು ಕಾಡಿಗೆ ಬಂದಿದ್ದೇನೆ ಅಂತ ನಂಬಿಕೆ ಬರೋದಿಲ್ಲವಪ್ಪ ಅದಕ್ಕೋಸ್ಕರ ಹೋಗಬೇಕು ಕೈಕೇಯಿ ಪ್ರತ್ಯಯಂಗೇತಿ ಇಚಿರಾಮೋ ವನಂಗತಃ ನಗರೀಂತ್ವಾಂಗತಂ ದೃಷ್ಟ ಜನನೀ ಮೇಯವೀಯಸಿ ಇದು ಏನು ಉತ್ತರ ಹೇಳ್ತೀವಪ್ಪ ಈ ಇಂಥ ಪ್ರಭುವನ್ನು ಪಡೆದಲ್ಲ ಅಂತ ನೀವು ಕಣ್ಣೀರು ಹಾಕಬೇಕು ನೋಡಿ ಈ ಕಥೆ ನಡೆದು ಎಷ್ಟು ಸಹಸ್ರ ವರ್ಷವಾಯಿತು ಇವತ್ತು ನೀವು ಮನಸ್ಸಿಗೆ ಸ್ಪಂದನವನ್ನು ಮಾಡುತ್ತದೆ ಕೋರಿಕೆ ಕೇಳುವ ಭಕ್ತನ ಹೃದಯ ಅದನ್ನ ವಿನಯದಿಂದ ನಿರಾಕರಣೆ ಮಾಡುವ ಪ್ರಭುವಿನ ಕೋಮಲ ಹೃದಯ ಖಂಡಿತ ಕರ್ಕೊಂಡು ಹೋಗ್ತಿದ್ದೆ ಖಾಲಿ ರಥ ನೋಡಿದ ಹೊರತು ಎಲ್ಲೋ ಯಾರ ಮನೆ ಹಿತ್ಲಲ್ಲೋ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾನೆ ಅಂತಂದು ಕೋತಾರೆ ಪತ್ತೆಯೇ ಇಲ್ಲ ಎಲ್ಲಿ ಬಿಟ್ಟೆ ಅಂತ ಸಮಾಚಾರ ಕೊಡಲಿಲ್ಲ ಕೊಡೋಕೆ ಆದ್ದರಿಂದ ನೀನು ಈಗ ನನ್ನ ಜೊತೆಯಲ್ಲಿ ಬರ್ತಕ್ಕದ್ರಲ್ಲ ನೀ ಹೊರಟು ಹೋಗು ಅಂತ ಹೇಳಿ ಅವನನ್ನು ಕಳಿಸಿಬಿಟ್ಟ ಅಲ್ಲಿ ಸ್ವಲ್ಪ ದಿವಸ ನಿಂತ ಇವನು ಸುಮಂತ್ರ ರಾಮ ಹೇಳಿದ ಗುಹನಿಗೆ ನಾವಿಗೆ ಹತ್ತುವುದಕ್ಕೆ ಮುಂಚೆ ವಾನಪ್ರಸ್ಥ ವ್ರತದ ಇನ್ನೊಂದು ಮುಖ್ಯ ಅಂಗವಿದೆಯಪ್ಪ ಈ ತಲೆಗೆಲೆ ಬಾಚಿಕೊಂಡು ಶೃಂಗಾರ ಮಾಡಿಕೊಂಡು ತಿಂಗಳಿಗೊಂದ್ಸಲ ಕ್ಷೌರ ಮಾಡಿಕೊಂಡು ಮುಖವನ್ನು ದಿವಸಕ್ಕೆ ಮೂರು ಸಲ ಹಜಾಮತಿ ಮಾಡ್ಕೊಂಡು ಹೋದರೆ ವಾನಪ್ರಸ್ಥ ಆಗೋದಿಲ್ಲ ಇಲ್ಲಿ ಸುತ್ತ ಆಲದ ಮರಗಳಿದೆಯಲ್ಲ ಆಲದ ಮರದ ಈ ರಸವನ್ನು ಬಿಳಿ ರಸವನ್ನು ತಂದುಕೊಡು ಅಂತ ಕೇಳಿ ಆ ರಸವನ್ನು ಬಗಸು ಬಗಸಿಯಾಗಿ ತೆಗೆದು ತಲೆಗೆಲ್ಲ ಬಡಿದುಕೊಂಡು ಆ ಜುಟ್ಟನ್ನು ಎತ್ತಿ ಕಟ್ಟಿಬಿಟ್ಟ ಹದಿನಾಲ್ಕು ವರ್ಷ ಕ್ಷೌರ ಮಾಡಿಸಿಕೊಳ್ಳಿಲ್ಲ ರಾಮಚಂದ್ರ ಯಾವ ಕವಿಯೂ ಚಿತ್ರಕಾರನೂ ಈ ರೀತಿಯ ರಾಮನ ಚಿತ್ರವನ್ನು ನಿಮಗೆ ಕೊಡೋದಿಲ್ಲ ದಾಡಿ ಉದ್ದ ಬೆಳೆದಿತ್ತು ಮೀಸೆ ಇದ್ದು ಬೆಳೆ ಅದನ್ನು ನೋಡೋದಕ್ಕೆ ನಿಮಗೆ ಅಸಹ್ಯವಾಗುತ್ತೆ ರಾಮಚಂದ್ರನ ಮುಖ ಹೇಗಿತ್ತೆ ಅಂತ ಅದರ ಸೊಗಸು ನಿಮಗೆ ಗೊತ್ತಿಲ್ಲ ದಾಡಿ ಮೀಸೆ ಬೆಳೆದು ಹದಿಮೂರು ವರ್ಷ ಆದ ರಾಮನನ್ನು ನೋಡಿ ಶೂರ್ಪಣಿಕಿ ಮೋಹಗೊಂಡಳು ಇದೆಲ್ಲ ನಮ್ಮ ನಿಮ್ಮ ಸ್ಥಿತಿ ಹೇಗಿದೆ ರಾಮಚಂದ್ರ ಚಿತ್ರ ಬರಿತೇವೆ ಮುಖ ಕ್ಷೌರ ಮಾಡಿದ ಹಾಗೇ ಚಿತ್ರ ಬರೀತಾರೆ ಅದೇ ನಮಗೆ ನಾರದರಿಗೂ ಹಾಗೆ ಮಾಡ್ತಾರೆ ಈ ದೇವತೆಗಳಿಗೆಲ್ಲ ಈ ಚಿತ್ರಕಾರರು ತಾವು ಹೇಗಿರ್ತಾರೆ ಹಾಗೆ ಚಿತ್ರ ಮಾಡಿಬಿಡ್ತಾರೆ ಅದು ಈ ವಿಧಿಯ ಪ್ರಸಂಗವನ್ನ ರಾಮಚಂದ್ರ ಸ್ವಾಮಿಯ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಬಹಳ ವಿಸ್ತಾರವಾಗಿ ಕೊಡ್ತಾರೆ ಭರತ ಹೇಳಿದಂತೆ ರಾಮ ನೀ ಮೊದಲು ದೀಕ್ಷಾ ಎಲ್ಲ ತೆಗೆದು ಸ್ನಾನ ಮಾಡು ಸುಖಹಸ್ತಾಹ ಸುಶೀಘ್ರಾಶ್ಚ ಕ್ಷೌರಿಕರು ಹೇಗಿದ್ರು ಸುಖಹಸ್ತಾಹ ಮೊಂಡುಕತಿ ಅಲ್ಲ ಒಳ್ಳೆ ಬ್ಲೇಡ್ ಗೀಡು ಸುಶೀಘ್ರಾಶ್ಚ ಸಾಯಿ ಸ್ವಾಮಿ ಅಂತ ಒಂದು ಗಂಟೆ ಕೆತ್ತುವುದಲ್ಲ ಅವರನ್ನು ಕರೆದು ಕ್ಷೌರ ಮಾಡು ರಾಮ ಹೇಳಿದ್ರೆ ನನಗಲ್ಲ ಕಾಣು ನನಗೆ ನಿಮ್ಮ ಅಮ್ಮ ವಿಧಿಸಿದ್ದು ವಿಧಿ ವಿಧಿ ಇಲ್ಲದೆ ಯಾರು ಹೇಳಿದೆ ನೀ ಮೊದಲು ಗಾಡಿ ಬೆಳೆಸಿದ್ದೀಯೇ ಪೂರ್ವಂತು ಭರತೆ ಸ್ನಾತೆ ಲಕ್ಷ್ಮಣೇಶ ಮಹಾಬಲೆ ಒಂದೇ ದಿವಸ ಅಣ್ಣ ತಮ್ಮಂದ್ರು ಕ್ಷೌರ ಮಾಡಿಸ್ಕೋಬಾರದು ಅದು ಅಪ್ಪ ಅಮ್ಮ ಹೋದಾಗ ಮಾಡಿಸೋದು ಇಲ್ಲಿ ವಿಧಿ ಇಲ್ಲ ಪೂರ್ವಂತು ಭರತೆ ಸ್ನಾತೆ ಲಕ್ಷ್ಮಣೇ ಚ ಯಾರಿಗೆ ವಿಧಿ ಇಲ್ಲವೋ ಯಾರು ವಿಧಿಸಿಲ್ಲವೋ ಭರತನಿಗೆ ಮೊದಲು ಕಂಪಲ್ಸರಿ ಮಾಡಿರಲಿಲ್ಲ ಲಕ್ಷ್ಮಣನಿಗೆ ಯಾರು ಕಂಪಲ್ಸರಿ ಮಾಡ ಮೊದಲು ನೀವಿಬ್ರು ತೆಗಿರಿ ಶತ್ರುಘ್ನೇ ಜಮಃ ಶತ್ರುಘ್ನ ತೆಗೆದ ಆ ರಾಮಚಂದ್ರನು ಕ್ಷೌರಾದಿಗಳನ್ನು ಕ್ಷತ್ರಿಯರು ಸ್ವಲ್ಪವೇ ತಲೆ ತೆಗಿಬೇಕು ಒಂದು ಇಂಚು ಎರಡು ಇಂಚು ನೋಡೋಕೆ ಚೆನ್ನಾಗಿರಬೇಕು ನಾಲ್ವಡಿ ಕೃಷ್ಣಾಜುಡಿ ಇರೋ ಹಾಗೆ ಮಾಡ್ತಾ ಇದ್ರು ಅದ್ರ ಮೇಲೆ ಪೇಟ ಗೀಟ ಧರಿಸ್ತಾರೆ ಗೊತ್ತಾಗೋದಿಲ್ಲ ಮುಖ ಸುಂದರವಾಗಿರುತ್ತೆ ತಲೆಗೆ ಒಳ್ಳೆಯ ಪನ್ನೀರು ಗಿನ್ನೀರನ್ನೆಲ್ಲ ಹಾಕಿ ಒಳ್ಳೆ ಸುಗಂಧ ದ್ರವ್ಯಗಳನ್ನು ಹಾಕಿ ರಾಮಚಂದ್ರನಿಗೆ ಆಮೇಲೆ ಸ್ನಾನ ಮಾಡಿಸಿ ಒಳ ಕರ್ಕೊಂಡ್ಬರ್ತಾರೆ ಪಟ್ಟಾಭಿಷೇಕಕ್ಕೆ ಅವನ ರಥದಲ್ಲಿ ಆನೆ ಮೇಲೆ ಮೆರವಣಿಗೆ ಮಾಡ್ತಾರೆ ಇದೆಲ್ಲ very very important but very ಟ್ರೈಫ್ trifle looking details only Valmiki has given ಅದರಿಂದ ಅಂಥ ಆಲದ ಹಾಲನ್ನು ತಲೆಗೆ ಹಾಕಿ ಗಂಟಾಕೊಂಡಿದ್ದಾರೆ ರಾಘವೋಪಿ ಮಹಾತೇಜ ಆಮೇಲೆ ದೋಣಿಯನ್ನು ಹತ್ತಿದರು ಮೊದಲು ರಾಮ ಆಮೇಲೆ ಸೀತೆ ಹಿಂದೆ ಲಕ್ಷ್ಮಣ ದೋಣಿ ಹತ್ತಿದ ಕ್ರಮ ಹತ್ತಿದ ಮೇಲೆ ಒಂದು ಮಂತ್ರವನ್ನು ಹೇಳಿದರಂತೆ ನೋಡಿ ತುಳಸಿ ಬಿಟ್ಟಿದ್ದಾರೆ ಕಂಬರು ಬಿಟ್ಟಿದ್ದಾರೆ ಕನ್ನಡ ರಾಮಾಯಣ ನೀವು ಕತೆ ಹೇಳುತ್ತೀರಿ ಕತೆ ಹೇಳ್ತೀರಿ ವೇದದ ರಹಸ್ಯಗಳನ್ನು ಯಾರು ಹೇಳೋದು ಬ್ರಹ್ಮವತಿ ಕ್ಷತ್ರವಚ್ಚೈವ ಜಜಾಪಹಿತಮಾತ್ಮನಃ ಬ್ರಾಹ್ಮಣರಂತೆ ಕ್ಷತ್ರಿಯರಂತೆ ಬ್ರಹ್ಮವತಿ ಕ್ಷತ್ರವಚ್ಚೈವ ಜಜಾಪ ಕೆಲವು ಜಪಗಳನ್ನ ಮಾಡಿದರು ಮಂತ್ರಗಳನ್ನು ಹೇಳಿದರು ಯಾವ ಮಂತ್ರ ಹೇಳಿದರು ಕೊಟ್ಟಿಲ್ಲ ವ್ಯಾಖ್ಯಾನದಲ್ಲಿ ಒಬ್ಬರು ಹಿರಿಯರು ಉಪದೇಶ ಮಾಡಿದರು ದೈಭೀಂ ನಾವಗ್ಗ ಸ್ವರಿತ್ರ ಮನಾಗ ಸಮಾರುಹಂತಿ ಮಾರುಹೇಮ ಸ್ವಸ್ಥಯೇ ಇಮಾಗಂ ಸುನಾಭಮಾರುಹಗಂ ಶತಾರಿತ್ರಾಗುಂ ಶತಸ್ಫ್ಯಾ ಅಚ್ಛಿದ್ರಾಂ ಪಾರಯಿಷ್ಣುಂ ತೈತ್ರಿಯ ಯಜುರ್ವೇದ ಕೃಷ್ಣ ಕೃಷ್ಣ ಯಜುರ್ವೇದ ಸಂಹಿತೆ ಮೊದಲನೇ ಕಾಂಡ ಐದನೇ ಪ್ರಶ್ನ ಹನ್ನೊಂದನೇ ಹನಸು ಐವತ್ತೊಂದನೇ ಮಂತ್ರ ಈ ಮಂತ್ರದಲ್ಲಿ ಎಷ್ಟು ಅರ್ಥ ಇಟ್ಟಿದ್ದಾರೆ ವೈದಿಕ ರಹಸ್ಯ ವೇದ ಬೇಸ್ ಅವತ್ತಿಂದ ಹೇಳ್ತಾ ಇದ್ದೆ ನಾವು ವಾಲ್ಮೀಕಿ ಬಿಟ್ಟು ಯಾತಕ್ಕೆ ಹೋಗೋದಿಲ್ಲ ಅಂದ್ರೆ this is a great opportunity to shape this country once again with Valmiki Ramayana ಋಷಿಗಳ ವಾಕ್ಯದಿಂದ ದೇಶವನ್ನು ಕಟ್ಟಬಹುದು ಕ್ಷುದ್ರ ಕವಿಗಳ ಮಾತಿನಿಂದ ದೇಶವನ್ನು ಒಡೆಯಬಹುದು ಕಟ್ಟುವುದಕ್ಕೆ ಬರುವುದು ಆಳಿಗೊಂದು ಕಥೆ ಹೇಳ್ತಾ ಕೂತಿದ್ರೆ ಅಗಸನ್ ಮಾತು ಕೇಳ್ಕೊಂಡು ರಾಮಚಂದ್ರ ಸೀತೆಯನ್ನು ಕೈ ಬಿಟ್ಟ ಯಾವ ಮುಟ್ಟಾಳ ಹೇಳ್ದ ನಿಮಗೆ ಅಗಸ ಅಗಸ ಅಗಸ ಇದನ್ನು ಹೇಳಿ ಅಗಸರಿಗೂ ಅವಮಾನ ರಾಮನಿಗೂ ಅವಮಾನ ಮೂಲದಲ್ಲಿ ಇಲ್ಲದೇ ಇದ್ದ ಕಥೆ ಇದಕ್ಕೆ ನೀವು ಕಾರಣ ಕೊಡಿ ನಮ್ಮನ್ನು ಪೀಡಿಸೋದು ಇಲ್ಲದೇ ಇದ್ದ ಕಥೆಗೆ ನಮ್ಮನ್ನು ಪೀಡಿಸ್ತಾರೆ ಕೆಲವು ಜನಕ್ಕೆ ಬಹಳ ಕೋಪ ಬರುತ್ತೆ ಅದು ಋಷಿಗಳು ಹೇಳಿದ್ರೆ ಅರ್ಥ ಋಷಿಗಳು ಹೇಳಿದ್ದೆ ಸುಳ್ಳು ಪಳ್ಳು ಕಥೆಗಳಿಗೆಲ್ಲ I am not accountable for you ಅಂತಹ ಸುಳ್ಳು ಕಥೆಗಳೇ ಪ್ರಚಾರ ಯಾತಕ್ಕಾಗಿವೆ ವಾಲ್ಮೀಕಿ ರಾಮಾಯಣ ಹಿಂದೆ ಹಾಕಿಬಿಟ್ಟಿದ್ದೇವೆ ಪ್ರವಚನ ಮಾಡುವವರಿಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಶ್ರಾವಣ ಮಾಸ ಬಂತು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಹೇಳ್ತಾ ಇದ್ರು ನಿಮಗೆ ಜನ ಹೇಳುವವರಿಲ್ಲ ಇವತ್ತು ಹೇಳ್ತಿದ್ದೆ ನಮ್ಮ ರಾಮಸ್ವಾಮಿಯವರಿಗೆ ಈ ಗೋಕುಲ ಇನ್ಸ್ಟಿಟ್ಯೂಟಿಗೆ ಒಂದು ನಾಲ್ಕು ವರ್ಷದಿಂದ ಇದು ಋಷಿವಾಣಿಯನ್ನು ಪ್ರಸಾರ ಮಾಡುವ ಕೇಂದ್ರವಾಗಿದೆಯಪ್ಪ ತುಂಬಾ ಸಂತೋಷವಾಗಿತ್ತು ಮನಸ್ಸಿಗೆ ಎಷ್ಟೋ ಕಾರ್ಯಕ್ರಮಗಳನ್ನು ಮಾಡ್ತೀರಿ ಅದು ಬಹಳ ದೊಡ್ಡದಲ್ಲ ಭಾಗವತ ರಾಮಾಯಣ ಮಹಾಭಾರತ ಹರಿವಂಶ ವಿಷ್ಣು ಪುರಾಣ ಪೂರ್ವಾಚಾರ್ಯರ ದಿವ್ಯವಾದಂತಹ ವಾಣಿಗಳು ಶಂಕರಾಚಾರ್ಯರ ವಾಕ್ಯಗಳು ಸ್ತೋತ್ರಗಳು ನೋಡಿ ಇವೆಲ್ಲ ಮಹರ್ಷಿಗಳ ಪರಂಪರೆ ಅದನ್ನು ಕೇಳಿದ್ರೆ ದೇಶ ಕಟ್ತೇವೆ ಸಿಕ್ಕಿದ್ದೆಲ್ಲ ತಗೊಂಡು ಏನ್ ಮಾಡ್ತೀರಿ ನೀವು ಈ ಮಂತ್ರಕ್ಕೆ ಈ ಹಡಗು ಹತ್ತುವಾಗ ದೋಣಿ ಹತ್ತುವಾಗ ಪ್ರಯಾಣ ಮಾಡುವಾಗ ಹೇಳೋ ಮಂತ್ರ ಅಂತ ನಾವು ಲೌಕಿಕವಾಗಿ ರಿಚುವಲಿಸ್ಟಿಕ್ ಆಗಿ ಹೇಳ್ಬಿಡ್ತೇವೆ ಒಳಗಿನ ಅರ್ಥ ಹೇಳುತ್ತೆ ಕೇಳಿ ದೈವೀಂ ನಾವಗ್ಗ ಸ್ವರಿತ್ರಾಂ ದೈವಿ ನಾವೇ ಒಂದು ಕೊಟ್ಟಿದ್ದಾನೆ ದೇವರು ನಿಮಗೆ ಅದಕ್ಕೆ ಶರೀರ ಅಂತ ಹೆಸರು ಸಂಸಾರದ ಈ ಕಡೆ ತುದಿಯಿಂದ ಆ ಕಡೆ ಹೋಗುವುದಕ್ಕೆ ಭಗವಂತ ನಮಗೆ ಕೊಟ್ಟಿರುವ ದೊಡ್ಡ ನಾವ್ಯಾವುದು ಯಾವುದು ದೈವೀಂ ನಾವಗ್ಗ ಸ್ವರಿತ್ರಾಂ ಅನಾಗಸಂ ಇದು ರೋಗ ಇಲ್ಲದೆ ಇದ್ದದ್ದು ತೂತು ಬೀಳದೆ ಇರುವಂತಹ ದೋಣಿ ಒಂಬತ್ತು ತೂತಿದೆ ಆದರೆ ಲೀಕ್ ಆಗೋದಿಲ್ಲ ಏನ್ ಲೀಕ್ ಆಗಬೇಕು ಅದೇ ಲೀಕ್ ಆಗ್ತದೆ ಆಯುಷ್ಯ ಲೀಕ್ ಆಗುವುದಿಲ್ಲ ಶಕ್ತಿ ಹ್ರಸ್ವ ಆಗೋದಿಲ್ಲ ಈ ಕಡೆಯಿಂದ ಆ ಕಡೆ ಹೋಗೋ ತನಕ ಇದು ಒಡೆಯೋದಿಲ್ಲ ಅಲ್ಲಿ ಹೋದ ಮೇಲೆ ನಿಮ್ಮ ಮಕ್ಕಳು ಸಂಸ್ಕಾರ ಮಾಡ್ತಾರೆ ಅಲ್ಲೇ ತನಕ ದಾಟಿ ಅನಾಗ ಸಂ ಅಸ್ರವಂತೀ ಶ್ರವಣ ಒಳಗೆ ನೀರು ತುಂಬಿಕೊಂಡು ಏನು ಮಾಡಕ್ ಅಸ್ರವಂತೀಂ ಆರು ಹೇಮ ಇದನ್ನ ಹೊತ್ತೋಣ ಸ್ವಸ್ಥೆಯೇ ನಮ್ಗೆ ಒಳ್ಳೇದಾಗ್ಲಿ ಇಮಾಗುಂ ಸುನಾಭಂ ಇದು ಒಳ್ಳೆ ದೋಣಿ ಇದು ಇಮಾಗುಂ ಸುನಾಭಮಾರುಹಗುಂ ಹತ್ತಿದ್ದೇವೆ ಇದಕ್ಕೆ ಎರಡೂ ಕಡೆ ಹುಟ್ಟು ಹಾಕ್ತಾರಲ್ಲ ಈ ದೋಣಿ ನಡೆಸುವಾಗ ಈ ಕಡೆ ಆ ಕಡೆ ಕೂತ್ಕೊಂಡು ಹುಟ್ಟು ಹಾಕೋದು ಅಂತ ಕೇಳಿದ್ದೀರೋ ಇಲ್ವೋ ದೋಣಿ ಹುಟ್ಟು ಹಾಕೋದಂದ್ರೇನು ಹುಟ್ಟಂದ್ರೆ ಗೊತ್ತಿದೆಯಾ ಇದು ಹುಟ್ಟು ಸಾವಿನ ಹುಟ್ಟಲ್ಲ ತಮಿಳಲ್ಲಿ ತುಡುಪು ಅಂತ ಹೇಳ್ತಾರೆ ಇದಕ್ಕೆ ಇಂಗ್ಲಿಷ್ನಲ್ಲಿ ಓ ಎ ಆರ್ ಓರ್ ಇದು ಎಷ್ಟು ಓರ್ಸಿರಬಹುದು ಈ ದೋಣಿಗೆ ಭಗವಂತ ಕೊಟ್ಟಿರುವ ಈ ಶರೀರವೆಂಬ ದೋಣಿಗೆ ಈ ಎರಡೂ ಕಡೆ ಹುಟ್ಟು ಹಾಕಬೇಕಲ್ಲ ಶತರಿತ್ರಾಗುಂ ಶತಸ್ಫ್ಯಾಂ ಸಂಸ್ಕೃತದಲ್ಲಿ ಸ್ಫ್ಯಾ ಅಂತ ಹೆಸರು ಸಾಕ್ಯ ಫಾವತ್ತಿಗೆ ಯಾವತ್ತು ಉಚ್ಚಾರ ಮಾಡೋದು ಕಷ್ಟ ನಾನೇನ್ ಮಾಡಲಿ ಇದು ಸ್ಫ್ಯಾ ಸ್ಫ್ಯಾ ಅಂದ್ರೆ ಹುಟ್ಟು ಅಂದ್ರೆ ಓರ್ ಇದು ಶತಾರಿತ ಒಂದು ನೂರು ಹುಟ್ಟುಗಳಿವೆ ಅಂದ್ರೆ ಒಂದು ನೂರು ವರ್ಷ ಇದೆ ಪ್ರತಿಯೊಂದು ವರ್ಷವೂ ನಿಮ್ಮ ನಾವೆಯನ್ನು ಸ್ವಲ್ಪ ಸ್ವಲ್ಪ ಮುಂದಕ್ಕೆ ತಳ್ಳುವಂತಹ ಶಕ್ತಿಯನ್ನು ಹೊಂದಿದೆ ರಿಜನಂ ಸಂತರಿಷ್ಯಸಿ ಭಗವತ್ ಭಗೀತೆಯಲ್ಲಿ ಭಗವಂತನೂ ಇದೇ ಉದಾಹರಣೆ ಕೊಡ್ತಾನೆ ಈ ಜ್ಞಾನವೆಂಬ ನಾವೆಯನ್ನು ಹತ್ತಿ ಅತ್ಯಂತ ಘೋರವಾದ ಸಮುದ್ರವನ್ನು ದಾಟಬಹುದು ಇದು ಅಗಸ್ತ್ಯರು ಋಗ್ವೇದದಲ್ಲಿ ಇದೇ ಮಾತನ್ನಾಡ್ತಾರೆ ಮಣ್ಣಿನ ದೋಣಿ ಕೊಟ್ಟಿದ್ದಾನೆ ದೇವರು ನೀರಲ್ಲಿ ಹಾಕಿದರೆ ಕರಗೋಗುತ್ತೆ ಅಂತ ಯೋಚನೆ ಮಾಡ್ತೀರಿ ಆದರೆ ಇದು ಅಗ್ನಿಯಲ್ಲಿ ಸುಟ್ಟ ಇಟ್ಟಿಗೆಯಂತೆ ಸ್ಫುಟ ಮಾಡಿದಂತಹ ದೋಣಿಯಪ್ಪ ಇದು ತೂತು ಬೀಳುತ್ತೆ ಕರಗೋದೆ ಆಗಿದ್ರು ಆ ಕಡೆಯ ದಡ ಮುಟ್ಟೋ ತನಕ ಇದು ಕರಗೋದಿಲ್ಲ ತ್ವರಯಾವನ್ನ ಭಿದ್ಯತೆ ಇದು ತೂತು ಬೀಳುವಷ್ಟರಲ್ಲಿ ಆ ಕಡೆ ದಡವನ್ನು ಸೇರಿಬಿಡು ವಾಟ್ ಎ ಗ್ರೇಟ್ ಮೆಸೇಜ್ ಇಂದಿವೆ ಹುಡುಕಿ ಹುಡುಕಿ ಹುಡುಕಿ ಇದನ್ನು ನಾವು ಮಂತ್ರಗಳನ್ನ ನೋಡಿ ರಾಮಾಯಣಕ್ಕೆ ಎಷ್ಟು ಕಡೆ ನಾವು ಕಾಲಕ್ಷೇಪ ಮಾಡಬೇಕು ಗೋವಿಂದರಾಜರು ಬರೆದಿಲ್ಲ ತನಿ ಶ್ಲೋಕದಲ್ಲಿ ಬರೆದಿಲ್ಲ ರಾಮ ಇಲ್ಲಿ ಯಾವ ಮಂತ್ರ ಜಜಾಪ ಜಪಿಸಿದ ಅಂತ ಕೇಳಿದ್ರೆ ಹಿರಿಯರು ಎತ್ತಿ ತೋರಿಸಿದರು ಆ ಗುರುಗಳು ಇವತ್ತಿಲ್ಲ ಇಂಥ ದೋಣಿಯನ್ನ ದಾಟುವಂತೆ ರಾಮಚಂದ್ರ ಆ ದೋಣಿಗೆ ನಮಸ್ಕಾರ ಮಾಡಿ ತಾಯಿ ನಾ ಆ ಕಡೆ ಹೋಗ್ತಾ ಇದ್ದೇನೆ ಸುಲಭವಾಗಿ ನಾನು ಯಾತ್ರೆ ಮುಗಿಸಿಕೊಂಡು ಅಯೋಧ್ಯೆಗೆ ಬರುವಾಗಲಿ ಅಂತ ಆ ನದಿಯನ್ನು ಪೂಜೆ ಮಾಡ್ತಾನೆ ದೋಣಿಯನ್ನು ಪೂಜೆ ಮಾಡ್ತಾನೆ ಭಾರತೀಯರು ಭ್ರಷ್ಟರಲ್ಲ ಬಸ್ ಹತ್ತೋ ಮುಂಚೆ ಬಸ್ಗೂ ನಮಸ್ಕಾರ ಮಾಡ್ತಾನೆ ಡ್ರೈವರ್ ಮಾಡ್ತಾನೆ ಅವನೊಬ್ಬ ಮಾಡಿದ್ರೆ ಹೌದು ಅವನು ನಿದ್ದೆ ಮಾಡಿದ್ರೆ ನೀವೆಲ್ಲ ನಿದ್ದೆ ಮಾಡಿದ್ರು ಪರವಾಗಿಲ್ವಲ್ಲ ಅವನು ಚೆನ್ನಾಗಿದ್ರೆ ಸಾಕಲ್ಲ ಡ್ರೈವರು ಕಂಡಕ್ಟರು ಆ ಸ್ಟೀರಿಂಗ್ ಗೀರಿಂಗ್ ಎಲ್ಲ ಮುಟ್ಟಿ ಗೊತ್ಕೋತಾರೆ show me show me one Christian one Muslim one foreigner who does this ಅವ್ರಿಗೆ ಗೊತ್ತಿಲ್ಲ ನಮಗೆ ಎಲ್ಲ ಕಡೆ ದೇವರಿದ್ದಾನೆ ಆ ದೇವರು ಸುಖವಾಗಿ ನಡೆಸಲಿ ಎಂಬುವ ಭಾವನೆ ಅದಾದ ಮೇಲೆ ದೇವಿ ಇವತ್ತಿದೆಲ್ಲ ಹೇಳಬೇಕು ಅಂತ ಉದ್ದೇಶ ಅಲ್ಲ ತಗೊಂಡೋಗಿ ಭರತನನ್ನ ಪಟ್ಟ ಪಟ್ಟಾಭಿಷೇಕ ಹಾಕೊಡ್ಬೇಕು ಅಂತ ಇಲ್ಲಿ ಪುಸ್ತಕ ಎತ್ತಿದ್ರೆ ವಾಲ್ಮೀಕಿ ನಮ್ಮನ್ನು ಯಾಕೋ ಮುಂದೆ ಹೋಗ್ತೀಯ ಅಂದ್ಕೊಳ್ಬೇಕತ್ತ ಇದು ಹೇಳು ಇದು ಹೇಳು ಇದು ಹೇಳು ಸೀತಾದೇವಿ ಗಂಗೆಗೆ ಪುಷ್ಪಾಂಜಲಿಯನ್ನು ಸಲ್ಲಿಸ್ತಾಳೆ ತಾಯಿ ಗಂಗೆ ನಾನು ನಮ್ಮ ಯಜಮಾನರು ನಮ್ಮ ಭಾವಮೈದ ನಾವು ಸುರಕ್ಷಿತ ವಾಪಸ್ ಬರೋ ಹಾಗಾದ್ರೆ ನಿನಗೆ ಅನೇಕ ಬಲಿಗಳನ್ನು ಕೊಡ್ತೇನೆ ತಾಯಿ ಬಾಗಿನ ಕೊಡ್ತೇನೆ ಸುಮಂಗಲಿಯರಿಗೆಲ್ಲ ನಾನು ಔತಣವನ್ನು ಮಾಡಿಸ್ತೇನೆ ಅಂತ ಹರಕೆಯನ್ನು ಹೊರತಾಳೆ ಆ ಅವತ್ತಳ್ಳಿ ಇನ್ನೂರು ಸಂಕಲ್ಪ ನೋಡಿ ಗವಾಂ ಶತಸಹಸ್ರಾಣಿ ವಸ್ತ್ರಾಣಿ ಅನ್ನಂಚ ಪೇಶಲಂ ಗೋದಾನ ಬ್ರಾಹ್ಮಣರಿಗೆ ವಸ್ತ್ರದಾನ ಅನ್ನದ ಇವೆಲ್ಲವನ್ನ ರಾಮಚಂದ್ರ ಹರಕೆ ಹೊತ್ತ ಅಂತ ಹೇಳಿದ್ದಾರೆ ಪ್ರಯಾಣ ಸುಖವಾಗಿ ಇದಕ್ಕೆ ಯಾತ್ರಾದಾನ ಅಂತ ಹೆಸರು ರಥೋತ್ಸವ ಮಾಡುವಾಗ ದೇವರಾಯನ ದುರ್ಗದಲ್ಲಿ ನೋಡಿದ್ದೀರಿ ಬೇರೆ ಕಡೆ ನೋಡ್ತೀರಿ ತಿರುಪತಿಯಲ್ಲಿ ನೋಡ್ತೀರಿ ಗಲಾಟೆಯಲ್ಲಿ ಗೊತ್ತಾಗೋದಿಲ್ಲ ಭಗವಂತನು ಆ ರಥವನ್ನು ಹತ್ತಿ ಕೂತ್ಕೋಬೇಕಾದ್ರೆ ಭಕ್ತರು ಅಲ್ಲಲ್ಲಿಯೇ ಮಂಟಪ ಅಂತ ಏನು ಮಾಡಿರ್ತಾರಲ್ಲ ಮಂಟಪೋತ್ಸವ ಒಂದೊಂದರಲ್ಲಿ ನಿಮ್ಮೂರಲ್ಲಿ ಮಾದಿಹಳ್ಳಿಲೂ ನೋಡಿದ್ದೇವೆ ಮಂಟಪೋತ್ಸವದಲ್ಲಿ ಬಿಜು ಮಾಡಿಸ್ತಾನೆ ದೇವರು ಅವನು ಸಂಕಲ್ಪ ಮಾಡಿದಂತೆ ಎಳನೀರು ತೆಂಗಿನಕಾಯಿ ಪಾನಕ ಕೋಸಂಬರಿ ಇವುಗಳನ್ನೆಲ್ಲ ಭಕ್ತರಿಗೆ ದಾನ ಕೊಟ್ಟು ವೈದಿಕರಿಗೆ ದಕ್ಷಿಣೆಯನ್ನು ಕೊಟ್ಟು ರಥ ನಿರ್ವಿಘ್ನವಾಗಿ ಮುಂದೆ ಹೋಗಲಿ ಮುರಿದು ಬೀಳಲೇ ಇರಲಿ ಅಂತ ಇದು ಯಾತ್ರಾದಾನ ಪೂರ್ವ ಕಾಲದಲ್ಲಿ ಯಾತ್ರೆ ಹೋಗೋರು ತಮ್ಮ ಸರ್ವಸ್ವವನ್ನು ದಾನ ಮಾಡಿಬಿಡ್ತಿದ್ರು ಬದ್ರಿ ಯಾತ್ರೆ ಹೊರಟವ್ರು ವಾಪಸ್ ಬರ್ತಾರೆ ಅಂತ ಗ್ಯಾರಂಟಿ ಇಲ್ಲ ಕಳ್ಳರು ಕಾಕರು ತಗೊಂಡು ಹೋಗೋದಕ್ಕೆ ನಾವೇ ಕೈಯಿಂದ ಕೊಟ್ಬಿಡೋದು ವಾಪಸ್ ಬಂದರೆ ಮತ್ತೆ ಸಂಪಾದನೆ ಮಾಡಿ ಸುಖವಾಗಿರೋಣ ಇದು ಯಾತ್ರಾ ದಾನ ಕೂತ್ರೆ ಎದ್ರೆ ನಿಂತ್ರೆ ದಾನ ದಾನ ದಾನ ಡೋಂಟ್ ಅಕ್ಯುಮುಲೇಟ್ ಪ್ರಾಪರ್ಟಿ ಕಮ್ಯುನಿಸಮ್ ಯಾಕಬೇಕು ಭಾರತ ದೇಶದಲ್ಲಿ ಅರವತ್ತು ವರ್ಷ ತಡೆಕಳಕಾಗಿ ನಿಂತರು ಕಮ್ಯುನಿಸ್ಟರು ಇದು ರಷ್ಯಾ ಅಲ್ಲ ಇದು ಚೈನಾ ಅಲ್ಲ ನೀವು ಬಂಗಾಳ ಹಿಡ್ಕೊಂಡ್ರಿ ನೀವು ಕೇರಳ ಹಿಡ್ಕೊಂಡ್ರಿ ನಿಮ್ಮ ಅಪ್ಪ ಬಂದ್ರು ಇದನ್ನು ಕಮ್ಯುನಿಸ್ಟ್ ಸರ್ಕಾರ ಮಾಡೋಕ್ಕಾಗೋದಿಲ್ಲ ಈ ದೇಶದಲ್ಲಿ ನಾವೇ ಹಬ್ಬ ಬಂತು ಅಮಾವಾಸ್ಯೆ ಬಂತು ಸಂಕ್ರಮಣ ಬಂತು ತಂದೆ ಸತ್ರು ತಾಯಿ ಸತ್ರು ಮದುವೆ ಮುಂಜಿ ಪ್ರತಿಯೊಂದರಲ್ಲಿ ದಾನ ದಾನ ದಾನ ದಾನ ಕೊಡು ಅವರು ಅವರ ಪತ್ನಿಯವರ ಹೆಸರಲ್ಲಿ ಎಷ್ಟು ಆಸ್ಪತ್ರೆಗೆ ದಾನ ಮಾಡ್ತಾರೆ ಕೇಳಿ ಆ ವರ್ಷದಲ್ಲಿ ಒಂದು ದಿವಸದಲ್ಲಿ ಎಷ್ಟು ಸ್ಕೂಲ್ಗಳು ಅವ್ರು ಹೇಳ್ಕೊಳ್ಳೋದಿಲ್ಲ ಪತ್ರಿಕೆಯಲ್ಲಿ ಬರೋದಿಲ್ಲ ಇದೆಲ್ಲ ಆ ದಾನದಿಂದ ಈ ದೇಶ ಬದುಕಿದೆ ದಾನ ನೀವು ಮಾಡದೆ ನೀವು ಇಟ್ಕೊಂಡ್ರೆ ನಿಮ್ಮ ತಲೆಯನ್ನು ತೆಗಿತಾರೆ ನಿಮಗೂ ದಕ್ಕೋದಿಲ್ಲ ನಿಮ್ಮ ಪ್ರಾಣನೂ ಹೋಗ್ತದೆ ಇದು ಅಕ್ಯುಮುಲೇಟ್ ಮಾಡಿ ಒಂದು ಕಡೆ ಸೆಂಟ್ರಲೈಸೇಷನ್ ಮಾಡಿ ತಲೆ ಹೊಡೆಯುವಂತಹ ಪದ್ಧತಿ ಪಶ್ಚಿಮದವರ ತಬ್ಬಲಿ ಪದ್ಧತಿ ಅದು ನಮ್ಮಲ್ಲಿಲ್ಲ ದಾನ ಕೊಡು ದಾನ ಕೊಡು ಆ ಕಡೆ ಸುಮಂತ್ರ ನಿಂತಿದ್ದಾನೆ ನೋಡ್ತಾ ನಿಂತಿದ್ದಾನೆ ಗುಹಾ ದೋಣಿಯನ್ನ ಕರ್ಕೊಂಡ್ಬಂದು ಈ ಕಡೆ ದಡಕ್ಕೆ ಬಿಟ್ಟ ದಕ್ಷಿಣದ ದಡಕ್ಕೆ ನೀವು ಹೋಗಬಾರೋ ಅಂತ ಅವನನ್ನು ಕಳಿಸಿಬಿಟ್ಟ ಅಲ್ಲಿಂದ ರಾಮ ಲಕ್ಷ್ಮಣ ಸೀತೆಯರು ಒಂದು ಇಂಗುದಿ ವೃಕ್ಷ ಮತ್ತೆ ದೊಡ್ಡ ಆ ಮರದ ನೆರಳಲ್ಲಿ ಕೂತು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾನೆ ಮೊತ್ತ ಮೊದಲನೇ ದಿವಸ ಅಯೋಧ್ಯೆಯನ್ನು ತಾಯಿಯನ್ನು ತಂದೆಯನ್ನು ಬಿಟ್ಟು ಬಂದ ದಿವಸ ರಾಮ ಆಡ್ತಾ ಇದ್ದಾನೆ ಅಯ್ಯೋ ನಮ್ಮ ಮನೆಗೆ ನಮ್ಮ ಚಿಕ್ಕ ತಾಯಿ ಬಂದ್ಲಲ್ಲ ಇಷ್ಟೆಲ್ಲ ಅನರ್ಥ ಆಗುತ್ತೆ ಅಂತ ಯಾರಿಗೂ ಗೊತ್ತಿತ್ತು ಲಕ್ಷ್ಮಣ ಮೊನ್ನೆ ದಶರಥಾಂತಾಯ ನಮ್ಮ ತಂದೆ ಸಾಯಬೇಕು ಅಂತಲೇ ಆ ದೇವರು ಕಳಿಸಿದ್ನೋ ಏನೋ ಅವಳನ್ನು ರಾಮನ ಸ್ಟ್ರಕ್ಚರ್ ಇದು ದಶರಥ ಅಂತಾಯ ಮಮ ಪ್ರವ್ರಾಜನಾಯ ಚ ನನ್ನನ್ನು ಕಾಡಿ ಕಳಿಸಬೇಕು ಅಂತಲೇ ಬಂದರು ಮೂರನೇದು ಕೈಕೇಯಿ ಸೌಮ್ಯ ಸಂಪ್ರಾಪ್ತ ರಾಜ್ಯಾಯ ಭರತಸ್ಯ ಚ ಇದು ಮೂರವಳು ಪುರುಷಾರ್ಥ ದಶರಥ ಹೋಗಬೇಕು ನಾ ಕಾಡಿಗೆ ಹೋಗಬೇಕು ಭರತನಿಗೆ ರಾಜ್ಯ ಆಗಬೇಕು ಇದು ಹರಿಸ್ಕೊಂಡೇ ಬಂದ್ಲೋ ಏನು ಕಥೆಯೋ ಅದು ಅವಳ ಅದು ಅವಳ ಸ್ಥಿತಿ ಆದರೆ ಲಕ್ಷ್ಮಣ ನಾನು ಧರ್ಮ ಧರ್ಮ ಧರ್ಮ ಅಪ್ಪ ಹೇಳಿದ ಮಾತು ನಡೆಸಬೇಕು ಅಂತ ಕಾಡಿಗೆ ಬಂದ್ಬಿಟ್ನಲ್ಲ ಇದು ಸರಿ ಏನು ಲಕ್ಷ್ಮಣನ ಧರ್ಮಶಾಸ್ತ್ರ ನಾ ಬಂದಿದ್ದು ಸರಿ ಏನು ಅಂತ ಅವನು ಕೇಳ್ತಾ ಇದ್ದಾನೆ ತಪ್ಪು ಅಂತ ಹೇಳ್ತಾನೆ ಸರಿ ಅಂತ ಹೇಳ್ತಾನೆ ಏನು ಹೇಳಬೇಕು ಅವನು ನಾನು ಆಗಲೇ ಹೇಳಿದೆ ಬೇಡ ಅಂತ ನನ್ನ ಮಾತು ಕೇಳಿದೆ ನೀನು ಶುರು ಮಾಡಬೇಕು ಆದ್ರೆ ರಾಮನ ಹೃದಯ ಎಷ್ಟು ಕೋಮಲವಾಗಿದೆ ನೂನಂ ಜಾತ್ಯಂತರೇ ಕಸ್ಮಿನ್ನೇ ಸ್ತ್ರೀಯ ಪುತ್ರೈರ್ವಿಯೋಜಿತಾ ಜನನ್ಯಾ ಮಮ ಸೌಮಿತ್ರೆ ತದುಪಸ್ಥಿತಂ ಜನ್ಮಾಂತರದಲ್ಲಿ ನಮ್ಮ ತಾಯಿ ಯಾವುದೋ ಮಕ್ಕಳನ್ನ ತಾಯಿಯನ್ನ ಬೇರೆ ಮಾಡಿರಬೇಕು ಅದಕ್ಕೆ ಅವಳಿಗೆ ಈ ಸ್ಥಿತಿ ಬಂತು ಅಂತ ಕಾಣುತ್ತೆ ಜನ್ಮಾಂತರದ ಫಲ ಇದು ತಾಯಿ ಮಕ್ಕಳನ್ನ ಅಗಲಿಸಿದ್ಲು ಅದಕ್ಕೆ ತಾನು ಮಗನನ್ನ ಅಗಲಿ ಸಂಕಟ ಪಡ್ತಾ ಇದ್ದಾಳೆ ಅದು ಅವಳದಾಯಿತು ನನ್ನ ಕರ್ಮ ಹೇಳೋ ಮಯಾ ಹಿ ಚಿರಪುಷ್ಟೇನ ದುಃಖ ಸಂವರ್ಧಿತೇನ ಚ ವಿಪ್ರಯುಜ್ಯೇತ ಕೌಸಲ್ಯ ಫಲಕಾಲೇ ಧಿಗಸ್ತು ಮಾಂ ಮೈ ತಿಕ್ಕಿ ಮೈಗೆಲ್ಲ ಎಣ್ಣೆ ಬಳಿದು ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಅಲಂಕಾರ ಮಾಡಿ ಚಿರಪುಷ್ಟೇನ ಗಂಡ ಎದುರಿಗೆ ಬಂದು ನಿಂತ್ಕೊಳ್ಳದೆ ಇದ್ರು ದಶರಥನ ಸೌಖ್ಯ ಇಲ್ಲದೆ ಇದ್ದವಳು ಆ ತಾಯಿ ನನ್ನನ್ನು ಎಷ್ಟು ಚೆನ್ನಾಗಿ ಪುಷ್ಟಿಯಿಂದ ಬೆಳೆಸಿದಳು ದುಃಖ ಸಂವರ್ಧಿತೇನ ಚ ಮಕ್ಕಳನ್ನು ಬೆಳೆಸೋದು ಸುಲಭವಾದ ಕೆಲಸ ಅಲ್ಲ ಅಡಿಗಡಿಗಡಿಗೆ ಗಂಡಾಂತರ ಬೇದಿ ಬರ್ತದೆ ವಾಂತಿ ಆಗುತ್ತೆ ಹೊರಗೆ ಹೋಗ್ತಾರೆ ಮಣ್ಣು ತಿಂತಾರೆ ಏನೋ ಮಾಡ್ತಾರೆ ಚಪಲ ಆಗುತ್ತೆ ಆ ಮಕ್ಕಳನ್ನು ಉಂಡೆ ಮಾಡಿದಂತೆ ಮಾಡುವುದು ಬಹಳ ಕಷ್ಟ ಆ ತಾಯಿ ಮಾಡಿದ್ದಾಳೆ ಇಂಥ ತಾಯಿಗೆ ವೃದ್ಧಾಪ್ಯ ಬಂತು ಕೈಯಲ್ಲಿ ಕೋಲು ಹಿಡ್ಕೊಂಡು ಓಡಾಡೋ ಸಮಯದಲ್ಲಿ ಧರ್ಮ ಧರ್ಮ ಅಂತ ಹೇಳಿಕೊಂಡು ತಾಯಿಗೆ ಕೈ ಕೊಟ್ಟು ಬಂದುಬಿಟ್ನಲ್ಲ ನಾನು ನನಗೆ ಧಿಕ್ಕಾರವಿರಲಿ ಲಕ್ಷ್ಮಣ ನನ್ನಂತಹ ಕೆಟ್ಟ ಮಗನನ್ನ ಯಾವ ತಾಯಿಯೂ ಹಡೆಯದೇ ಇರಲಿ ಮಾಸ್ಮ ಯೋ जनयेत्पुत्रमीदृशम् ದದ್ಮಿಶೋ दद्मिशोकमनन्तकम् ನಮ್ಮ ತಾಯಿಯವರ ಮನೆಯಲ್ಲಿ ಒಂದು ಗಿಣಿ ಪಂಜರ ತೂಗು ಹಾಕಿದ್ದಾರೆ ಆ ಒಂದು ಗಿಣಿ ಹೇಳುವ ಮಾತನ್ನು ಎಲ್ಲ ಗಿಣಿಗಳು ಅಭ್ಯಾಸ ಮಾಡಿಬಿಟ್ಟಿವೆ ರಾಮ ಹೇಳುವ ಮಾತು ಆ ಗಿಣಿಗೆ ಯಾವಳು ಹೇಳಿಕೊಟ್ಟಿದ್ದಾಳೆ ಕೌಸಲ್ಯ ದೂತಿ ಶತ್ರು ಕಡೆಯವರು ಕೈ ಕೇಳಿಯ ಕಡೆಯವರು ಯಾರು ಬಂದ ಅಲ್ಲಿ ಇಲ್ಲಿ ಕಿಟಕಿಯಲ್ಲಿ ಇಂಗ್ಲಿಷಲ್ಲಿ ಈವ್ಸ್ ಡ್ರಾಪಿಂಗ್ ಅಂತಾರೆ ಹಂಚು ಹಾಕಿ ಏನ್ ನಡೀತಿದೆ ಅಂತ ಕೇಳುವುದು ಮಂತ್ರೇ ಕಡೆಯವರು ಕೈಕೇ ಕಡೆಯವರು ಬಂದ್ರೆ ಏ ಗಿಣಿಯೇ ನೀನು ಹೋಗಿ ಅವಳ ಪಾದವನ್ನು ಕಚ್ಚು ಅಂತ ಯಾರು ಹೇಳ್ಕೊಟ್ಟಿದ್ದಾರೆ ಈ ಗಿಣಿಗೆ ಈ ಗಿಣಿ ನನ್ನಂತೆ ಅಲ್ಲಿ ಕೂತ್ಕೊಂಡು ಶತ್ರು ಬರಲಿ ಬಿಡ್ಲಿ ಶತ್ರುವನ ಪಾದವನ್ನು ಕಚ್ಚು ಶತ್ರುವನ ಪಾದವನ್ನು ಕಚ್ಚು ಇನ್ಯಾರಿಗೂ ಹೇಳ್ದಾಗ ಹೇಳ್ತಾ ಇದೆ ಅದು ನನಗಿಂತ ಗಿಣಿಯೇ ಮಾಸಿ ನಮ್ಮ ತಾಯಿ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದೆ ಎಂಬುದಾಗಿ ಶ್ಲೋಕ ಮನ್ಯೇ ಪ್ರೀತಿ ವಿಶಿಷ್ಟಾ ಸಹ ಮತ್ತೋ ಲಕ್ಷ್ಮಣ ಸಾರಿಕ ಯಸ್ಯಾಹ ತತ್ಸೂಯತೆ ವಾಕ್ಯಂ ಸುಖ ಪಾದಂ ಅರೇ ದಶ ವೀರ್ಯಮ ಕಾರಣಂ ನನಗೆ ದೇವರು ಶಕ್ತಿಯನ್ನು ಕೊಟ್ಟಿದ್ದಾನೆ ಪಟ್ಟಾಭಿಷೇಕ ಮಾಡಿಕೊಳ್ಳೋದಕ್ಕೆ ಅದು ಯಾತಕ್ಕೆ ಬಂತು ಆ ವೀರ್ಯ ಶಕ್ತಿ ಒಂದು ಪ್ರಯೋಜನವಿಲ್ಲದಂತೆ ನಿರ್ವೀರ್ಯನಂತೆ ದೇವರು ನನ್ನನ್ನು ಹೀಗೆ ಕಳಿಸಿಬಿಟ್ಟಿದ್ದಾನೆ ಅಂತ ನಮಕೋ ರಾಮ ನಿಶಿತೂಷ್ಣೀ ಮುಪಾವಿಶತಿ ಅಣ್ಣ ನೀ ಮಲಕ್ಕೋ ಅಂತ ಅವನು ತರಗೆಲೆ ಎಲ್ಲ ತಂದು ಹುಲ್ಲು ಗಿಲ್ಲು ಒಣಗಿದ್ದು ಹಾಕಿ ಹಾಸಿಗೆ ಮಾಡಿದರೆ ಒಂದು ವಂಡ ಪೋಯ ಏನು ಬೇಡ ಹೋಗ ಹೋಗು ಅಂತ ಹೇಳ್ತಾನೆ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದಾನೆ ಸೂರ್ಯೋದಯ ಆಗೋ ತನಕ ಅಮ್ಮನನ್ನು ನೆನೆಸಿಕೊಂಡು ಹತ್ತಿದ್ದಾನೆ ರಾಮಚಂದ್ರ ಅಮ್ಮ ಅಮ್ಮ ಅಮ್ಮ ನಿನ್ನ ಬಿಟ್ಟು ಬಿಟ್ಟು ಬಂದಲ್ಲ ತಾಯಿ ನೋಡಿ ಯು ಆರ್ ಟಚ್ ಈ ಅನುಭವ ಯಾವ ರಾಮಾಯಣದಲ್ಲಿದೆ ಹೇಳಿ ಇತರೆ ರಾಮಾಯಣ ನಿಂದನೆ ಮಾಡೋಕೆ ಹೇಳೋದಿಲ್ಲ ನಾನು ಇದನ್ನು ಯಾತಕ್ಕೆ ಹಿಡ್ಕೊಂಡಿದ್ದೇನೆ ವಾಲ್ಮೀಕಿಯನ್ನ ಇದು ಹೃದಯಕ್ಕೆ ಕೊಡುವ ಸಂಸ್ಕಾರ ಇಂಥದೊಂದು ವಾಕ್ಯವನ್ನ ಕೇಳಿದ ಒಬ್ಬ ಪುರುಷನಿಗೆ ತಾಯಿ ಮೇಲೆ ಎಷ್ಟು ಪ್ರೀತಿ ಹೆಚ್ಚಾಗಬೇಡ ಆ ತಾಯಿ ಮಕ್ಕಳ ಪ್ರೀತಿ ಹೆಚ್ಚಾಗುವುದರಿಂದಲ್ಲವೇ ಕುಟುಂಬ ಚೆನ್ನಾಗಿರೋದು ಕುಟುಂಬ ಚೆನ್ನಾಗಿದ್ದರಲ್ಲವೇ ರಾಷ್ಟ್ರ ಚೆನ್ನಾಗಿರೋದು ಆ ಕುಟುಂಬವನ್ನು ಕಟ್ಟುವ ಕೆಲಸವನ್ನ ರಾಮಾಯಣ ಮಾಡ್ತಾ ಇದೆ ಅಲ್ಲಿಂದ ಆಚೆಗೆ ಗಂಗಾ ಯಮುನಾ ನದಿಗಳ ನಡುವೆ ಗಂಗೆ ದಾಟಿದ್ದಾರೆ ಯಮುನೆ ಆ ಕಡೆ ಇದೆ ಅಲ್ಲಿ ಮಧ್ಯೆ ಭರದ್ವಾಜರಾಶ್ರಮ ವಾಲ್ಮೀಕಿ ಶಿಷ್ಯರು ಭರದ್ವಾಜರಾಶ್ರಮ ಕಟ್ಟಿಕೊಂಡಿದ್ದ ಜಾಗ ಅಲ್ಲಿ ನೋಡಿದ್ರು ಅಗ್ನಿ ಅಗ್ನಿಹೋತ್ರ ಹೊಗೆ ಕಾಣಿಸ್ತಿತ್ತು ಇವರು ಮೂರು ಅಲ್ಲಿ ಬಂದರು ಸಮಾಚಾರ ತಿಳಿದಿದ್ದ ಭರದ್ವಾಜರು ಶಿಷ್ಯರನ್ನು ಕಳುಹಿಸಿ ಚಕ್ರವರ್ತಿಯ ಮಗ ಬಂದಿದ್ದಾನೆ ಕರ್ಕೊಂಬ ಅಂತ ಅವನನ್ನ ಒಳಗೆ ಕರೆದು ಆಸನದಲ್ಲಿ ಕೂರಿಸಿ ನನಗೆಲ್ಲ ಗೊತ್ತಾಯ್ತಪ್ಪ ನಿಮ್ಮ ತಂದೆ ಹೀಗೆಲ್ಲ ಮಾಡಿದ್ದಂತೆ ಇರಲಿ ಎಲ್ಲ ದೇವರು ಒಳ್ಳೇದಕ್ಕೆ ಮಾಡ್ತಾನೆ ಅಂತ ಅತ್ಯಂತ ಸಂಯಮದಿಂದ ಮನಸ್ಸಿನ ಸಮತೋಲವನ್ನ ಕಳೆದುಕೊಳ್ಳದೆ ರಾಮ ಇದು ಲೋಕಕ್ಕೆ ಒಳ್ಳೇದಾಗ್ತದೆ ಅಂತ ಆಶೀರ್ವಾದ ಮಾಡ್ತಾರೆ ಆ ರಾತ್ರಿ ಅಲ್ಲಿಯೇ ಇದ್ದು ಮುಂದೆ ಭರದ್ವಾಜರನ್ನು ಕೇಳ್ತಾನೆ ಪ್ರಭು ನಾನು ಮುಂದಕ್ಕೆ ಎಲ್ಲಿ ಹೋಗಬೇಕು ಉದ್ದಕ್ಕೆ ಅರಣ್ಯವಾಸದಲ್ಲಿ ಪ್ರತಿಯೊಬ್ಬ ಋಷಿಯನ್ನು ಕೇಳ್ತಾನೆ ಎಲ್ಲಿ ಹೋಗಬೇಕು ನಾನು ಎಲ್ಲಿ ಹೋದರೆ ದುಷ್ಟರ ಕಾಟ ತಪ್ಪಿಸಬಹುದು ದುಷ್ಟರು ಎಲ್ಲಿ ಸಾಂದ್ರವಾಗಿದ್ದಾರೆ ಶಿಷ್ಟ ರಕ್ಷಣೆಯಾಗಿರಬೇಕು ದುಷ್ಟರನ್ನು ನಿಗ್ರಹ ಮಾಡಿರಬೇಕು ಅಂತಹ ಜಾಗ ಹೇಳಿ ಒಂದು ಕ್ಷಣ ಯೋಚನೆ ಮಾಡಿದ್ರು ಮಗು ನಾಳೆ ಬೆಳಿಗ್ಗೆ ಸ್ವಲ್ಪ ದೂರ ಹೋದರೆ ಯಮುನಾ ನದಿ ಬರುತ್ತದೆ ಅದೇ ಈಗ ಅಲಹಾಬಾದ್ ಅಂತ ಹೆಸರಿಟ್ಟಿದ್ದಾರೆ ಅದು ಮಹಾಪ್ರಯಾಗ ಕ್ಷೇತ್ರ ಗಂಗಾ ಯಮುನಾ ಸಂಗಮ ಆಗುವಂಥ ಆ ದಿವ್ಯ ಕ್ಷೇತ್ರಕ್ಕೆ ಸಂವಾದ ಕ್ಷೇತ್ರ ಇನ್ನೊಂದಿಲ್ಲ ಆ ಗಂಗೆ ಯಮುನೆ ಸೇರುವ ಜಾಗ ನೀವು ನೋಡಿ ಒಂದು ಸ್ವಲ್ಪ ಹಳದಿ ಬಣ್ಣ ಒಂದು ಕಪ್ಪು ಬಣ್ಣ ನಾನು ಎರಡು ಸಲ ಹೋಗಿದ್ದೇನೆ ಅಲ್ಲಿ ಜಗತ್ತಲ್ಲಿ ಅಷ್ಟು ಪವಿತ್ರ ಜಾಗ ಇಲ್ಲ ಪ್ರಯಾಗ ಕ್ಷೇತ್ರ ಅಲ್ಲಿ ಸಮೀಪದಲ್ಲಿ ಇವರ ಆಶ್ರಮ ಇಲ್ಲಿಗೆ ಒಂದು ಕ್ರೋಶ ಮಾತ್ರದಲ್ಲಿ ಕ್ರೋಶ ಅಂದ್ರೆ ಇಲ್ಲಿ ಕಿರಿಸಿದ್ರೆ ಅಲ್ಲಿ ಕೇಳಿಸಿರಬೇಕು ಕ್ರೋಶ ಕೃಷ್ಣ ಧಾತು ಇಲ್ಲಿ ಕಿರಿಚಿದ್ರೆ ಅಲ್ಲಿ ಕೇಳಿಸಬೇಕು ಎಷ್ಟು ದೂರ ಇರ್ಬೋದು ಒಂದು ಕೂಗಳತೆ ಕನ್ನಡದಲ್ಲಿ ಕೂಗಳತೆ ಅಂತಾರೆ ಒಂದು ಮೈಲಿ ಎರಡು ಮೈಲಿ ಇರ್ಬೋದಾ ಒಂದೂರು ಮೈಲಿ ಇರ್ಬೋದಾ ನಮ್ಗೆ ಆ ಗಂಟ್ಲಿಲ್ಲ ಈಗ ಬರೀ ರಿಕ್ಷಾಗಳು ಮಾತ್ರ ಶಬ್ದ ಇದೆ ನಮಗಿಲ್ಲ ಆ ಕೂಗಳತೆ ಶಬ್ದ ಇರುವಷ್ಟು ದೂರದಲ್ಲಿ ಅಲ್ಲಿ ಚಿತ್ರಕೂಟ ಅಂತ ಪರ್ವತ ಇದೆಯೋ ರಾಮ ಅಲ್ಲಿ ಅನೇಕ ಋಷಿ ಮುನಿಗಳು ಅನೇಕ ತಲೆಮಾರಿಗಳಿಂದ ವಾಸ ಮಾಡುತ್ತಿದ್ದಾರೆ ನಿನ್ನನ್ನು ಎದುರು ನೋಡ್ತಾ ಇದ್ದಾರೆ ಅಲ್ಲಿ ಹೋಗಿ ಸುಖವಾಗಿ ನೀನಿರಬಹುದು ಮುಂದೆ ಬೇಕಾದ್ರೆ ಅವರು ಯಾರು ಹೇಳ್ತಾರೆ ದಾರಿ ಕೇಳ್ಕೊಂಡು ಹೋಗುವಂತ ಚಿತ್ರಕೂಟಕ್ಕೆ ಹಾದಿಯನ್ನು ಭರದ್ವಾಜರು ತೋರಿಸಿದರು ಇವರು ಕಾಲ್ನಡಿಗೆಯಲ್ಲಿ ಹೋಗಿದ್ದಾರೆ ಮುಂದೆ ಅಲ್ಲಿ ಕ್ಷಣ ಮಾತ್ರದಲ್ಲಿ ಚಿತ್ರಕೂಟ ಪರ್ವತದಲ್ಲಿ ಒಂದು ಸಮಸ್ಥಳದಲ್ಲಿ ಲಕ್ಷ್ಮಣಸ್ವಾಮಿ ಪರ್ಣಶಾಲೆಯನ್ನು ನಿರ್ಮಾಣ ಮಾಡಿದ್ದಾನೆ ತಾಂ वृक्षपर्णाच्छदनाम् ಮನೋಜ್ಞಾಂ ಯಥಾ प्रदेशम् सुकृताम् विवाताम् ಯಥಾ ಪ್ರದೇಶಂ ಸ್ವದೇಶಿ ಆ ದೇಶದಲ್ಲಿ ಯಾವ ಬಿದಿರು ಬೊಂಬುಗಳು ಎಲೆ ಸಿಕ್ಕತ್ತೋ ಅದರಿಂದಲೇ ಆಶ್ರಮ ಮಾಡಿದ ಮೈಸೂರಲ್ಲಿ ಬೆಂಗಳೂರಿನಲ್ಲಿ ಶಿಲೆ ಇಲ್ಲಿ ದೊರಕೋದಿಲ್ಲ ಅದು ರಾಜಸ್ಥಾನದಲ್ಲಿ ಸಿಗ್ತದೆ ಅಲ್ಲಿ ಜನಕ್ಕೆ ಅದು ತಂಪಿಗೆ ಮರಳಗಾಡಿಗೆ ಅದು ಬೇಕು ಅದಂತ ನೀವಿಲ್ಲಿ ಹಾಕಿದರೆ ಇದು ನಿಮ್ಮ ದೇಶಕ್ಕೆ ಹೋಗೋದಿಲ್ಲ ಇಲ್ಲಿ ಇದೆಲ್ಲ ಕಲ್ಲು ಗಿಲ್ಲು ಗ್ರಾನೈಟ್ ಅಲ್ಲಿ ನೀವು ಅರಬ್ಬಿ ದೇಶಗಳಿಗೆ ಹಾಕಿದರೆ ಅರಬ್ಬಿ ದೇಶ ಮತ್ತೆ ಸಮುದ್ರದಲ್ಲಿ ಮುಳುಗುತ್ತದೆ ಯಾವ ದೇಶದಲ್ಲಿ ಏನು ಸಿಗ್ತದೆ ಅದರಲ್ಲಿಯೇ ಮನೆ ಮಠ ಕಟ್ಕೋಬೇಕು ಅಂತಹ ಪದಾರ್ಥಗಳಿಂದಲೇ ನಾವು ಬದುಕಬೇಕು ಎರಡು ಕಡೆ ಹೇಳಿದ್ದ ಯಥಾ ಪ್ರದೇಶಂ ಪಂಚವಟಿಯಲ್ಲಿ ಹಾಗೆ ಸುಕೃತ ಚೆನ್ನಾಗಿ ಕಟ್ಟಿದ್ದಾನೆ ಆಶ್ರಮದಲ್ಲಿ ಹೋಗುವಾಗ ಸ್ವಲ್ಪ ಈ ಕಡೆ ಆ ಕಡೆ ತೆಗೆದ್ರೆ ಛಾವಣಿಯೇ ತಲೆ ಮೇಲೆ ಬೀಳೋ ಹಾಗಲ್ಲ ಸುಕೃತಾಂ ವಿವಾತಾಂ ಗಾಳಿ ಹೆಚ್ಚು ಬೀಸಿದ್ರೆ ಎತ್ಕೊಂಡು ಹೋಗುವಂತ ಛಾವಣಿಯಲ್ಲ ವೃಕ್ಷಪರ್ಣ ಛದನ ಮನೋಜ್ಞಾಂ ನೋಡೋಕ್ ಚೆನ್ನಾಗಿದೆ ವಾಸಾಯ ಸರ್ವಂ ವಿವಿಷು ಸಮೇತ ಸಭಾಂ ಯಥಾ ದೇವಗಣ ಸುಧರ್ಮಾಂ ದೇವೇಂದ್ರನ ಅರಮನೆಯನ್ನ ದೇವತೆಗಳು ಪ್ರವೇಶ ಮಾಡುವಂತೆ ಇರು ಪರ್ಣಶಾಲೆ ಅದನ್ನು ದೇವೇಂದ್ರನ ಅರಮನೆ ಅಂತ ಹೇಳ್ತಾರೆ ಯಾಕೆ ಪ್ರಭು ಇದ್ದಾರೆ ರಾಮಚಂದ್ರ ಅವನಿರೋ ಜಾಗ ವೈಕುಂಠ ಅವನಿರೋ ಜಾಗವೇ ಅಯೋಧ್ಯೆ ತುಂಬ ನೆಮ್ಮದಿಯಿಂದ ಪ್ರವೇಶ ಮಾಡಿದ್ದಾರೆ ಅಲ್ಲಿ ರಾಮಚಂದ್ರ ಸ್ವಾಮಿ ಒಂದು ತಿಂಗಳು ಕಾಲ ಸುಖವಾಗಿ ವಾಸ ಮಾಡಿದ ವಾಲ್ಮೀಕಿ ತುಳಸಿದಾಸರು ಹನ್ನೆರಡು ವರ್ಷ ಅಲ್ಲೇ ವಾಸವನ್ನು ಮಾಡಿದ ಅಂತ ಬರೆದಿದ್ದಾರೆ ಮಧ್ಯಪ್ರದೇಶ ಯುಪಿದವರಿಗೆ ಅಭಿಮಾನ ಹದಿನಾಲ್ಕು ವರ್ಷ ವನವಾಸದಲ್ಲಿ ಹನ್ನೆರಡು ವರ್ಷ ವನವಾಸವನ್ನು ನಮ್ಮ ಚಿತ್ರಕೂಟದಲ್ಲಿಯೇ ಸ್ವಾಮಿ ಕಳೆದ ಅಂತ ಬಹಳ ಸಂತೋಷ ಆಗಿ ಇಟ್ಕೊಳ್ಳಿ ನಾವು ವಾಲ್ಮೀಕಿ ಅಕೌಂಟ್ ಇಟ್ಟಿದ್ದೆ ಅಲ್ಲಿದ್ದರೆ ನನ್ನ ಗಂಟೇನು ಹೋಗೋದಿಲ್ಲ ಈ ಕಡೆ ಸುಮಂತ್ರ ಅಯೋಧ್ಯೆ ಕಡೆ ಹೋಗ್ತೇವೆ ಎರಡು ದಿವಸ ಮೂರು ದಿವಸ ಇದ್ದ ಶೃಂಗಿಬೇರಪುರಕ್ಕೆ ಅಯೋಧ್ಯೆಗೆ ಬರೀ ಎರಡು ದಿವಸ ಪ್ರಯಾಣ ರಥದಲ್ಲಿ ಆ ಕಡೆಯಿಂದ ಬರೋಕೆ ಎರಡು ದಿವಸ ಈ ಕಡೆಯಿಂದ ಹೋಗೋದಕ್ಕೆ ಎರಡು ದಿವಸ ಮೇಲೆ ಮೂರು ದಿವಸ ಅಲ್ಲೇ ನಿಂತಿದ್ದಾನೆ ಸುಮಂತ್ರ ದಶರಥ ಲೆಕ್ಕ ಹಾಕಿದ್ದಾನೆ ಇಷ್ಟೊತ್ತಿಗೆ ನನ್ನ ಮಗ ಎಲ್ಲಿ ಹೋದ್ನೋ ಗೊತ್ತಿಲ್ಲ ಎರಡು ದಿವಸ ಆಯಿತು ಸಿಂಗಿಬೇರ್ಪುರಕ್ಕೆ ಹೋಗಿರ್ಬೇಕು ಗಂಗೆ ದಾಟದೆ ಹೋಗೋಕ್ಕಾಗೋದಿಲ್ಲ ಬರಬೇಕಲ್ಲ ಬರಬೇಕಲ್ಲ ಇನ್ನೂ ಮೂರು ದಿವಸ ಆಯ್ತಲ್ಲ ಅವ ಹೊರಲಿಯಾ ಸುಮಂತ್ರನ ಬರಲಿಯಾ ಸುಮಂತ್ರನ ಕೇಳ್ತಾ ಕೂತಿದ್ದಾನೆ ಬೇರೆ ಜಾಗ ಇಲ್ಲದೆ ಅಯೋಧ್ಯೆಗೆ ಬಂದ ಅಯೋಧ್ಯಾಮೇವ ನಗರಿ ಪ್ರಯವು ಗಾಢದುಮ್ಮನ ತಲೆ ತಗ್ಗಿಸಿದ್ದಾನೆ ರಥ ನಡೆಸೋವನಿಗೆ ಇಷ್ಟ ಇಲ್ಲ ತಲೆ ತುಂಬ ರುಮಾಲ್ ಸುತ್ತಕೊಂಡಿದ್ದಾನೆ ಕಣ್ಣೀರು ಬರ್ತಾ ಇದೆ ಒರೆಸ್ತಾ ಇದ್ದಾನೆ ಈ ಖಾಲಿ ರಥ ಬೇರೆ ರಾಮ ಇದ್ದದ್ದು ಅಯೋಧ್ಯೆಗೆ ಬೇರೆ ಹೋಗಬೇಕು ಕೈಕೇಯಿ ರಾಜ್ಯಕ್ಕೆ ಯಾರಿಗೆ ಬೇಕಾಗಿದ್ದು ಬೈಕ್ ಹೋತ ನಟುಕೋತ ಬಂದಿದ್ದಾನೆ ಸಂತಾಪ ದುಃಖೇನ ದಗ್ಧ ಅಶೋಕಾಗ್ನಿನಾಪುರಿ ಪುರಿ ಈಗ ನೋಡ್ತಾನೆ ಅಯೋಧ್ಯೆಯನ್ನ ರಾಮನ ವಿರಹದಿಂದ ಊರಿಗೆ ಊರೇ ಬೆಂದು ಹೋದಾಗ ಕಾಣಿಸ್ತಾ ಇದೆ ಸುಮಂತ್ರನಿಗೆ ಯಾವ ಮನೆಯ ಮುಂದೆ ರಂಗೋಲಿ ಇಲ್ಲ ಯಾರ ಮನೆಯಲ್ಲಿ ಹಾರ್ಮೋನಿಯಮ್ಮು ತಾಳ ತಂಬೂರಿ ಸಂಗೀತ ಇಲ್ಲ ಒಂದು ಮನೆಯಲ್ಲಿ ತೋರಣ ಇಲ್ಲ ಹಬ್ಬ ಇಲ್ಲ ಏನೂ ಇಲ್ಲ ಬರೀ ಮೌನ ಏನೆಲ್ಲ ಹೋಗೇ ಬಿಟ್ರು ಕಚ್ಚಿನ್ನ ಸಗಜ ಸಾಶ್ವ ಸಜನ ಸಜನಾಧಿಪಾಹ ಒಂದೊಂದು ಮನೆ ಬಾಗಿಲಲ್ಲಿ ಜನ ನಿಂತ್ಕೊಂಡಿದ್ದಾರೆ ಅಲ್ಲಲ್ಲಿಯೇ ಶತಶೋತ ಸಹಸ್ರಶಃ ಪಿಕ್ಚರ್ ಕೊಡ್ತಾರೆ ನೂರು ಜನ ಸಾವಿರ ಜನ ಗುಂಪು ಗುಂಪು ಕೂಡ್ಬಿಟ್ಟಿದ್ದಾರೆ ಕರ್ಫ್ಯೂ ಇಲ್ಲ ಮನೆ ಬಾಗಿಲಲ್ಲಿ ನಿಂತಿದ್ದಾರೆ ಏನ್ ಮಾತಾಡ್ತಿದ್ದಾರೆ ಇವನು ಬರ್ತಾನೆ ಅಂತ ಗೊತ್ತು ಪಾಪ ಎಷ್ಟು ದಿವಸ ನಿಂತಿದ್ದಾರೆ ಅನ್ಕೋತೀವೋ ರಾಮನ್ನೆಲ್ಲಿ ಬಿಟ್ಟು ಬಂದ್ಯೋ ರಾಮನ್ನೆಲ್ಲಿ ಬಿಟ್ಟು ಬಂದ್ಯೋ ರಾಮನ್ನೆಲ್ಲಿ ಬಿಟ್ಟು ಬಂದ್ಯೋ ಒಬ್ಬರ ಮೇಲೊಬ್ಬರು ಬಿದ್ದು ಚಿಕ್ಕವರು ದೊಡ್ಡವರು ಹುಡುಗರು ಹೆಣ್ಣುಡುಗಿಯರು ಮುದುಕರು ರಾಮನನ್ನ ಎಲ್ಲಿ ಬಿಟ್ಟು ಬಂದೆಯೋ ರಾಹ ಓಡಿ ಬಂದು ಬಂದು ಬಂದು ಕೇಳ್ತಾ ಇದ್ದಾರೆ ಎಲ್ಲರಿಗೂ ಏನು ಉತ್ತರ ಕೊಡ್ತಾರೆ ಎಲ್ಲೋ ಬಿಟ್ಟು ಬಂದೆ ಆಯ್ತು ಬಿಡಿ ಏನು ಆ ಕಥೆ ಏನು ಹೇಳ್ತೀರಿ ರಾಮನ ಬಿಟ್ಟು ಬಂದು ದೊಡ್ಡ ಕಥೆನಾ ನನ್ನಂತ ಪಾಪಿ ಊರಿಗೆ ಬಂದಿದ್ದೇನಲ್ಲ ಅಂತ ಅಂತೂ ಗಂಗೆಯನ್ನು ದಾಟಿದ ರಾಮಚಂದ್ರ ಅಂತ ತಿಳ್ಕೊಂಡು ತೇ ತೀರ್ಣ ಇತಿ ವಿಜ್ಞಾನ ಬಾಷ್ಪಪೂರ್ಣ ಮುಖ ಜನಾ ಕಣ್ಣು ತುಂಬ ನೀರು ತುಂಬಿಕೊಂಡಿದೆ ಅವನ್ನು ಸುಟ್ಟು ಬಿಡುವಂತ ನೋಡುತ್ತಿದ್ದಾರೆ ಪಾಪಿ ದಶರಥನೇನೋ ಹೇಳಿದ ಮೂರ್ಖ ಹೇಗೆ ಬಿಟ್ಟು ಬಂದೆ ನೀನು ಅಲ್ಲಿಗೆ ಎಂಬುದಾಗಿ ದುಃಖದಿಂದ ಅಳ್ತಾ ಇದ್ದಾಳೆ ಒಬ್ರು ಹೇಳಿದ್ದ ಅವನು ಕಿವಿಗೆ ಬಿತ್ತು ನಾಚಿಕೆ ಇಲ್ಲ ನಮ್ಮ ಮಂತ್ರಿಗೆ ಸಹ ರಾಮೇಣ ನಿರ್ಯಾತಃ ವಿನಃ ರಾಮಮಿಹಾಗತಃ ಏನು ಫೋರ್ಸ್ ಇದೆ ನೋಡಿ ರಾಮನ್ ಜೊತೆಯಲ್ಲಿ ಹೋದ ರಾಮ ಇಲ್ಲದೆ ಬರ್ತಿದ್ದಾನೆ ದಿ ಇಸ್ ನಾಟ್ ಅಶೇಮ್ಡ್ ಎಲ್ಲ ಎಲ್ಲರೂ ಸಾವಿರದಾಗಿತ್ತ ಕಾಳಿರಥ ತಗೊಂಡು ಬಂದಿದ್ದಾನಲ್ಲ ಎಂಬುದಾಗಿ ಮಂದಂ ಶುಶ್ರಾವ ಜಲ್ಪಿತಂ ಇದನ್ನು ಕಿವಿಯಲ್ಲಿ ಕೇಳಿಕೊಂಡ ಅಲ್ಲಿಂದ ಮುಂದಕ್ಕೆ ದಶರಥ ಮಲಗಿರೋ ಜಾಗಕ್ಕೆ ಬರ್ತಾನೆ ಪ್ರಭುವಿಗೆ ಏನಾರು ಹೇಳಬೇಕು ಸುಮಿತ್ರಯಾತು ಸಹಿತ ಕೌಸಲ್ಯ ಪತಿತಂ ಪತಿಂ ಉತ್ಥಾಪಯಾಮ ಸದಾ ವಚನಂಚೇದಮಬ್ರವೀತ್ ಮರಗಿದ್ದಾನೆ ಜ್ಞಾನ ಜ್ಞಾನ ಸುಮಂತ್ರ ಸುಮಂತ್ರ ಬನ್ನ ಬನ್ನ ಇನ್ನೂ ಬರಲಿಲ್ಲ ಕಂಡ್ರಿ ಸುಮ್ನೆ ಬಾಯಿ ಮುಚ್ಕೊಳ್ಳಿ ಎರಡು ದಿವಸ ಆಯ್ತು ಮೂರು ದಿವಸ ಆಯ್ತು ಐದು ದಿವಸ ಆಯ್ತು ಎಲ್ಲಿ ಸುಮಂತ್ರ ಬರ್ತಾನೆ ಸುಮ್ಮನೆ ಈಗ ಅವಳೇ ಮೆಲ್ಲಗೆ ಕೌಸಲ್ಯೆ ಕೌಸಲ್ಯ ಪ್ರಭು ಸುಮಂತ್ರ ಬಂದಿದ್ದಾನೆ ಆ ಸುಮಂತ್ರ ಬಂದಿದ್ದಾನೆ ತೊಲ್ತಿದೆ ಬಾಯಿ ಪಾಪ ಅವನಿಗೆ ಸುಮಂತ್ರ ಬಂದಿದ್ದಾನೆ ಮಾತು ಬರ್ತಿಲ್ಲ ತುಟಿ ಅಲಗ್ತಾ ಇದೆ ಕೌಸಲ್ಯಗೆ ತುಂಬಾ ಕೋಪ ದುಃಖ ಸುಮಂತ್ರನ್ ಮಾತನಾಡಿಸಿದ್ರೆ ಅವಳು ತಪ್ಪು ತಿಳ್ಕೊಳ್ತಾಳೆ ಅಂತ ಏನಿಲ್ಲ ಅವಳ ಹತ್ರ ಇಲ್ಲ ಆ ಕೈ ಕೈ ಮಾತಾಡಿ ಜೊತೆಯಲ್ಲಿ ಅಯ್ಯೋ ರಾಮ ಮೊಳೆ ಬಡದಾಗಿ ದೇವ ಯಸ್ಯ ಭಯಾಚ ರಾಮಂ ನಾನು ಪೃಚ್ಛಸಿ ಸಾರಥಿಂ ರಾಮ ಹೇಗಿದ್ದಾನೆ ಸುಮಂತ್ರ ಎಲ್ಲಿ ಬಿಟ್ಟು ಬಂದ್ಯೋ ಅಂತ ಕೇಳೋದಕ್ಕೆ ನಿಮಗೆ ಭಯ ಅಂತ ಕಾಣುತ್ತೆ ನೀವು ಕೈಯರು ಮನೆಯಲ್ಲಿಲ್ಲ ಜ್ಞಾಪಕ ಮಾಡಿಕೊಳ್ಳಿ ನೀ ಅತಿಷ್ಠತಿ ಕೈಕೇಯಿ ವಿಶ್ರಬ್ಧಂ ಪ್ರತಿಭಾಷತ ಧೈರ್ಯವಾಗಿ ಮಾತಾಡಿ ಬಾಗಲ್ ಬೋಲ್ಟ್ ಹಾಕ್ತೇನೆ ಇದು ನನ್ನ ಅರಮನೆ ಅಯ್ಯೋ ಅಂತ ದಶರಥ ಕೌಸಲ್ಯ ಕಾಲನ್ನು ಮುಟ್ಟುತ್ತಾನೆ ನನ್ನ ಚುಚ್ಚಿ ಕೊಲ್ಲಬೇಡ ತಾಯಿ ಶತ್ರುಗಳಲ್ಲಿಯೂ ನೀನು ಸಂಯಮ ತೋರಿಸಿದಳು ಆ ಕೈ ಕೈನು ಒಂದು ಮಾತು ನೋಯಿಸಿಲ್ಲ ಇಲ್ಲಿ ತನಕ ಐ ಸ್ಟಡಿಡ್ ಯುವರ್ ಕ್ಯಾರೆಕ್ಟರ್ ನಾನು ನಿನ್ನ ಗಂಡ ಕಾಣೆ ಎಲ್ಲೋ ಸಿಕ್ಕಾಕೊಂಬಿಟ್ಟೆ ತಪ್ಪಿನಲ್ಲಿ ನಾನು ಬೈಬೇಡ ಒಡನೆಯೇ ಕೌಸಲ್ಯೆ ಪ್ರಭುವಿನ ಪಾದಕ್ಕೆ ಬಿದ್ದು ಯಜಮಾನ್ರೇ ನನ್ನ ಹೊಟ್ಟೆ ಸಂಕಟ ಹಾಗೆ ಹೇಳಿಸ್ತು ಬಂಜಾಗಿದ್ರೆ ಚೆನ್ನಾಗಿತ್ತು ಒಬ್ಬನೇ ಮಗ ಎಂಥ ಮಗನನ್ನು ನನಗೆ ದೇವರು ಕೊಟ್ಟ ಆ ಮಗನನ್ನು ಕಳ್ಕೊಂಡೆ ಅನ್ನೋ ದುಃಖದಲ್ಲಿ ಹೀಗೆ ಹೇಳಿಬಿಟ್ಟೆ ನಿಮ್ಮ ಮನಸ್ಸು ನೋಯಿಸ್ಬೇಕಂತಿಲ್ಲ ಅಷ್ಟೊತ್ತಿಗೆ ಹತ್ತಿರ ಬಂದು ಕೂತ್ಕೊಂಡ ಸುಮಂತ್ರ ದಶರಥನ ಮೈ ತಡವಿದ ಆಗ ಸುಮಂತ್ರನ ಮೈ ತಡವಿದ್ದರಿಂದ ಸ್ವಲ್ಪ ಜ್ಞಾನ ಉಂಟಾಗಿ ದಶರಥ ನನ್ನ ಮಗನ್ನೆಲ್ಲಪ್ಪ ಬಿಟ್ಟು ಬಂದೆ ಗಂಗೆ ದಡದಲ್ಲಿ ಬುದ್ಧಿ ರಾಮ ಬೈಕೊಂಡೇನೋ ನನ್ನನ್ನ ಅವನ ಮನಸ್ಸು ಎಷ್ಟು ಕೋಮಲ ನೋಡಿ ಇಷ್ಟುಗಳಿದೆ ಧರ್ಮದ ಪಾಶ ಇಲ್ಲ ಇಲ್ಲ ಬುದ್ಧಿ ನಿಮ್ಮನ್ನು ಬೈಲಿಲ್ಲ ಮತ್ತೇನು ಹೇಳಿದ ರಾಮ ಗಂಗೆ ದೋಣಿ ಹತ್ತುವಾಗ ಅಯೋಧ್ಯೆ ಕಡೆಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಪ್ರಭು ಇದು ಜನನೀ ಜನ್ಮಭೂಮಿಶ್ಚ ಆನಂದ ರಾಮಾಯಣದಲ್ಲಿ ಹೇಳ್ತಾರೆ ವಿಭೀಷಣ ಹೇಳಿದಂತೆ ನಿಮ್ಮೂರಿಗಿಂತ ನಮ್ಮ ಲಂಕೆ ತುಂಬಾ ಐಶ್ವರ್ಯವಂತದ್ದಾಗಿದೆ ಆಗಿದೆ ಅಪಿಸ್ವರ್ಣಮಯೀ ಲಂಕಾ ಇಲ್ಲೇ ಇದ್ ಬಿಡೋಣ ಅಂದ್ರೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಈ ವಾಕ್ಯ ಎಲ್ಲಿ ಬರುತ್ತೆ ಅಂತ ಕೇಳಿದ್ರು ಅನೇಕ ಜನ ಪಂಡಿತರು ಗೊತ್ತಿಲ್ಲ ಆನಂದ ರಾಮಾಯಣದಲ್ಲಿದೆ ಇದು ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲೇ ಇರು ಅಂತ ವಿಭೀಷಣ ಹೇಳಿದ್ದು ನಿಜ ಆದರೆ ಊರಲ್ಲಿರೋ ಬಂಗಾರ ಬೆಳ್ಳಿ ನೋಡಿ ರಾಮನಿಗೆ ಅಲ್ಲೇ ಇರಬೇಕು ಅಂತ ಆಸೆ ಬರದೇ ಇರೋದಕ್ಕೆ ಬೇರೆ ಕಾರಣಗಳಿದ್ದವು ಆದ್ದರಿಂದ ತಾಯಿ ತಾಯಿ ನಾಡು ಅನ್ನುವ ಪ್ರೀತಿ ರಾಮನಿಗೆ ಅಯೋಧ್ಯೆಗೆ ನಮಸ್ಕಾರ ಮಾಡಿದ್ದಾನೆ ಅಪ್ಪ ಒಂದು ಹದಿನಾಲ್ಕು ವರ್ಷ ಬೇಗ ಬಂದ್ಬಿಡುತ್ತೆ ಕಾಲ ಎಷ್ಟು ಬೇಗ ಓಡುತ್ತೆ ನೋಡಿ ಅದನ್ನ ಬಂದ್ಬಿಡ್ತೇನೆ ಅಲ್ಲಿ ತನಕ ನೀವು ಧೈರ್ಯವಾಗಿರಬೇಕು ನಮ್ಮನೆ ಸೊಸೆ ಏನು ಹೇಳಿದ್ದು ಸೀತಾದೇವಿ ಸೀತಾದೇವಿಯೇ ಜಾನಕೇತು ಮಹಾರಾಜ ನಿಶ್ವಸಂತಿ ತಪಸ್ವಿನಿ ಅವಳು ನಿಟ್ಟುಸಿರು ಬಿಡ್ತಾ ಇದ್ಲು ಎದೆ ಉಬ್ಬುತಾ ಇಬ್ಬುತ ಏನೂ ಮನಸ್ಸಿಗೆ ಅಸಮಾಧಾನ ಇತ್ತು ನಿಮ್ಮ ಸೊಸೆಗೆ ನಿಶ್ವಸಂತಿ ತಪಸ್ವಿನಿ ಭೂತೋಪಹತ ಚಿತ್ತೇವ ಭೂತ ಹೇಳಿದವಳಂತ ಅದೇನೇನೋ ಹೇಳ್ತಾ ಇದ್ಲು ವಿಷ್ಠಿತ ವಿಸ್ಮಿತ ಸ್ಥಿತ ಆಶ್ಚರ್ಯವನ್ನು ಪಡ್ತಾ ಇದ್ಲು ನಾನು ಅವಳನ್ನು ಹೀಗೆ ನೋಡಿರಲಿಲ್ಲ ನಿಮ್ಮ ಸೊಸೆ ಹನ್ನೆರಡು ವರ್ಷ ನೋಡಿದ್ದೇನೆ ಸ್ಟಡಿ ಮಾಡಿದ್ದೇನೆ ಅರಮನೆಯಲ್ಲಿ ಅದೃಷ್ಟಪೂರ್ವ ವ್ಯಸನ ರಾಜಪುತ್ರಿ ಯಶಸ್ವಿನಿ ತುಂಬ ಕೀರ್ತಿ ಉಳ್ಳವಳು ಇಂಥ ದುಃಖ ಅವಳು ಬಂದಿದ್ದು ನಾನು ನೋಡಲಿಲ್ಲ ತೇನ ದುಃಖೇನ ರುದತಿ ನೈವ ಮಾಂ ಕಿಂಚಿದಬ್ರವೇತಿ ನನಗೇನು ಹೇಳಲಿಲ್ಲ ಅಂದ್ಬಿಟ್ಟ ಪೀಠಿಕೆ ಕೊಡ್ತಾನೆ ಏನು ಹೇಳಬೇಕು ಅಂತ ಹೊರಟ ಭೂತ ಹಿಡಿದವಳು ಹಾಗೆ ಏನು ಬಾಯಲ್ಲಿ ಹೇಳಬೇಕು ಅಂತ ಹೊರಟಳು ಅದು ಕೇಳಿಯೇ ದಶರಥ ಕಣ್ಣೀರು ಹಾಕಿದ ಕಣ್ಣು ಮುಚ್ಚಿದ ಅವಳು ಹೇಳಿದ ಮಾತನ್ನು ಹೇಳಿದ್ರೆ ಅಲ್ಲಿಯೇ ಅಯ್ಯೋ ಅಂತ ಸತ್ತು ಬಿಡುತ್ತಿದ್ದ ಏನು ಹೇಳಿದ್ದವಳು ಸಕಾಮಾಭವ ಕೈಕೇಯಿ ಹತೋಯಂ ಕುಲನಂದನ ಕಾಡಲ್ಲಿ ಕಷ್ಟ ಬಂದಾಗಲೆಲ್ಲ ಸೀತಾದೇವಿ ಹೇಳ್ತಾ ಇದ್ದ ಮಂತ್ರ ಇದು ಕೈಕೇಯಿ ಕುಲಪುತ್ರನನ್ನು ಕಾಡ್ಪಾಲು ಮಾಡಿ ಅವನು ಕೊಲ್ಲಬೇಕು ಅಂತ ಮಾಡಿದೆಲ್ಲ ನಿಮ್ಗೆ ಸಂತೋಷವಾಯಿತೆ ನಟಿಕೆ ಮುರಿತಾ ಇದ್ಲು ಸೀತಾದೇವಿ ಉತ್ತಮ ರಾಜಪುತ್ರಿ ಅವಳಿಗೆ ರಾಮನ ಮೇಲೆ ಭಕ್ತಿ ಸ್ವಲ್ಪ ಮಾತು ತೀಕ್ಷ್ಣ ಕಂಡ್ರು ಈ ಮಾತು ಹೇಳಿದ್ರೆ ದಶರಥನಿಗೆ ಆಘಾತವಾಗುತ್ತೆ ಅಂತ ತೇಲಿಸಿಬಿಟ್ಟ ಗಂಡನ ಮುಖ ನೋಡಿದ್ಲಂತೆ ಇವನು ಹೇಳಿದ್ದು ಉದೀಕ್ಷಮಾಣ ಭರ್ತಾರಂ ಮುಖೇನ ಪರಿಶುಷ್ಯತ ಆಮೇಲೆ ಕೇಳಿದ ಲಕ್ಷ್ಮಣ ಏನ್ ಹೇಳಿದ ಲಕ್ಷ್ಮಣನೇ ಏನೋ ಹೇಳಿದ್ರು ಬುದ್ಧಿ ಏನ್ ಹೇಳಿದ್ರು ಹೇಳೋ ನೀವು ಅಪ್ಪ ಅಲ್ವಂತೆ ಅವ್ರ ಮಗ ಅಲ್ವಂತೆ ಅಹಂತಾವನ್ ಮಹಾರಾಜೆ ಪಿತೃತ್ವನೋಪಲಕ್ಷಯೇ ಲಕ್ಷ್ಮಣನ ಭಕ್ತಿ ನಮಗೆ ಕರಗಿಸಿ ಬಿಡುತ್ತೆ ಅದು ಪಿತರಂ ಮಾತರಂ ದಾರಾನ್ ಪುತ್ರಾನ್ ಬಂಧೂನ್ ಸಖೀನ್ ಗುರೂನ್ ರತ್ನಾನಿ ಧನಧಾನ್ಯಾನಿ ಕ್ಷೇತ್ರಾಣಿ ಚ ಗೃಹಾಣಿ ಚ ಸರ್ವಧರ್ಮಾಂಶ ಸಂತ್ಯಜ್ಯ ಸರ್ವಕಾಮಾಂಶ ಸಾಕ್ಷರಾನ್ ಲೋಕ ವಿಕ್ರಾಂತ ಚರಣವು ಶರಣಂತೆ ವ್ರಜಂ ವಿಭೋ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಇದು ಶರಣಾಗತಿ ವಾಕ್ಯ ಲಕ್ಷ್ಮಣನ ಕೋಪ ಇದ್ದದ್ದು ಕಾಮುಕತ್ವದ ಮೇಲೆ ದಶರಥನಾಗಲಿ ಇನ್ನೊಬ್ಬರಾಗಲಿ ಜನ್ಮ ಕೊಟ್ಟಿದ್ದೇವರು ಆ ದೇವರನ್ನು ನಾವು ನೆನ್ಕೋಬೇಕು ಜನ್ಮ ಸಾರ್ಥಕ ಮಾಡ್ಕೋಬೇಕು ಅಂತ ಅದಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿದ್ದರೆ ಮೇಷ್ಟ್ರು ಬೈಯೋ ಹಾಗೆ ನಮ್ಮ ಮೇಷ್ಟ್ರು ಬೈತಿದ್ರು ಚಿಕ್ಕ ವಯಸ್ಸಲ್ಲಿ ಗೋಲಿ ಆಡುವಾಗ ಎಂಥ ಕುಲದಲ್ಲಿ ಬಂದಿದ್ದೀಯೋ ಈ ಹೊತ್ತಲ್ಲಿ ಅಮರಾಪೂರ್ತಿ ಬಾಯಲ್ಲಿರಬೇಕಾಗಿತ್ತು ಗೋಲಿ ಆಡ್ತೀಯ ಗೆಜ್ಜಗಾಡ್ತೀಯ ಅಂತ ಬೈತಿದ್ರು ನಮ್ಗೆ ತಲೆಗೆ ಹತ್ತಿರಲಿಲ್ಲ ಅವಾಗ ಗೋಲಿ ಗೆಜ್ಜೆ ಇವ್ರು ಆಡಿಲ್ಲ ಅಂತ ಕಾಣುತ್ತೆ ಅದಕ್ಕೆ ಬೈತಾ ಇದ್ದಾರೆ ನಮಗೆ ನಮ್ಮ ತಂದೆ ಹೋದ ಮೇಲೆ ಗೊತ್ತಾಯಿತು ಎಷ್ಟು ದೊಡ್ಡ ಭಂಡಾರವನ್ನು ಕಳೆದುಕೊಂಡೆ ಅವ್ರ ಕೈಯಲ್ಲಿ ನಾ ಪಾಠ ಕಲಿತುಕೊಳ್ಳಲಿಲ್ಲ ಆದರೆ ಅವರ ಆಶೀರ್ವಾದದಿಂದ ಅನೇಕ ಗುರುಗಳಲ್ಲಿ ಪಾಠವನ್ನು ಕಲಿತೆ ಕಲಿತಿದ್ದು ಇಂಗ್ಲಿಷ್ ವಿದ್ಯೆ ಆದರೂ ಆ ಪೂರ್ವಜರು ಇಲ್ಲಿಯೇ ಎಳ್ಕೊಂಬಂದು ರಾಮಾಯಣಕ್ಕೆ ಮಹಾಭಾರತಕ್ಕೆ ಭಾಗವತಕ್ಕೆ ಏನು ಸೇರಿಸಿದ್ದಾರೆ ಆ ಕುಲವೆಂಬುದು ದೊಡ್ಡದು ಕುಲದ ಕುಲವೆಂಬುದು ಮನುಷ್ಯನನ್ನು ಮರ್ಯಾದೆಯಲ್ಲಿ ಕಟ್ಟಿ ಹಾಕುವಂತಹ ಒಳ್ಳೆಯ ವಿಷಯ ಆದ್ದರಿಂದ ಲಕ್ಷ್ಮಣ ದಶರಥರನ್ನ ದುರ್ಬೀನ್ ಹಾಕಿ ನೋಡಿದ್ರು ತಂದೆಯ ಲಕ್ಷಣ ಕಾಣಲಿಲ್ಲ ಅಂತ ಹೇಳಿದ್ರು ನನಗೆಲ್ಲವೂ ರಾಮನೇ ಅಂತ ಹೇಳಿಬಿಡು ಅದನ್ನು ಕೇಳಿದ ಕಣ್ಣೀರು ಬಂತು ದಶರಥನಿಗೆ ಇನ್ನೇನು ಆಶ್ಚರ್ಯ ಬಂದು ನೋಡಿದೆ ನೀನು ದಾರಿಯಲ್ಲಿ ದಾರಿಯಲ್ಲ ಕುದುರೆಗಳು ವಾಪಸ್ ಬರುವಾಗ ಗೊಳೋ ಅಂತ ಅಳ್ತಾ ಇದ್ವು ಪ್ರಭು ರಸದ ಕುದುರೆ ಕಣ್ಣಲ್ಲಿ ನೀರು ಬಂದ್ರೆ ನೆಲದ ಮಣ್ಣು ಸುಟ್ಟು ಹೋಗುತ್ತಿತ್ತು ಮರಳು ಸುಟ್ಟು ಹೋಗುತ್ತಿತ್ತು ಉಷ್ಣಮಷ್ಟು ಪ್ರಮುಂಚಂತಹ ಉಭಾಭ್ಯಾಂ ರಾಜಪುತ್ರಾಭ್ಯಾಂ ಮತಕೃತ್ವ ಹಮಂಜಲಿ ನಾನಿಬ್ಬರಿಗೂ ನಮಸ್ಕಾರ ಮಾಡಿದೆ ಹೋಗಿ ಬರ್ತೇನೆ ಅಂತೆ ಯಾಕೆ ಐದು ದಿವಸ ಆಯ್ತೋ ನೀನು ಬರೋದು ಗುಹನ ಮನೆಯಲ್ಲಿ ಇನ್ನೆರಡು ದಿವಸ ಇದ್ದೆ ಪ್ರಭು ಅಲ್ಲಿ ಯಾಕಿದ್ಯೋ ನೀನು ಅಂದ್ರೆ ಯಾರನ್ನೂ ಏನೂ ಕೇಳಿಲ್ಲ ರಾಮ ನನ್ನೊಬ್ಬನನ್ನು ಕರ್ಕೊಂಡು ಹೋಗು ಅಂತ ಹೇಳಿದ್ನಲ್ಲ ಆಗೋದಿಲ್ಲ ಅಂತ ಹೇಳಿದ್ರು ಅಷ್ಟು ದೂರ ಹೋದ ಮೇಲೆ ಈ ಮುದುಕನ ಕೋರಿಕೆ ನಡೆಸಿಕೊಡ್ಲಿಲ್ಲ ನಾ ಬರೋ ತನಕ ಬದುಕಿರ್ತಾನೋ ಇಲ್ವೋ ಅಂತ ಮನಸ್ಸು ಬದಲಿಸಿ ರಾಮ ಬಂದು ಕರ್ಕೊಂಡು ಹೋಗ್ತಾನೋ ಏನೋ ಎಂಬುದಾಗಿ ಆಶಯ ಇದಿ ಮಾಂ ರಾಮ ಪುನಃ ಶಬ್ದಾಪಯೇದಿತಿ ವಿಷಯೇತೆ ಮಹಾರಾಜ ರಾಮ ವ್ಯಸನ ಕರುಷಿತಾ ರಾಮ ವ್ಯಸನದಿಂದ ವೃಕ್ಷಾ ಪರಿಮ್ಲಾನಾ ಮರಗಳೆಲ್ಲ ಒಣಗಿ ಹೋಗಿವೆ ಕಾಡುಗಳಲ್ಲಿ ನದ್ಯ ಪಲ್ವಲ ಅನಿಸರಾಂಸಿತ ಕೆರೆಗಳು ಕೊಳಗಳು ನೀರುಗಳು ನೀರು ಕೂಡ ಕುದೀತಾ ಇದೆ ರಾಮ ವಿರಹದಿಂದ ಮುಟ್ಟಿ ನೋಡಿ ಹೋಗಿ ಸರಿಯೋ ನದಿ ಮುಟ್ಟಿ ನೋಡಿ ರಾಮ ಇಲ್ಲದೆ ಅಯೋಧ್ಯೆಯ ನೀರು ಬಿಸಿಯಾಗಿ ಕುದೀತಾ ಇದೆ ನಾನು ಊರಿಗೆ ಬಂದರೆ ಪ್ರವಿಶಂತಮ್ಮ ಅಯೋಧ್ಯಾಯ ನಮಾಂ ಕಶ್ಚಿದ್ ಅಭಿನಂದತಿ ಒಂದು ಮನೆ ಮುಂದುಗಡೆಯೂ ಬಂದ್ಯಾ ಸುಮಿತ್ರ ಅಂತ ಒಬ್ಬರೂ ನನಗೊಂದು ಸ್ವಾಗತವನ್ನು ಕೋರಲಿಲ್ಲ ಕೊರಲಲ್ಲಿ ಗದ್ಗದವನ್ನು ತುಂಬಿಕೊಂಡು ಸುಟ್ಟು ಬಿಡುವಂತ ನಾನು ನೋಡ್ತಾ ಇದ್ರೆ ಹೊರತು ಒಬ್ಬರು ಅಭಿನಂದನೆ ಮಾಡಲಿಲ್ಲ ಆಗ ದಶರಥ ಹೇಳಿದ ಸುಮಂತ್ರ ಅವಳು ವರ ಕೇಳಿದ್ ದುಡ್ಡು ಕೊಟ್ಟುಬಿಟ್ಟಲ್ಲ ಮನ್ಸುಗಳನ್ನು ಕೇಳದೆ ನಿನ್ನನ್ನು ಕೇಳದೆ ನನಗೆ ಆತಕ್ಕೆ ದುರ್ಬುದ್ಧಿ ಬಂತೋ ಅವನನ್ನೇ ಕೇಳ್ತಾರೆ ಸ್ವಾಮಿ ನನಗ್ಯಾಕೆ ದುರ್ಬುದ್ಧಿ ಬಂತು ನೀವು ಹೇಳಬೇಕು ಸುಮಂತ್ ನಾನು ಕೇಳ್ತಾನೆ ಆಮೇಲೆ ಹೇಳ್ತಾರೆ ನಿನಗೆ ರಾಮನ ಎಲ್ಲಿ ಬಿಟ್ಟೆ ಅಂತ ಗೊತ್ತಿದೆಯಲ್ಲ ಈಗಲೂ ಪರವಾಗಿಲ್ಲ ನನ್ನ ಕರ್ಕೊಂಡು ಹೋಗ್ಬಿಡು ರಾಮ ಇರೋ ಜಾಗಕ್ಕೆ ಸೇರಿಸ್ಬಿಡು ಹಾಗೆಲ್ಲ ಹೇಳಬಾರ್ದು ಅಂದ ಹೊರಟು ಬಿಟ್ಟ ಎಷ್ಟೊತ್ತು ನಿಂತ್ಕೊಂಡು ಹೇಳ್ತಾನೆ ಈ ಸಮಾಚಾರ ಪದೇ ಪದೇ ಹೇಳೋಕ್ಕೇನು ಒಳ್ಳೆ ಸಮಾಚಾರವೇ ಕ್ರಮಕ್ರಮವಾಗಿ ಹಗಲೆಲ್ಲ ಕಳೆದ ರಾತ್ರಿ ಬಂತು ಕೌಸಲ್ಯ ರುದತಿ ಸ್ವಾರ್ಥ ಭರ್ತಾರ ವಿಧಮಬ್ರವೀತ್ ಕೌಸಲ್ಯ ಗಂಡನ ಮತ್ತೆ ಚುಚ್ಚುತ್ತಾಳೆ ಹೊಟ್ಟೆ ಸಂಕಟ ಆ ಹಲುಬುವುದು ಅಂತ ಹೇಳ್ತೇವೆ ಕನ್ನಡದಲ್ಲಿ ಹೇಳಿದ್ದನ್ನೇ ಹೇಳಿ ಹಲುಬುವುದು ಆ ಹಲುಬುವುದರಲ್ಲಿ ಎಷ್ಟು ಶಾಸ್ತ್ರೀಯವಾಗಿ ಹೇಳ್ತಾಳೆ ನೋಡಿ ಇವತ್ತಿಗೂ ಅದೇ ರೀತಿ ನಮ್ಮ ಜನ ನಡ್ಕೊಳ್ಳೋದು ನೋಡ್ತೇವೆ ಪ್ರಭು ಹದಿನಾಲ್ಕು ವರ್ಷ ಆದಮೇಲೆ ನಿಮ್ಮ ಮಗ ರಾಮ ವಾಪಸ್ ಬರ್ತಾನೆ ಅಂತ ತಿಳ್ಕೊಂಡಿದ್ದೀರಾ ಅವಳು ಹೇಳಿದ್ಲು ಕಳಿಸಿಬಿಟ್ರೆ ಹದಿನಾಲ್ಕು ವರ್ಷ ಪುಸ್ತಕ ಅಂತ ಅಲ್ಲಿ ತನಕ ಆಯುಷ್ಯ ಇರಲಿ ನಾನು ಹರಿಸಿದ್ದೇನೆ ನಿಜ ಪಂಚದಶೇ ವರ್ಷೇ ರಾಘವ ಪುನರೇಶ್ಯತಿ ಹದಿನೈದನೇ ವರ್ಷದಲ್ಲಿ ರಾಮ ಬಂದರೂ ಕೂಡ ಖಂಡಿತವಾಗಿ ರಾಜ್ಯವನ್ನು ಒಪ್ಪಿಕೊಳ್ಳೋದಿಲ್ಲ ಪಟ್ಟಾಭಿಷೇಕ ಎಂದೂ ಮಾಡಿಕೊಳ್ಳಲಾರ ಜಹ್ಯಾದ್ರಾಜ್ಯಂಚ ಕೋಶಂಚ ಭರತೋ ನೋಪಲಕ್ಷ್ಯತೆ ಯಾಕೆಂದ್ರೆ ಒಬ್ಬರು ಮುಟ್ಟಿದ ಪದಾರ್ಥವನ್ನ ಇನ್ನೊಬ್ಬರು ಮುಟ್ಟೋದಿಲ್ಲ ಕೆಲವರು ವೈದಿಕರು ಯೋಚನೆ ಮಾಡಿಕೊಳ್ಳಿ ಯಾರೊಬ್ಬರು ಕೇಳ್ತಾರೆ ಸ್ವಾಮಿ ಪಂಚೆ ತರಲಿಲ್ಲ ಸಂಧಾನ ಮಾಡಬೇಕು ಅಂತ ಪಂಚೆ ಕೊಡಿ ಆ ಪಂಚೆ ಕೊಟ್ರೆ ಅದನ್ನು ಯಜಮಾನರು ತಿರುಗಿ ಉಡಬಾರದು ಶಾಸ್ತ್ರ ಕೊಟ್ಟು ದಾನ ಕೊಟ್ಬಿಡ್ಬೇಕು ಒಂದು ಶ್ರಾದ್ದದಲ್ಲಿ ಅಥವಾ ಮದುವೆಯಲ್ಲಿ ಮುಂಜಿಯಲ್ಲಿ ಉಪಯೋಗ ಮಾಡಿದ ದರ್ಭೆಯನ್ನ ಮತ್ತೆ ಮುಟ್ಟದೇ ಇರುವಂತೆ ಒಮ್ಮೆ ಉಪಯೋಗ ಮಾಡಿದಂತಹ ಸಮಿತ್ತನ್ನು ಮತ್ತೆ ಉಪಯೋಗ ಮಾಡದೇ ಇರುವಂತೆ ಇದು ರಾಮ ಭರತ ಮುಟ್ಟಿದ ರಾಜ್ಯವನ್ನು ಎಂದಿಗಾದರೂ ಮತ್ತೆ ಒಪ್ಪಿಕೊಳ್ತಾನೆ ಸಿಂಹ ಸಿಂಹವೇ ನನಗೆ ವಯಸ್ಸಾಗಿದೆ ಕಾಣೋ ನರಿ ಎರಡು ಜಿಂಕೆ ಮಾಂಸ ತಗೊಂಡು ಬಾ ಜಿಂಕೆ ಕೈ ಮಾಂಸಕ್ಕೆ ಅದು ನರಿ ಕೈಲಿ ಹೇಳಿ ತರಿಸೋದಿಲ್ಲ ತಾನೇ ಕೊಲ್ಲಬೇಕು ತಾನೇ ಮುಟ್ಟಬೇಕು ತಾನು ತಿಂದು ಮಿಕ್ಕದ್ದನ್ನ ನರಿ ಕೊಡುವುದೇ ಹೊರತು ನನ್ನ ಮಗ ಸಿಂಹ ಕಾಣ್ರಿ ನಿಮ್ ಭರತ ಮುಟ್ಟಿದ ರಾಜ್ಯದ ಮೇಲೆ ಆ ಸಿಂಹಾಸ ಮತ್ತೆ ಕೂತ್ಕೊಳ್ತಾನೆ ಅವನು ಭೋಜಯಂತಿ ಕೆಲ ಶ್ರಾದ್ದೆ ಕೇಚಿತಿ ಸ್ವಾನೇವ ಬಾಂಧವಾನ್ ಯಾರು ಸತ್ರು ನೋಡಿ ಎಲ್ಲಿ ತಗೊಂಡ್ಬಂದು ನಿಲ್ಸಿದ್ದಾಳೆ ಅವಳು ಒಬ್ರು ಸತ್ರೆ ಹನ್ನೆರಡನೇ ದಿವಸಕ್ಕೆ ನಾಲ್ಕು ಜನನ ಹೇಳಬೇಕು ಏಕೋದ್ದಿಷ್ಟ ಶ್ರಾದ್ದಕ್ಕೆ ಒಬ್ಬರನ್ನೇ ಹೇಳಬೇಕು ಕೆಲವರೇನ್ ಮಾಡ್ತಾರೆ ಹೆಣ ಹೊರೋದಕ್ಕೆ ಆ ಪಕ್ಕದೂರು ಅಕ್ಕದೂರು ಅಷ್ಟು ಸದಾಚಾರದಲ್ಲಿ ಸಂಧ್ಯಾವನ್ನು ಗೊತ್ತಿಲ್ಲದೆ ಇದ್ದವರನ್ನ ಹೆಣ ಹೊರೋದಕ್ಕೆ ಹೇಳುವುದು ಕಷ್ಟದ ಕೆಲಸ ಇಲ್ಲ ಅವರಿಗೆ ಬೆಳ್ಳಿ ಚೊಂಬು ಲೋಟ ಐದುನೂರು ರೂಪಾಯಿ ಆರ್ನೂರು ರೂಪಾಯಿ ಎಂಟುನೂರು ರೂಪಾಯಿ ದಕ್ಷಿಣ ಕೊಡೋದಕ್ಕೆ ಮಾತ್ರ ಸ್ವಂತ ಬಂಧುಗಳು ಅವಳು ಆಗಿನ ಕಾಲದಲ್ಲಿ ಕನ್ನಡಿ ಹಿಡಿದಿದ್ದಾಳೆ ಮಹಾತಾಯಿ ಈ ವಾಕ್ಯ ಯಾರು ಕನ್ನಡಕ್ಕೆ ಹಾಕಿದ್ದಾರೆ ತೋರಿಸಿ ಜಯಂತಿ ಕೆಲ ಶ್ರಾದ್ದೆ ಕೇಚಿತೆ ಸ್ವಾಮೇವ ಬಾಂಧವಾನೇ ತತಃ ಪಶ್ಚಾತಿ ಸಮೀಕ್ಷಂತೆ ಕೃತಕಾರ್ಯ ದ್ವಿಜರ್ಷಭ ಶ್ರಾದ್ದ ಮುಗಿಯಿತು ಅಂತ ತಿಳ್ಕೊಳ್ತಾರೆ ತಮ್ಮ ಕಡೆಯವರು ದುಡ್ಡು ಕೊಡಬೇಕಷ್ಟೇ ಬೇಕು ಸತ್ತವನ ವಿಷಯ ಇವರಿಗೆ ಬೇಡ ಇದರಲ್ಲಿ ಗುಣವಂತರೇನು ಮಾಡ್ತಾರೆ ಯಾವ ಸಂಧ್ಯಾವನ್ನ ಗೊತ್ತಿಲ್ಲದೆ ಇದ್ದವನು ದುರ್ಬ್ರಾಹ್ಮಣನನ್ನು ನೀವು ಹನ್ನೊಂದನೇ ದಿವಸ ಹನ್ನೆರಡನೇ ದಿವಸ ಶ್ರಾದ್ದ ಕೇಳಿಬಿಟ್ಟು ಅವತ್ತೆಲ್ಲ ಸೋತುಕುಂಭ ಮುಗಿ ಹೋತ್ರಿ ಸಾಯಂಕಾಲ ಐದು ಗಂಟೆ ಆಗತ್ತೆ ಇಷ್ಟ ಪಂಕ್ತಿಗೆ ಶ್ರೇಷ್ಠ ಬಂದು ನಿತ್ಯ ಕರ್ಮಾನುಷ್ಠಾನ ಇಟ್ಕೊಂಡವನನ್ನು ಕರೆದ್ರೆ ಮೊದಲನೇ ಪಂಕ್ತಿಗೆ ಅಯೋಗ್ಯರನ್ನು ಕರೆದಿದ್ದೀರಿ ಇಷ್ಟ ಪಂಕ್ತಿಗೆ ನಾವು ಬರೋದಿಲ್ಲ ಅಂದ್ಬಿಡ್ತಾರ ಅವರು ಮೊದಲ ಪಂಕ್ತಿ ಎರಡನೇ ಪಂಕ್ತಿ ಊಟದಲ್ಲಿಯೂ ಹಾಗೆ ಸಮಾರಾಧನೆ ಬೆಂಗಳೂರಂತಹ ಊರಲ್ಲಿ ಒಂದು ಭಜನೆ ನಡೆಯುತ್ತೆ ಒಂದು ಸಮಾಧಾನ ಸಮಾರಾಧನೆ ಮಾಡ್ತೀರಿ ಆ ಭಜನೆ ಮುಗಿತಿದ್ದಾಗೆ ಉತ್ಸವ ಮುಗಿತಿದ್ದಾಗೆ ಕೆಲವರು ಬಂದು ಜಾಗ ಹಿಡ್ಕೊಂಡ್ಬಿಡ್ತಾರೆ ಮೊದಲು ಮಂಗಳ ಹೇಳೋಕೆ ಮುಂಚೆನೆ ಜಾಗ ಹಿಡ್ಕೊಂಡ್ಬಿಡ್ತಾರೆ ಬಂದು ಟವಲ್ ಹಾಸಿ ಬಿಡ್ತಾರೆ ಸೊಂಬು ತಟ್ಟೆ ಎಲ್ಲ ಇಟ್ಕೊಳ್ತಾರೆ ಅಕ್ಕದಲ್ಲಿ ಪಕ್ಕದಲ್ಲಿ ಇಲ್ಲ ಭಾಗವತರು ಬಂದಿಲ್ಲ ದೊಡ್ಡವರು ಬಂದಿಲ್ಲ ನೋಡೋದು ಒಂದು ಕಡೆ ಹೀಗೆ ಆಗಿಬಿಡ್ತು ದ್ವಾದಶಿ ಆ ಅವ್ರಿಗೆ ಹೇಳಿಟ್ಟಿದ್ರು ನಾನೇ ಹೋಮ ಮಾಡಿಸಿದೆ ಆ ಮನೆ ಒಡಚಿ ತುಂಬಾ ಬೇಜಾರು ಮಾಡಿಕೊಂಡ್ಲು ನಾನು ಹೊರಗಡೆ ಊಟ ಮಾಡೋದಿಲ್ಲ ತಾಯಿ ಮಡಿಯಲ್ಲಿರಬೇಕು ದ್ವಾದಶಿ ಪಾರಣೆ ಬೇರೆ ಆಗಬೇಕು ಎಲ್ಲ ಮಾಡಿಸಿಟ್ಟಿದ್ದೇನೆ ಅಂದ್ರು ಅವ್ರು ಬಂದವರೆಲ್ಲ ಕೂತರು ಮಾಡಿದ್ರು ಅಡುಗೆ ಅವರು ಅವರಿಗೆಲ್ಲ ಬಡಿಸಿ ನೀವು ಬಂದೇ ಹೋದೆ ಅಂತ ನಮ್ಮನ್ನು ಕೇಳಲಿಲ್ಲ ಆ ಮನೆ ಯಜಮಾಂತಿ ತುಂಬಾ ಬೇಜಾರು ಮಾಡಿಕೊಂಡ್ಲು ಕಾಲಿಗೆ ಬಿದ್ದರು ಕೈಗೆ ಬಿದ್ದರು ಅವ್ರ ತೃಪ್ತಿಗೋಸ್ಕರ ಏನೋ ಒಂಚೂರು ಪಾರು ತಗೊಂಡು ಬಂದು ಯಾತಕ್ಕೆ ಹೇಳ್ತೇವೆ ಅಂದರೆ ಇದೆಲ್ಲ ಮರ್ಮಗಳಿರುತ್ತೆ ದೊಡ್ಡವರು ಊಟ ಮಾಡಿದ ಮೇಲೆ ಆ ಪಂಕ್ತಿ ಶೇಷವನ್ನ ಸಣ್ಣವರು ಊಟ ಮಾಡಬೇಕು ಬಿದುರನ ಮನೆಯಲ್ಲಿ ಹಾಲನ್ನು ಬಿಟ್ಟ ಕೃಷ್ಣ ಕುಮಾರವ್ಯಾಸ ಬರೆದಿದ್ದಾನೆ ಮೂಲದಲ್ಲಿ ಹೇಗಿದೆ ಭೀಷ್ಮದ್ರೋಣ ಕರ್ಣ ಎಲ್ಲರ ಮನೆಯನ್ನ ಬಿಟ್ಟು ಊರ ಆಚೆಗೆ ಹುಡ್ಕೊಂಡು ಹೋದ ವಿದುರ್ನಿಗೂ ಮುರುಕಲ್ ಮನೆಯೇನಿರಲಿಲ್ಲ ಪ್ರಧಾನಮಂತ್ರಿ ಆದ್ರೆ ಅವನಿಗೆ ಗೊತ್ತಿರಲಿಲ್ಲ ಕೃಷ್ಣ ತನ್ನ ಮನೆಗೆ ಬರ್ತಾನೆ ಅಂತ ಇವನು ಬಂದ್ಬಿಟ್ಟ ಮಟಮಟು ಮಧ್ಯಾಹ್ನ ವಿದುರ ನಿನ್ನ ಮನೆಯಲ್ಲಿ ಊಟ ಕಾಣು ಆ ಬಹಳ ಭೇಷ್ ಆಗ್ಬೋದಲ್ಲ ಅಂತ ಹೇಳಿ ಹಸ್ತಿನಾವತಿಯ ಶ್ರೇಷ್ಠವಾದ ಬ್ರಾಹ್ಮಣರನ್ನು ಕರೆಸಿ ನೀವೆಲ್ಲ ಅಡಿಗೆ ಮಾಡಿ ಅಂತ ಹೇಳಿ ದೇವರ ಪೂಜೆಗೆಲ್ಲ ಏರ್ಪಾಡು ಮಾಡಿ ಷಡ್ರಸೋಪೇತ ಅಡಿಗೆಗಳು ಸಿದ್ಧವಾದರೆ ಕೃಷ್ಣ ಏನು ಮಾಡಿದ ಮೊದಲ ಪಂಕ್ತಿಯಲ್ಲಿ ಕೂತ್ಕೊಳ್ಳಿಲ್ಲ ಭುಕ್ತವತ್ಸು ದ್ವಿಜಾಗ್ರೇಶು ಬಂಗಾರದ ಪೀಠಗಳನ್ನು ಹಾಕಿ ಬ್ರಾಹ್ಮಣರಿಗೆಲ್ಲ ಮೊದಲು ಬಡಿಸೋ ಅಂತ ಹೇಳಿ ಅವರೆಲ್ಲ ಊಟ ಮಾಡಿದ ಮೇಲೆ ಎಂಜಲೆಲ್ಲ ತೊಳೆದ ಮೇಲೆ ನಿಷಣ್ಣ ಪರಮಾಸನೇ ವಿದುರಾನ್ನಾನಿ ಬುಬುಜೆ ಶುಚೀನಿ ಗುಣವಂತಿ ಚ ಪದಾರ್ಥ ಹಿರಿಯರ ಪ್ರಸಾದ ಸಿಕ್ಕಬೇಕು ಪ್ರಸಾದವನ್ನಾಗಿ ಸ್ವೀಕಾರ ಮಾಡಿದ ಕೃಷ್ಣ ಅವನ ಆಚರಣೆ ಕೃಷ್ಣಾವತಾರ ಮಹಾಭಾರತದಲ್ಲಿ ಮತ್ತು ಭಾಗವತದಲ್ಲಿ ಈ ಮರ್ಮಗಳನ್ನು ತೋರಿಸ್ತಾರೆ ದೊಡ್ಡವರು ಪ್ರಸಾದ ಅಂತ ತಗೋಬೇಕು ಆದ್ದರಿಂದ ಹೀಗೆಲ್ಲ ಮಾಡಿ ರಾಮ ಬರ್ತಾನೆ ಬಂದು ರಾಜ್ಯವನ್ನು ಒಪ್ಪಿಸಿಕೊಳ್ತಾನೆಯೇ ಹವಿಹಿ ಆಜ್ಯಂ ಪುರೋಡಾಶಃ ಕುಶಾಹ ಯೋಪಾಶ್ಚ ಖಾಜರಾಹ ಒಮ್ಮೆ ಉಪಯೋಗ ಮಾಡಿದ್ರೆ ಮತ್ತೆ ಉಪಯೋಗಕ್ಕೆ ಬರದಿರೋದು ಯಾವುದು ಹವಿಸ್ಸು ತುಪ್ಪ ಕಾಯಿಸಿರ್ತೀರಿ ಹಸನಾದ ತುಪ್ಪ ಹೋಮಕ್ಕೆ ಉಪಯೋಗ ಮಾಡಿ ಮಿಕ್ಕದ್ದನ್ನು ಸರ್ವಂ ಶ್ರೀ ವಿಷ್ಣುವೇ ಸ್ವಾಹ ಅಲ್ಲೇ ಹಾಕ್ಬಿಡ್ಬೇಕು ಅಗ್ನಿಯಲ್ಲಿ ತುಂಬಾ ಚೆನ್ನಾಗಿದೆ ತುಪ್ಪ ನಮ್ಮ ಮನೆಯಲ್ಲಿ ಇಲ್ಲ ಸ್ವಲ್ಪ ಇರಲಿ ಅಂತ ಪುರೋಹಿತರು ಗಂಟು ಕಟ್ಕೊಂಡು ಹೋಗೋದಲ್ಲ ಅದು ಮಿಗಿಸಬಾರದು ಚರುಹು ಸಕ್ಕರ್ ಪೊಂಗಲ್ ಮಾಡಿರ್ತಾರೆ ಸುದರ್ಶನ ಹೋಮ ಆಗಿದ್ರೆ ಆದರೂ ಸ್ವಲ್ಪ ಏನಾದ್ರು ಉಳಿದ್ರೆ ಅಲ್ಲಿ ಇರ್ತಾರೆ ಅವರಿಗೆ ಕೊಡಬೇಕು ಸಿಕ್ಕವರಿಗೆಲ್ಲ ಕೊಡಬಾರದು ಆಜ್ಯಂ ಪುರೋಡಾಶಃ ಹಿಟ್ ಮಾಡಿರ್ತಾರೆ ಕುಶಾಹ ದರ್ಭೆ ಯೂಪಸ್ತಂಭಗಳು ಖಾದಿರಾಹ ಅದೊಂದು ಮರದ ಹೆಸರು ನೈತಾನಿ ಆತಯಾಮಾನಿ ಕುರುವಂತಿ ಪುನರಧ್ವರೆ ಇನ್ನೊಂದು ಜಾಗಕ್ಕೆ ಅದನ್ನು ಉಪಯೋಗ ಮಾಡುವುದಲ್ಲ ಗತಿಗೆಟ್ಟು ಪುರುಷರು ಪುರೋಹಿತರು ದರ್ಭೆ ಸಿಕ್ಕೋದಿಲ್ಲ ಅಂತ ತಿಥಿ ದರ್ಭೆಯನ್ನು ತಗೊಂಡೋಗಿ ಮದುವೆಯಲ್ಲಿ ಮಾಡಿಸೋದು ಮದುವೆ ದರ್ಭೆ ತಗೊಂಡು ಎಲ್ಲಿ ಮಾಡಿಸೋದು ನಾವೆಲ್ಲ ಕಣ್ಣಿಂದ ನೋಡಿದ್ದೇವೆ ಪುರೋಹಿತರು ಒಂದು ತುಂಬಾ ಕಂಟೆಂಪ್ಟ್ ಯಾತಕ್ಕೆ ಬರುತ್ತೆ ಅಂದ್ರೆ ಶಾಸ್ತ್ರ ವಿರುದ್ಧವಾದ ರೀತಿಯಲ್ಲಿ ನಡ್ಕೊಳ್ತಾರೆ ಎಲ್ಲರೂ ಆಗಿರ್ತಾರೆ ಅಂತಲ್ಲ ತಿಳಿದವರು ಪಟ್ಟಣಕ್ಕೆ ಬರೋದಿಲ್ಲ ಸಹವಾಸವೇ ಬೇಡ ಅಂತ ಹಳ್ಳಿಯಲ್ಲಿ ಇದ್ದು ಬಿಡ್ತಾರೆ ಒಂದು ಕಡೆಯಲ್ಲಿ ನಿಮ್ಮ ತಂದೆಯವರಿದ್ದ ಹಾಗೆ ಮಾದಿ ಹಳ್ಳಿಯಲ್ಲಿ ಬಹಳ ಒಳ್ಳೆ ಪುರೋಹಿತರು ಕೃಷ್ಣಗಾರ ಸ್ವಾಮಿಗಳು ಅವರ ಸಹೋದರರು ಮಹಾಪಂಡಿತರು ಲಕ್ಷ್ಮಣಾಚಾರ್ಯ ಸ್ವಾಮಿಗಳು ರಾಮಾಯಣದ ಮೇಲೆ ಚೆನ್ನಾಗಿ ವ್ಯಾಖ್ಯಾನ ಮಾಡುವರು ಅಭಿನವ ರಂಗನಾಥರಲ್ಲಿ ಕಾಲಕ್ಷೇಪ ಅವರಿಗೆ ರಾಮಾಯಣದಲ್ಲಿ ಅಷ್ಟು ರುಚಿ ಇರುವುದಕ್ಕೆ ಕಾರಣ ಅವರು ಪೂರ್ವಿಕರು ನೋಡಿ ಹೇಳ್ತೇನೆ ಈ ಕಣ್ಣಿನ ನೋಡ್ಬೇಕು ಆದ್ರಿಂದ ಮಹಾರಾಜರೇ ಅಂತೂ ಇಂತೂ ನನ್ನ ಮಗ ಊರಿಗೆ ಬರದೇ ಇರೋ ಹಾಗೆ ಮಾಡಿದ್ರಿ ಬಂದ್ರು ರಾಜ್ಯ ಮುಟ್ಟದೇ ಇರೋ ಹಾಗೆ ಮಾಡಿದ್ರಿ ನನ್ನ ಗತಿ ಏನು ಗತಿರೇಖಾ ಪಚರ್ನಾರ್ಯ ಮೊದಲನೇ ಗತಿ ಗಂಡ ಒಬ್ಬ ಪತ್ನಿಗೆ ಹೆಂಗಸಿಗೆ ನಿಜವಾದ ಗತಿ ತೋರಿಸೋನು ಗಂಡ ಆಹಾ ನೀವು ಬದುಕಿರುವಾಗ ನಮ್ಮ ನಮ್ಮನ್ನೆಷ್ಟನ್ನಾಗಿ ನೋಡ್ಕೊಂಡ್ರಿ ಜಗತ್ತಿಗೆ ಗೊತ್ತಾಗಿದೆ ದ್ವಿತೀಯ ಗತಿರಾತ್ಮಜ ಆತ್ಮಜ ಎರಡನೇ ಗತಿ ಮಗ ಈಗ ನೀವು ನನ್ನ ಕೈ ಬಿಟ್ರಿ ಕೈ ಕೈ ಕಾಲಿಟ್ಕೊಂಡು ನನ್ನ ಕಾಡಿ ಕಳಿಸಿದ್ರಿ ತೃತೀಯ ಜ್ಞಾತಯೋ ರಾಜನ್ನೇ ಮೂರನೇ ನಿಮಗೆ ಏನಾದ್ರು ಹೆಚ್ಚು ಕಮ್ಮಿಯಾಗಿ ಮಗನು ಹೋದ್ರೆ ಹಳದ ಕಡೆ ತವ್ರ ಮನೆಯಲ್ಲಿ ಯಾರು ಇರಬೇಕು ಅಂದ್ರೆ ನನಗೆ ತವ್ರ ಕಡೆ ಒಬ್ಬರೂ ಇಲ್ಲ ಎಲ್ಲ ಹೋಗ್ಬಿಟ್ಟಿದ್ದಾರೆ ಚತುರ್ಥಿ ನೈವ ವಿದ್ಯತೆ ನಾಲ್ಕನೇ ಗತಿ ಇಲ್ಲ ತತ್ತತ್ವಂಥೈವಮೇನ ಅಸ್ತಿ ಬದುಕಿದ್ದಾಗಲೇ ನೀವು ನಾನು ಪಾಡಿಗಿಲ್ಲ ರಾಮಶ್ಚವನಮಾಶ್ರಿತ ನನ್ನ ದುಸ್ಥಿತಿ ನೋಡಿ ನಮನಂ ಗಂತು ಮಿಚ್ಛಾಮಿ ನಾ ಕಾಡಿಗೆ ಹೋಗೋಣ ಅಂದ್ರೆ ಇಷ್ಟುದ್ದ ಧರ್ಮಶಾಸ್ತ್ರ ವಾಕ್ಯ ತೋರಿಸ್ಬಿಟ್ಟ ನನ್ನ ಮಗ ಬರ್ತಕ್ಕದ್ದಲ್ಲ ಅಂತ ನನಗಿಲ್ಲೇ ಸಾಯೋಣ ಅಂದ್ರೆ ಮೃತ್ಯು ಬರ್ತಾ ಇಲ್ಲ ಮಹಾರಾಜರೇ ನಾನೇನ್ ಮಾಡಲಿ ಅಪ್ಪಣೆ ಕೊಡಿ ಎಂಬುದಾಗಿ ಹೊಟ್ಟೆ ಹೊಡ್ಕೊಂಡು ಬಿಟ್ಲು ಪಾಪ ತಾಯಿ ಗಂಡನ ನಿಂದನೆ ಮಾಡಬೇಕು ಅಂತಲ್ಲ ಅವಳ ಹೊಟ್ಟೆಯ ಸಂಕಟ ಯಾವ ತಾಯಿಗೆ ಬರಬಾರದು ಹತಾಶ ಪುತ್ರಾಸ್ಮಿ ಹತಾಶ್ಚ ಪೌರಾಹ ಮಹಾರಾಜ ಊರನ್ನು ಕೊಂದ್ರಿ ಎಷ್ಟೊಂದು ಮನೆಯಲ್ಲಿ ಹೀಗೆ ಮಾಡಿದ್ದೀರಿ ನಿರ್ಗತಿಕರನ್ನು ಹೆಂಗಸರನ್ನ ನನ್ನನ್ನು ಕೊಂದ್ರಿ ಸುತಶ್ಚ ಭಾರ್ಯ ಚ ತವ ಪ್ರಹೃಷ್ಟವು ನಿಮ್ಮ ಹೆಂಡತಿ ಇದ್ದಾಳಲ್ಲ ಕೈ ಕೇಳಿ ಆ ಮಗ ಇದ್ದಾನ ಸುಟ್ಟು ಮಗ ಭರತ ಅವರಿಬ್ರು ಹೊರತು ಇನ್ಯಾರಿಗೂ ಸಂತೋಷ ಆಗೋದಿಲ್ಲ ಇಂಥ ಕೆಲಸ ಮಾಡಿದ್ರಲ್ಲ ಅಂದಮೇಲೆ ಮೇಲೆ ಮೂರ್ಛೆ ಹೋದ ಮತ್ತೆ ದಶರಥ ಎಷ್ಟೋ ಹೊತ್ತಾದ್ಮೇಲೆ ಅವಳನ್ನು ನೋಡ್ತಾನೆ ಹೇ ಕೌಸಲ್ಯ ಇನ್ನು ಚುಚ್ಚಬೇಡ ನನ್ನ ತಡೆಯೋಕಾಗೋದಿಲ್ಲ ನನ್ನ ಪಾಪದ ಗತಿಗೆ ನಾನೇ ಪ್ರಾಣ ಬಿಡ್ತಾ ಇದ್ದೇನೆ ನೀನು ಯಾಕೆ ಶಿಸ್ತಿ ಸ್ವಲ್ಪ ಹೊತ್ತಲ್ಲಿ ಪ್ರಾಣ ಹೋಗುತ್ತೆ ಇಲ್ಲಿ ಕೂತ್ಕೋ ನನ್ನ ಕತೆ ಹೇಳ್ತೇನೆ ಇಷ್ಟು ದಿವಸ ಹೊಟ್ಟೆಯಲ್ಲಿ ಬಚ್ಚಿಟ್ಟಿದ್ದ ಕತೆ ಹೇಳ್ತೇನೆ ಅಂತ ತನ್ನ ಪೂರ್ವ ಚರಿತ್ರೆಯನ್ನು ಹೇಳ್ತಾನೆ ಆ ಕಥೆಯನ್ನು ನಾನು ಅನುವಾದ ಮಾಡೋದಿಲ್ಲ ನಿಮಗೂ ತಡೆಯೋಕ್ಕಾಗೋದಿಲ್ಲ ನಮಗೂ ವೇಳೆಯೂ ಇಲ್ಲ ಇದು ಅದನ್ನು ಮೊದಲು ಹೇಳಬಾರದು ಚಿಕ್ಕ ವಯಸ್ಸಲ್ಲಿ ಮದುವೆ ಆಗೋದಕ್ಕಿಂತ ಮುಂಚೆ ಸುಮಾರು ಹದಿನಾರು ಹದಿನೇಳು ವರ್ಷದ ಪ್ರಾಯದಲ್ಲಿ ದಶರಥನಿಗೆ ಯೌವನದ ಕೊಬ್ಬು ಧನ ಮದದಿ ಯೌವನ ಮದದಿ ಕೇಳಿದಿರೋ ಇಲ್ವೋ ಮನುಷ್ಯನಿಗೆ ಯೌವನ ಹುಚ್ಚಿಡಿಸುತ್ತೆ ಅದರ ಮೇಲೆ ಐಶ್ವರ್ಯ ಪ್ರಭುತ್ವಂ ಅವಿವೇಕತ ಇದು ಒಂದೊಂದೇ ಸೇಕೈಕಮಪಿ ಅನರ್ಥಾಯ ಕೆಮ್ಮು ಯತ್ರ ಚತುಷ್ಟಯಂ ವಿವೇ ಯಾವುದು ಯೌವನಂ ಧನ ಸಂಪತ್ತಿ ಎಲ್ಲ ಹೇಳ್ತಾರೆ ಮನುಷ್ಯನಿಗೆ ಬುದ್ಧಿ ಬರೋದು ಯಾವಾಗ ಯೌವನ ಹೋಗಿರಬೇಕು ಕೈಕಾಲು ಗಟ್ಟಿ ಇರಬಾರದು ಹಣ ಶಾಶ್ವತವಾಗಿ ಉಳಿಯೋದಿಲ್ಲ ಅಂತ ಗೊತ್ತಿರಬೇಕು ಯಾರಾದ್ರೂ ತಗೊಂಡು ಹೋಗಿದ್ರು ಬಹಳ ಒಳ್ಳೆಯದು ನಿಂತ್ಕೊಳ್ಳೋಕ್ಕೂ ಮನೆ ಇಲ್ಲದೆ ಮನೆಯನ್ನು ಹರಾಜು ಹಾಕಿ ಬಾಡಿಗೆ ಮನೆಯಲ್ಲಿ ಗುಡು ಕೊಡೋ ಕಟ್ಟಿ ಇಲ್ಲದೆ ಕೊಟ್ಟಾಗ ತಗೊಳ್ಳಿ ಅಂತ ಹೇಳೋ ಸ್ಥಿತಿ ಇದ್ರೆ ಆಗ ಬುದ್ಧಿ ಬರ್ತದೆ ಆಗ ಪ್ರವಚನಕ್ಕೆ ಬರ್ತಾರೆ ಆಗ ಬಂದ್ರೆ ಪ್ರಯೋಜನ ಆಗೋದಿಲ್ಲ ಕಿವಿ ಕೇಳಿಸೋದಿಲ್ಲ ಮೈಕ್ ಹತ್ರ ಕೂತ್ಕೊಂಡ್ರು ಕೇಳಿಸೋದಿಲ್ಲ ಮೈಕಿಗೆ ತಿಳಿಯೋದಿಲ್ಲ ಇವರಿಗೆ ಅರ್ಥ ಆಗೋದಿಲ್ಲ ತನ್ನ ಕತೆ ಹೇಳ್ತಾನೆ ದಶರಥ ಇವನಿಗೆ ಶಬ್ದವೇಧಿ ಅಸ್ತ್ರ ಸಿದ್ಧಿಸಿದ್ದ ಕಾಲ ಒಂದು ಮಳೆಗಾಲ ಮಹಾರಾಜರುಗಳಿಗೆ ಬೇಟೆ ಹುಚ್ಚು ಅಂತೂ ದೊಡ್ಡ ಹುಚ್ಚು ಮೈಸೂರು ಮಹಾರಾಜರಿಗೂ ಇತ್ತದು ಜಯಚಾಮರಾಜ ಒಡೆ ಅಷ್ಟು ದೊಡ್ಡ ಶರೀರ ಮೆಟ್ಲಲ್ಲಿ ಹೋಗಿ ಹತ್ತೋಕ್ಕಾಗ್ತಿರಲಿಲ್ಲ ಅದನ್ನು ಹೊತ್ಕೊಂಡು ಆಫ್ರಿಕಾ ದೇಶಕ್ಕೆ ಇಲ್ಲಿ ಪ್ರಾಣಿಗಳಿಲ್ಲ ಅಲ್ಲಿ ಪ್ರಾಣಿ ಇಷ್ಟ ಇಷ್ಟ ಬೇಟೆಯಾಡೋದಕ್ಕೆ ಅಂತ ಅಲ್ಲಲ್ಲಿ ಆಗಾಗ ಹೋಗೋರು ಒಳ್ಳೆ ಗುರಿ ಇಟ್ಟು ಪ್ರಾಣಿಗಳಿಂದಲ್ಲ ಪ್ರಾಣಿ ಮಾಂಸ ಏನು ಮಾಡ್ತಿದ್ರು ನಮ್ಗೆ ಗೊತ್ತಿಲ್ಲ ನಮಗೆ ಕೊಡಲಿಲ್ಲ ಅಂತ ಅಲ್ಲ ಬೇಟೆ ಹುಚ್ಚು ಸಂಗೀತದ ಹುಚ್ಚು ಪ್ರಯಾಣದ ಹುಚ್ಚು ಮದ್ಯಪಾನದ ಹುಚ್ಚು ಸ್ತ್ರೀಯರ ಹುಚ್ಚು ಜೋಜಿನ ಹುಚ್ಚು ಇದು ಸಪ್ತವ್ಯಸನಾನಿ ದೊರೆಗಳಿಗೆ ಇರಬಾರದಂತಹ ಏಳು ದೋಷಗಳು ಅಂತ ಪರಿಚಯ ಮಾಡ್ತಾರೆ ರಾಮಾಯಣದಲ್ಲಿ ಇವನು ಹುಚ್ಚು ಹಿಡಿದು ಬಿಟ್ಟಿದೆ ಮಳೆಗಾಲ ಇವತ್ತು ಶಬ್ದ ಪ್ರಯೋಗ ಮಾಡಲೇ ತೀರಬೇಕು ಮಕ್ಕಳಿಗೆ ಪಟಾಕಿ ಹೊಡಿಲೇಬೇಕು ದೀಪಾವಳಿ ಅಯ್ಯೋ ಮೋಡ ಬಂದ್ಬಿಟ್ಟಿದೆ ಮಳೆ ಆ ಮಳೆಗಳೇ ಗೊತ್ತಿಲ್ಲ ಹೊಡಿಲೇಬೇಕು ನೀವು ಪಟಾಕಿ ಹೊಡೆದು ಇದು ಬರೀ ಎಲ್ಲ ತುಸ್ ಬಿಡುತ್ತೆ ಕಾಣು ಬಿಸಿ ಬಿಸಿ ಇಲ್ಲ ಬೆಚ್ಚಿಗೆ ಮಾಡಿಕೊಡು ಅದನ್ನೇ ಬೆಚ್ಚಗೆ ಮಾಡೋದು ಒಲೆ ಮೇಲೆ ಇಟ್ಲು ತಾಯಿ ಸ್ಟವ್ ಒಂದು ಅಲ್ಲೇ ಡಮ್ಮನಿತು ತಾಯಿ ಹೋಗಿಬಿಟ್ಲು ಹುಡುಗರಿಗೆ ಬುದ್ಧಿ ಇರೋದೆಲ್ಲ ನೋಡಿ ಆ ಪಟಾಕಿ ಯಾವ ದರಿದ್ರ ಕಂಡು ಹಿಡಿದ್ನೋ ಬೆಳಕಿನ ಹಬ್ಬದಲ್ಲಿ ಶಬ್ದ ಯಾತಕ ಮಾಡ್ತೀರಿ ಬಹಳ ಕೋಪ ಬರುತ್ತೆ ನೀವು ಬೆಳಕನ್ನು ಹಚ್ಚಿ ಸುರುಸುರು ಬತ್ತಿ ಹಚ್ಚಿ ಮತಾಪ್ ಹಚ್ಚಿ ಮನೆಯಲ್ಲಿ ದೀಪ ಹಚ್ಚಿ ನರಕಾಸುರ ಹೋದಾಗ ಪಟಾಕಿ ಇತ್ತ ಇದು ಯಾರೋ ಮಾಡಿದ್ರು ಅಂತ ಶುರು ಮಾಡಿಕೊಂಡು ಎಷ್ಟು ಜನ ಹುಡುಗರು ಕಣ್ಣು ಮೂಗು ಕಿವಿ ಕಳ್ಕೊಂಡು ತಬ್ಲಿ ಹಬ್ಬಗಳು ಹಬ್ಬಗಳನ್ನು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಬೇಕು ಗಣೇಶನ ಹಬ್ಬ ಬಂದರೆ ನಮ್ಮ ಧಾರವಾಡ ಹುಬ್ಬಳ್ಳಿ ಕಡೆಯಲ್ಲಿ ಅವನಿಗೆ ಪ್ಯಾಂಟ್ ಹಾಕ್ತಾರೆ ಕೈ ಕಟ್ತಾರೆ ಟ್ರಾನ್ಸಿಸ್ಟರ್ ಕೊಡ್ತಾರೆ ಬಂದೂಕ ಹಾಕ್ತಾರೆ ಒಬ್ಬರಿಗಿಂತ ಒಬ್ಬರ ಆ ಗಣೇಶನ ಉತ್ಸವ ಮಾಡೋ ರೀತಿ ನೋಡಿದ್ರೆ ಗಣೇಶ ಯಾಕಪ್ಪ ಹುಟ್ಟಿದೆ ಶಿವಪುತ್ರನಾಗಿ you have to pity him ಹಬ್ಬ ಮಾಡೋ ರೀತಿ ಅದಲ್ಲ ಪ್ರತಿಯೊಂದಕ್ಕೊಂದು ಕ್ರಮ ಇದೆ ಅದು ಅರ್ಥ ತಿಳ್ಕೊಂಡು ಮಾಡಿದ್ರೆ ಇವನಿಗೆ ಅದು ಶಬ್ದವೇದಿ ಗುರಿ ಒಂದು ಪ್ರಾಣಿ ಹೊಡಿಬೇಕು ಮಳೆಗಾಲ ಬೇರೆ ಹೊರಟು ಬಿಟ್ಟಿದ್ದಾನೆ ಊರಾಚೆಗೆ ಜೊತೆಯಲ್ಲಿದ್ದವು ಬೇಟೆ ನಾಯಿಗಳು ಅವರು ಇವರು ಎಲ್ಲ ನೋಡಿದ್ರು ಬುದ್ಧಿ ಮಳೆ ಬಂತು ಸಾಯಂಕಾಲ ಆಯಿತು ನೀವಿಲ್ಲೇ ಇದ್ರೆ ಹೋಗಿ ಚಾಡಿ ಹೇಳ್ತೇವೆ ದೊರೆಗಳಿಗೆ ಯಜಮಹಾರಾಜರಿಗೆ ಮಹಾರಾಜರಿಗೆ ನಾವಂತೂ ಇರೋದಿಲ್ಲ ಅಂತ ಎಲ್ಲ ಹೊರಟುಬಿಟ್ರು ಇವನೊಬ್ಬ ಎಲ್ಲೋ ಒಂದು ಪೊದರ್ನಲ್ಲಿ ಅಡಕೊಂಡಿದ್ದಾನೆ ಜೋರು ಮಳೆ ಒಂದೇ ಸಮ ಮಳೆ ಹೇಗೆ ಧಾರವಾಡದ ಮಳೆ ಬೆಂಗಳೂರು ಕಡೆ ಮಳೆ ನಿಮಗೆ ರೂಢಿ ಇಲ್ಲ ನಾನು ಇಲ್ಲಿರೋ ತನಕ ನಾ ತುಂಬಾ ಪ್ರೀತಿ ಮಾಡ್ತಾ ಇದ್ದದ್ದು ಶರದ್ ಋತು ಧಾರವಾಡಕ್ಕೆ ಹೋದ ಮೇಲೆ ತುಂಬಾ ಪ್ರೀತಿ ಮಾಡೋದು ಕಲ್ತ್ಕೊಂಡಿದ್ದು ವರ್ಷಕಾಲ ಮಳೆಗಾಲ ಆ ಭೂಮಿ ನೀರು ಕುಡಿಯುವಂತೆ ಜಟ್ಟಿ ಜಟ್ಟಿ ನಿಧಾನವಾಗಿ ಮಳೆ ಬರುತ್ತೆ ಅಷ್ಟು ಒರಟಾದ ಧಾರವಾಡದ ಭೂಮಿ ಬೆಣ್ಣೆಯಂತ ಮೃದುವಾಗುತ್ತೆ ಆ ಮಳೆಗೆ ಬೇಂದ್ರೆಯವರು ಆ ಶ್ರಾವಣದ ಮಳೆಯನ್ನು ಕೂರಿಸಿ ಎಷ್ಟು ಕವನಗಳನ್ನು ಬರೆದಿದ್ದಾರೆ ಧಾರವಾಡದ ಕಡೆ ಉತ್ತರ ಕರ್ನಾಟಕದ ಕಡೆ ಮಳೆ ನಿಮ್ಮ ಬಿಜಾಪುರ ಅಲ್ಲ ಓನ್ಲಿ ಧಾರವಾಡ ಆ ಮಳೆ ಧಾರವಾಡ ಒಂದು ಕಡೆ ಸಿಕ್ಕುವಂತಹ ಮಳೆ ಇದು ಮಳೆ ಹೋಯ್ತಾ ಇದೆ ಇವನು ಆಡ್ಕೊಂಡಿದ್ದಾನೆ ತೂಕಡಿಕೆ ಇವನಿಗೂ ಹೊಟ್ಟೆ ಹಸಿವು ಅರ್ಧರಾತ್ರಿಯಲ್ಲಿ ಗುಳುಗುಳು ಶಬ್ದವಾಯಿತು ಇವನು ಭ್ರಮೆಯಲ್ಲಿ ಯಾವುದೋ ಒಂದು ಕಾಡು ಪ್ರಾಣಿ ಕಾಡು ಹಂದಿ ಅಂತ ಕಾಣುತ್ತೆ ಗೇಂಡಾಮೃಗ ನೀರು ಕುಡಿಯೋಕೆ ಬಂದಿದೆ ಪಕ್ಕದ ತೊರೆಯಲ್ಲಿ ಅಂತ ಬಾಣ ತೆಗೆದವನೇ ಶಬ್ದ ವೇದಿ ಶಬ್ದ ಬಂದ ಕಡೆಗೆ ಬಿಟ್ಟು ಬಿಟ್ಟ ಅಯ್ಯೋ ನನ್ನನ್ನು ಯಾರು ಕೊಂದ್ರು ನಮ್ಮ ಅಪ್ಪ ಅಮ್ಮನಿಗೆ ಏನು ಗತಿ ಅಂತ ಮನುಷ್ಯವಾಣಿ ಕೇಳಿಸ್ತು ಭಯವಾಯಿತು ಅಲ್ಲಿ ಹೋಗಿ ನೋಡ್ತಾನೆ ಒಬ್ಬ ಸಣ್ಣ ಹುಡುಗ ಮುನಿಬಾಲಕ ತಾಯಿ ವೈಶ್ಯಳು ತಂದೆ ಶೂದ್ರ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅದು ಅದು ಬರೆದಿದ್ದಾರೆ ರಾಮಾಯಣದಲ್ಲಿ ಅಂಥವರಿಗೂ ರಾಮಾಯಣದ ಕಾಲದಲ್ಲಿ ತಪಸ್ವಿಗಳಂತೆ ಬಾಳುವ ಹಕ್ಕಿತ್ತು ಆದರೆ ಅವರು ಉಳಿದವರ ಜೊತೆಯಲ್ಲಿ ಸಮಾನವಾದಂತಹ ಕೆಲವು ಹಕ್ಕುಗಳನ್ನು ಕೇಳುವ ಹಾಗಿರಲಿಲ್ಲ ಆ ತಂದೆ ತಾಯಿ ಇಬ್ಬರಿಗೂ ಕಂಡು ಕಾಣಿಸ್ತಾ ಇರಲಿಲ್ಲ ಈ ಹುಡುಗ ಅವರಿಬ್ಬರನ್ನು ಕೇಳಿದ ವೃದ್ಧಾಪ್ಯದಲ್ಲಿ ನಿಮಗೇನಾಗಬೇಕೇ ತಾವ ನಾನು ಒಬ್ಬನೇ ಮಗನೇನಮ್ಮ ಆಗಬೇಕು ನಾವು ಕಾಶಿಯಾತ್ರೆ ಮಾಡಬೇಕು ಅಂತ ಆ ಮುದುಕರು ಕಾಶಿಯಾತ್ರೆ ಇವನು ಸಣ್ಣ ಹುಡುಗ ಅದಕ್ಕೊಂದು ದೊಡ್ಡ ಕಾವಡಿಯನ್ನು ಮಾಡಿ ಈ ಹಾವಾಡಿಗರು ತರ್ತಾರೆ ನೋಡಿ ಈ ಕಡೆ ಆ ಕಡೆ ಬಿದಿರು ಬುಟ್ಟಿಗಳನ್ನು ಮಾಡಿ ಒಂದು ಕಡೆ ತಾಯಿ ಒಂದು ಕಡೆ ತಂದೆ ಹೆಗಲ ಮೇಲೆ ಅದನ್ನು ಹೊತ್ತುಕೊಂಡು ಇವನು ಸನ್ಯಾಸಿಯಾಗಿದ್ದ ತಂದೆ ತಾಯಿ ಆದ್ದರಿಂದ ಅವರಿಗೆ ಶ್ರಮಣರು ಅಂತ ಹೆಸರು ಶ್ರಮಪೂರ್ವಕವಾಗಿ ಜೀವನ ಮಾಡುವವರು ಶ್ರಮಣರು ಅದು ಗೊತ್ತಿಲ್ಲದೆ ಹುಡುಗನಿಗೆ ಶ್ರವಣ ಕುಮಾರ ಅಂತ ಹೆಸರಿಟ್ಟಿದ್ದೆ ಶ್ರವಣ ನಕ್ಷತ್ರ ಅಲ್ಲ ಶ್ರವಣ ಶ್ರವಣ ಅಲ್ಲ ಜಾತಿ ಗೊತ್ತಿಲ್ಲ ತಂದೆ ಅದು ಇಂಟರ್ ಕ್ಯಾಸ್ಟ್ ಆಗಲೇ ಹೇಳಿದೆ ಶ್ರವಣ ಕುಮಾರ ತಾಂಡವ ಕುಮಾರ ಕನ್ನಡ ತೊರವೆ ರಾಮಾಯಣದಲ್ಲಿ ಅವನಿಗೆ ತಾಂಡವ ಮುನಿ ಅಂತ ಹೆಸರಿಟ್ಟಿದ್ದಾರೆ ಅದು ಎಲ್ಲಿಂದ ತಗೊಂಡ್ರೋ ಗೊತ್ತಿಲ್ಲ ಹೀಗೆ ತಂದೆ ತಾಯಿಯನ್ನು ಕರ್ಕೊಂಡು ಅನೇಕ ದಿವ್ಯ ಕ್ಷೇತ್ರಗಳನ್ನು ಸಂಚಾರ ಮಾಡಿ ಅಯೋಧ್ಯೆಯೂ ಒಂದು ದಿವ್ಯ ಕ್ಷೇತ್ರ ಪ್ರಾಣ ಬಿಟ್ಟರೆ ಮೊದಲು ಮೋಕ್ಷ ಕೊಡುವ ಕ್ಷೇತ್ರಗಳಲ್ಲಿ ಅಯೋಧ್ಯೆ ಹೆಸರನ್ನು ಮೊದಲು ಹೇಳಿದ್ದಾರೆ ಅಯೋಧ್ಯ ಮಧುರಾಮಾಯ ಕಾಶಿ ಕಾಂಚೀ ಅವಂತಿಕ ಪುರಿ ಚೈವ ಸಪ್ತೈತೆ ಮುಕ್ತಿದಾಯಕ ಫಸ್ಟ್ ಪ್ಲೇಸ್ ಯಾವುದು ಅಯೋಧ್ಯ ಮಧುರ ದಕ್ಷಿಣದ್ದಲ್ಲ ಉತ್ತರದ ಮಧುರೆ ಕಂಸನೂರಲ್ಲ ಕೃಷ್ಣನೂರು ಅಯೋಧ್ಯ ಮಧುರ ಮಾಯಾ ಮಾಯಾವತಿ ಮಾಯಾವತಿ ಅಂದ್ರೆ ಯಾವುದು ಹರಿದ್ವಾರ ಅಯೋಧ್ಯ ಮಧುರ ಮಾಯಾ ಕಾಶಿ ಕಾಂಚೀ ಅವಂತಿಕ ಉಜ್ಜಯಿನಿ ಕ್ಷೇತ್ರ ಪುರಿ ದ್ವಾರವತಿ ಚೈವ ದ್ವಾರಕೆ ಕೊನೆ ಗಳಿಗೆಯಲ್ಲಿ ಈ ಏಳು ಕ್ಷೇತ್ರಗಳಲ್ಲಿ ಯಾವುದಾದ್ರೂ ಒಂದರಲ್ಲಿದ್ದು ನಾವು ಪ್ರಾಣ ಬಿಟ್ಟರು ಆ ಕ್ಷೇತ್ರವಾಸ ಮಾತ್ರದಿಂದ ನಮಗೆ ಮೋಕ್ಷವಾಗುತ್ತೆ ಅಂತ ಹೇಳ್ತಾರೆ ಅಯೋಧ್ಯೆಗೆ ಹೋಗಬೇಕು ಅಂತ ಬಂದಿದ್ದಾನೆ ರಾತ್ರಿ ಮಳೆ ಬಂತಲ್ಲ ಅಂತ ಕಾಡಲ್ಲಿ ಅಡ್ಕೊಂಡಿದ್ದಾನೆ ಎಲ್ಲೋ ಒಂದು ಪೊದರಲ್ಲಿ ಮಳೆಯಲ್ಲಿ ಗುಹೆಯಲ್ಲಿ ಆ ತಾಯಿಗೆ ಬಾಯಾರಿಕೆ ಹೊಡಿ ಕತೆ ಹೇಳೋದಿಲ್ಲ ಅಂತ ಹೇಳಿದವನಿಗೆ ಹೇಳಿಸ್ತಾ ಕೂತಿದ್ದಾರೆ ವಾಲ್ಮೀಕಿ ಆ ಸೂಕ್ಷ್ಮ ಚಿತ್ರದ ವಿನ್ಯಾಸ ಯು ವಿಲ್ ಬ್ರೇಕ್ ಡೌನ್ ಮುಂದೆ ಹೋಗೋದಿಲ್ಲ ನಮಗೆ ತಾಯಿ ಕೇಳ್ತಾಳೆ ಮಗು ಎಲ್ಲೆಜ್ಜಿ ಎಲ್ಲಿದ್ದೀನಮ್ಮ ಪೀಡಿಸ್ತೇನೆ ಅಂತ ತಿಳ್ಕೊಬೇಡಪ್ಪ ಹಗಲೆಲ್ಲ ಬಾಯಾರಿಕೆ ಆಗ್ತಾ ಇದೀವಿ ನಮಗೂ ಬಾಯಾರಿಕೆ ನಮ್ಮ ಹೆಂಡತಿನ ಗೋಳೆ ಕೋತೀನಿ ರಾತ್ರಿ ಅರ್ಧರಾತ್ರಿ ಇಲ್ಲಿ ಗಂಟ್ಲು ಒಣಗ್ತಾ ಇದೆ ಸ್ವಲ್ಪ ನೀರು ಕೊಡು ಎರಡು ಸ್ಪೂನ್ ಹಾಲು ಕೊಡು ಅಷ್ಟೇ ತಾನೇ ಅಮ್ಮ ನೀರು ತಗೊಂಡ್ಬರ್ತೇನೆ ಅಂತ ಹುಡುಗ ಕಮಂಡಲು ಕಲಶವನ್ನು ತಗೊಂಡು ಮಳೆ ಇದ್ರೂ ಪರವಾಗಿಲ್ಲ ಚಿಕ್ಕ ವಯಸ್ಸು ತಡ್ಕೊಳ್ಳುತ್ತೆ ಅಂತ ಹೋಗಿದ್ದಾನೆ ಪಕ್ಕದಲ್ಲಿ ಒಂದು ತೊರೆ ಬೋರ್ ಗರಿತಾ ಇದೆ ತೊರೆಯಲ್ಲಿ ನೀರು ಮುಗಿಯುವಾಗ ಆ ಪಾತ್ರೆ ಅದು ಗುಳುಗುಳು ಶಬ್ದವಾದದ್ದನ್ನು ಕೇಳಿ ಪ್ರಾಣಿ ಬಂದಿದೆ ಅಂತ ತಿಳ್ಕೊಂಡು ಬಾಣ ಹೊಡೆದ ಅದು ನೇರವಾಗಿ ಮುನಿ ಬಾಲಕನ ಎದೆಗೆ ತಾಗಿ ಅಯ್ಯೋ ಅಂತ ಬಿದ್ದ ಶಬ್ದ ಕೇಳಿ ದಶರಥ ಮೆಲ್ಲಿಗೆ ಬಂದ ಗಿರ್ಕಿ ಚಡಾವ್ ನನ್ನ ಹೇಳಿದ್ನಲ್ಲ ಗೆರ್ ಗೆರ್ ಅದನ್ನು ಕೇಳಿದ ಹತ್ತಿರ ಬಂದ ದಶರಥ ಸ್ವಲ್ಪ ಮಳೆ ಆಯಿತು ಮಗು ನೋಡಿದ ಅವನನ್ನ ನೋಡಿದ್ರೆ ರಾಜ್ಕುಮಾರ್ನ ಕಾಣಿಸ್ತಾ ಇದ್ದೀಯೇ ನಿನಗೆ ನಾಚಿಕೆ ಆಗೋದಿಲ್ವೇ ಅಂದ ಮಗನೇ ನಾನೇನೋ ಪಾಪ ಮಾಡಿದ್ದೆ ನಿನಗೆ ಗತಿ ಇಲ್ಲದಿದ್ದ ತಂದೆ ತಾಯಿಂದ ಯಾತ್ರೆ ಮಾಡಿಸ್ಬೇಕು ಅಂತ ಹೋಗ್ತೀನಿ ನಾ ಸದ್ಯದ ದುಃಖ ಇಲ್ಲ ಕಾಣೋ ಅವ್ರಿಗೇನು ಗತಿ ಇನ್ನು ಅವ್ರ ಯಾತ್ರೆ ಪೂರ್ತಿ ಮಾಡೋರು ಯಾರು ಅವರು ಸತ್ರ ಸಂಸ್ಕಾರ ಮಾಡುವವರು ಯಾರು ಒಂದು ಕೆಲಸ ಮಾಡು ಈ ಬಾಣವನ್ನು ನೀನೇ ತೆಗೆಯದೆಯಿಂದ ನನಗೆ ತೆಗೆಯೋಕೆ ಶಕ್ತಿ ಇಲ್ಲ ಇನ್ನೊಂದು ಕೆಲಸ ನೀನೇ ಹೋಗಿ ನನ್ನ ಅಪ್ಪ ಅಮ್ಮ ಎಲ್ಲಿದ್ದಾರೆ ಜಾಗ ಹೇಳ್ತೇನೆ ಅವರಿಗೆ ನೀನೇ ನನ್ನನ್ನು ಕೊಂದದ್ದಾಗಿ ಸಮಾಚಾರ ಹೇಳಬೇಕು ಸಮಾಚಾರ ಹೇಳು ಗೊಟಕ್ ಅಂದ್ಬಿಟ್ಟ ಹುಡುಗ ಏನು ಮಾಡೋ ತಿಳಿಯಿಲ್ಲ ದಶರಥನಿಗೆ ಅವನು ಹೇಳಿ ಕೊನೆಯ ಕೊನೆ ಬಾಣ ತೆಗೆದ ಅಂದ್ರೆ ಇವನ ಕೈಲಿ ಆಗ ಸತ್ತಾಗಾಯಿತು ಹುಡುಗ ನೀರು ಬೇರೆ ಅವಳು ಬಾಯ ತಕ್ಕೋತಿದ್ದಾಳಲ್ಲ ಅಂತ ಕಲಶ ತಗೊಂಡು ಹೋಗು ಅಂತ ಹೇಳಿದ್ದ ಹುಡುಗ ತಗೊಂಡ್ಬಂದ ಆ ಸಪ್ಪಳವನ್ನು ಕೇಳಿ ಆ ಚಪ್ಪಲಿ ಎಲ್ಲೋ ದೂರ ಬಿಟ್ಟ ಗಿರ್ಕಿ ತಡ ಬೇಡ ಅಂತ ಕಾಣುತ್ತೆ ಬರದಿಲ್ಲ ವಾಲ್ಮೀಕಿ ಆ ಮುದುಕಿ ತಾಯಿ ಕಾಯ್ಕೊಂಡು ಕೂತಿದ್ದಾಳೆ ಮಗ ಬರ್ತಾನೆ ನೀರು ತಗೊಂಡ್ಬರ್ತಾನೆ ಮಗ ಬರ್ತಾನೆ ನೀರು ತಗೊಂಡ್ಬರ್ತಾನೆ ಆ ಸಪ್ಳ ಕೇಳಿ ಮಗು ಯಾಕೋ ಹೊತ್ತಾಯಿತು ದಶರಥ ಬಂದಿದ್ದಾನೆ ಅಂತ ಗೊತ್ತಾಗಿಲ್ಲ ಅವಳಿಗೆ ಮಗು ಯಾಕೋ ಇಷ್ಟವಾಯಿತು ಈ ಮುದುಕಿ ಲೊಟಕ್ತಾಳೆ ಅಂತ ಬೇಜಾರೇನೋ ಆದಷ್ಟು ತೊಂದರೆ ಕೊಡಬಾರ್ದಂತೀನಪ್ಪ ಹಾಳು ಬಾಯಾರಿಕೆ ನಾನೇನ್ ಮಾಡಲು ಮೊದಲು ಕೊಡೋ ಯಾಕೋ ಇಷ್ಟು ಹೇಳಿದ್ರು ಒಂದು ಮಾತನ್ನಾಡ್ತಾ ಇಲ್ವಲ್ಲ ಅಷ್ಟು ಕೋಪ ಏನೋ ನಿನಗೆ ನನ್ನ ಮೇಲೆ ಬೇಡ ಬಿಡೋ ಲೇ ಕೊಟ್ಬಿಡೋ ಸ್ವಲ್ಪ ನೀರನ್ನು ಏನ್ ಹೇಳ್ತೀರಿ ಮಾತಿಗೆ ದಶರಥ ಹೇಳಿದ ಅಮ್ಮ ನಾನು ಚಕ್ರವರ್ತಿಯ ಮಗ ಅಜ ಮಹಾರಾಜನ ಮಗ ದಶರಥ ನಿಮ್ಮ ಮಗನನ್ನ ಕೊಂದ ಪಾಪಿ ನನ್ನ ಕ್ಷಮಿಸಿ ಇಂದ ಅಯ್ಯೋ ತಲೆ ತಲೆ ಸಚ್ಕೊಂಡ್ರು ಶಿವ ಶಿವ ಶಿವ ಅಂದರು ನನ್ನ ಮಗನ ನೀನ್ ಯಾಕಪ್ಪ ಕೊಂದೆ ಅವನೇನ್ ತಪ್ಪು ಮಾಡಿದ್ದ ನಿನಗೆ ನಿಮ್ಮೂರು ಬೌಂಡ್ರಿಗೆ ಬಂದಿದ್ದೆ ತಪ್ಪೆ ತನ್ನ ಕಥೆಯೆಲ್ಲ ಹೇಳಿದ ಒದ್ದಾಡ್ತಾರೆ ಹೊಟ್ಟೆ ಸಂಕಟ ಪುತ್ರ ಶೋಕದ ಸಂಕಟ ಇದೆ ನೋಡಿ ಬೇಡ ಶತ್ರುವಿಗೂ ಕೋರಬಾರದು ಆ ಸಂಕಟ ಒದ್ದಾಡಿ ಒದ್ದಾಡಿ ಒದ್ದಾಡಿ ಕೊನೆಯಲ್ಲಿ ಹೇಳ್ತಾರೆ ಈ ನನ್ನ ಮಗನ ಶರೀರ ತಗೊಂಬ ನೀನೇ ಸಂಸ್ಕಾರ ಮಾಡು ನನ್ನ ಮಾಡೋಕೆ ಶಕ್ತಿ ಇಲ್ಲ ಇನ್ನೂ ಒಂದು ಕೆಲಸ ಮಾಡು ಚಿತೆಯನ್ನು ಸಿದ್ಧ ಮಾಡು ಮಗನ ಶರೀರವನ್ನು ಅದರ ಮೇಲಿಡು ನಿನಗೆ ಇನ್ನೊಂದು ಆಪರ್ಚುನಿಟಿ ಕೊಡ್ತೇನೆ ಕುಟುಂಬವನ್ನು ಮತ್ತೆ ಸೇರಿಸುವ ಅವಕಾಶವನ್ನು ಕೊಡ್ತೇನೆ ನಮ್ಮಿಬ್ಬರನ್ನು ಸಜೀವವಾಗಿ ಅದೇ ಚಿತೆಯ ಮೇಲಿಟ್ಟು ಮೂವರನ್ನು ಒಂದುಗೂಡಿಸಿಬಿಡು ನಿನ್ನ ಪುಣ್ಯ ಬರಲಿ ಅಂತ ಹೇಳ್ತಾ ಇದ್ದಾನೆ ಮುದುಕ ಮಾಡಬೇಕೇ ಬೇಡವೆ ವಿಧಿ ಇಲ್ಲದೆ ದಶರಥ ಸ್ವಲ್ಪ ಮಳೆ ನಿಂತ ಮೇಲೆ ಚೀತೆ ಒಡ್ಡಿ ಆ ಮಗುವನ್ನು ಕರ್ಕೊಂಬಂದು ಅದರ ಮೇಲಿಟ್ಟು ಅದಕ್ಕೆ ಬೆಂಕಿ ಹಚ್ಚಿ ಇವರಿಬ್ಬರನ್ನ ತಾನೇ ಎತ್ತಿ ಅದರ ಮೇಲೆ ಕೂರಿಸಿ ಅದಕ್ಕೆ ಬೆಂಕಿ ಇಡುವಂತಹ ದುಸ್ಥಿತಿ ಈ ಗೋಳನ್ನು ತುಂಬಿಕೊಂಡಿದ್ದಾನೆ ಪ್ರಾಣಿ ಕೌಸಲ್ಯಗೆ ಹೇಳಿಲ್ಲ ಸುಮಿತ್ರೆಗೆ ಹೇಳಿಲ್ಲ ಅಪ್ಪನಿಗೆ ಹೇಳಿಲ್ಲ ಅಮ್ಮನಿಗೆ ಹೇಳಿಲ್ಲ ಒಬ್ಬರಿಗೆ ಈ ತವಕಕ್ಕೋಸ್ಕರವಾಗಿ ಅವನು ಸಾಯುವಾಗ ತಂದೆ ಬೈಬಾರದು ಅಂತ ಎಷ್ಟೇ ನಿನ್ನ ಕೊನೆಯಲ್ಲಿ ನಿನಗೂ ಪುತ್ರಶೋಕದಿಂದ ಸಾಯುವಂತಾಗಲಿ ಏನು ಶಾಪವನ್ನು ಕೊಟ್ಟ ಅವರು ಇಂಟರ್ಕ್ಯಾಸ್ಟ್ ಅನ್ಬೇಡಿ ತಪಸ್ವಿಗಳು ಶಾಪ ಫಲಿಸಿಬಿಡ್ತು ಅದರಿಂದ ವಿಧಿಯನ್ನು ವಂಚಿಸಬೇಕು ರಾಮ ಪಟ್ಟಾಭಿಷೇಕ ನೋಡಬೇಕು ರಾಮನ ಮದುವೆ ಮಾಡಬೇಕು ಅಂತ ದಶರಥ ಮಾಡಿದ ಪ್ರಯತ್ನದಲ್ಲಿ there is a human side you have to show compassion to him ವಿಧಿಯನ್ನು ಯಾರು ಬಂದಿಸೋದಕ್ಕಾಗತ್ತೆ ನೋಡಿ ಹೀಗೆ ಈ ಕಥೆ ಹೇಳ್ಕೊತಾ ಇದ್ದಾನೆ ಯಾರು ಕೇಳ್ತಾರೆ ಅಂತ ಕೌಸಲ್ಯಗೆ ಸುಮಿತ್ರೆಗೆ ಆ ಹೊತ್ತಿಗೆ ಗಾಢನಿದ್ರೆ ಪ್ರವಚನ ಮಾಡುವವನಿಗೆ ಎದುರು ಕೂತವರೆಲ್ಲ ನಿದ್ದೆ ಮಾಡುವಂತೆ ದಶರಥನಿಗೆ ಅವನು ಮಾಡಿದ್ದು ಒಂದೇ ಪ್ರವಚನ ತನ್ನ ಜೀವನದಲ್ಲಿ ತನ್ನ ಆತ್ಮಕಥೆ ಹೇಳಿದ್ದು ಅದನ್ನು ಕೇಳೋದಕ್ಕೆ ಇಬ್ಬರೇ ಇದ್ರು ಅರಮನೆಯಲ್ಲಿ ಇಬ್ಬರಿಗೂ ಗಾಢ ನಿದ್ರೆ ಹತ್ತಿದೆ ಐದು ದಿವಸ ನಿದ್ದೆ ಮಾಡಿಲ್ಲ ರಾಮ ಕಾಡು ಹೊರಟ ಮೇಲೆ ಏನು ಹೊಟ್ಟೆಗೆ ಹಾಕಿಲ್ಲ ಕೌಸಲ್ಯೇ ಕೇಳಿದ್ಯಾ ನನ್ನ ಕತೆ ನನ್ನ ಕತೆ ಕೇಳಿದ್ಯಾ ಹೇಳ್ಕೊಂಡು ಹೇಳ್ಕೊಂಡು ಹೇಳ್ಕೊಂಡು ಎಲ್ಲಿದ್ದೀಯೇ ಎಲ್ಲಿದ್ದೀಯೇ ಎಲ್ಲಿದ್ದೀಯೇ ಕೌಸಲ್ಯೇ ಹಾ ರಾಮ ಪಿತೃವಾಕ್ಯ ಪರಿಪಾಲಕ ರಾಮ ಎಲ್ಲಿದ್ದೀಯೇ ಎಲ್ಲಿದ್ದೀಯೇ ಸುಮಿತ್ರ ಎಲ್ಲಿದ್ದೀಯೇ ಹಾ ಕೈ ಕೇಯಿ ಕುಲಪಾಂಸನಿ ಕೊನೆ ಗಳಿಗೆಯಲ್ಲಿ ಕೌಸಲ್ಯ ಹೆಸರನ್ನು ಬಿಟ್ಟು ಕೈ ಕೈ ಹೆಸರನ್ನು ಹೇಳಿಕೊಂಡು ಸತ್ತ ದಶರಥ ಮಹಾರಾಜ ಯಾಕೆ ವ್ಯಾಮೋಹ ಮನಸ್ಸಿನ ಒಳಗಡೆ ಸಬ್ ಕಾನ್ಷಿಯಸ್ ಅಲ್ಲಿ ಕೂತಿದ್ದು ಆ ಕೈ ಇನ್ನಿಷ್ಟು ಪ್ರೀತಿ ಮಾಡಿದೆ ಅವಳು ನನ್ನ ಕೈ ಕೊಟ್ಲಲ್ಲ ನನ್ನ ಪ್ರೀತಿಯನ್ನು ಸರಿಯಾಗಿ ತಿಳ್ಕೊಳ್ಳಿಲ್ವಲ್ಲ ಅಂತ ಅವಳ ಮೇಲೆ ಮೇಲೆ ಕೋಪ ಇದ್ರು ಪ್ರಣಯ ಕೋಪ ಅವಳಲ್ಲಿ ಇನ್ನೂ ಆಳವಾದ ಪ್ರೀತಿ ಇದ್ದದ್ರಿಂದ ವ್ಯಾಮೋಹ ಪ್ರಶಮೌಷಧಂ ಪ್ರವೃತ್ತಿ ಔಷಧಂ दैत्येन्द्रार्चकरौषधम् त्रिभुवने सञ्जीवनैकौषधम् भक्तात्यन्तहितौषधम् भवभयप्रध्वंसनैकौषधम् श्रेयःप्राप्त्यकरौषधम् पिब मनः श्रीकृष्णदिव्यौषधम् कृष्ण रामान्द्र व्यामोह होगिबिडुतते if you have enough love in your heart but don't have an object to love please divert all that love towards God ಇವರು ಸ್ವಾಮಿ ರಾಮತೀರ್ಥರ ಮಾತು ಪ್ರತಿಯೊಬ್ಬರಿಗೆ ಪ್ರೇಮ ಮಾಡುವ ಶಕ್ತಿ ಕೊಟ್ಟಿದ್ದಾನೆ ದೇವರು ಯಾರನ್ನು ಪ್ರೇಮ ಮಾಡಬೇಕು ಗೊತ್ತಿಲ್ಲ ನಾಯಿ ಪ್ರೇಮ ಮಾಡ್ತೇವೆ ಬೂಟ್ ಪ್ರೇಮ ಮಾಡ್ತೇವೆ ಮನೆ ಮಠ ಸಿಮೆಂಟ್ ಅನ್ನು ಪ್ರೇಮ ಮಾಡ್ತೇವೆ ಜಡ ಪದಾರ್ಥಗಳನ್ನು ಮಾಡ್ತೇವೆ ಪ್ರೀತಿಯನ್ನು ಯಾರು ವಾಪಸ್ ಕೊಡೋದಿಲ್ಲವೋ ಅವರನ್ನೆಲ್ಲ ಪ್ರೀತಿ ಮಾಡ್ತೇವೆ ಕಬ್ಬಿಣವನ್ನು ಪ್ರೀತಿ ಮಾಡ್ತೇವೆ ಆಸ್ತಿ ಪ್ರೇಮ ಮಾಡ್ತೇವೆ ಅವು ಯಾವಕ್ಕೂ ಪ್ರೀತಿಯನ್ನು ವಾಪಸ್ ಕೊಡೋ ಶಕ್ತಿ ಇಲ್ಲ ನೀವು ಐದು ಪರ್ಸೆಂಟ್ ಪ್ರೀತಿ ಕೊಟ್ರೆ ನೂರಿಪ್ಪತ್ತು ಪರ್ಸೆಂಟ್ ಪ್ರೀತಿ ಕೊಡೋನು ಭಗವಂತನೊಬ್ಬನೇ ಹೊರತು no can love you as much as God loves you ನಾನು ಅನುಭವಿಸಿದ್ದೇನೆ ಅದನ್ನು ಆ ಮಾತಿಂದ ಗುರುಕೃಪೆಯಿಂದ ಭಗವತ್ ಪ್ರೇಮ ಅನುಭವಿಸಿದ್ದವನು ನನ್ನ ಮಾತನ್ನು ನಂಬಿ ಅದನ್ನು ಪ್ರದರ್ಶನ ಮಾಡೋದು ನನಗೆ ಇಷ್ಟವಿಲ್ಲ ದೇವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡಿದ್ದಾನೆ ಅಂದ್ರೆ ಒಂದು ಹೆಜ್ಜೆ ನೀವಿಟ್ರೆ ನೂರು ಹೆಜ್ಜೆ ಇಟ್ಟು ನಿಮ್ಮ ಕಡೆಗೆ ಬಂದ್ಬಿಡ್ತಾನೆ ನಿಮ್ಮ ಅನುಭವದಲ್ಲಿರುವಂತಹ ವಿಷಯ ನೀವು ನಾಳೆ ಪ್ರಯತ್ನ ಮಾಡಿ ನೋಡಿ ಇತರ ಪದಾರ್ಥಗಳಲ್ಲಿ ಪ್ರೀತಿಯನ್ನು ದಯವಿಟ್ಟು ಕಮ್ಮಿ ಮಾಡಿ ದುಃಖವನ್ನೇ ಕೊಟ್ಟು ಹೋಗೋ ಪದಾರ್ಥಗಳನ್ನು ಯಾತ ಪ್ರೀತಿ ಮಾಡ್ತೀರಿ ನಿಂಬೆ ಹಣ್ಣೆಲ್ಲ ಹಿಂಡಿದ ಮೇಲೆ ಅಯ್ಯೋ ಈ ಸಿಪ್ಪೆ ಎಸಿಬೇಕಲ್ಲ ಗೃಹಿಣಿಯರಿಗೆ ಹೋಗೋದಿಲ್ಲ ವ್ಯಾಮೋಹ ಏನೇನೋ ಪ್ಯಾಕೆಟ್ಗಳೆಲ್ಲ ತಗೊಂಡ್ಬಿಡ್ತೀರಿ ಮನೆ ಕಾಫಿ ಪ್ಯಾಕೆಟು ಅದೊಂದು ಮತ್ತೊಂದು ಇನ್ಯಾವ್ಯಾವುದೋ ಬೂಸ್ಟ್ ಗೀಸ್ಟ್ ಅಂತ ಹಾಕ್ತಾರೆ ನೋಡಿ ಕೆಲವು ಪದಾರ್ಥ ಯಾವುದಪ್ಪ ಅದು ಮಾವಿನ ಹಣ್ಣಿಂದು ಟೇಸ್ಟ್ ಬರುವಂತಹದ್ದು ಯಾವುದು ಯಾವುದು ಯಾವ ಸುಡುಗಾಡ ಯಾರಿಗೂ ಗೊತ್ತದು ಅದರ ಮೇಲೆ ಒಳಗಿನ ಪದಾರ್ಥಕ್ಕಿಂತ ಪ್ಯಾಕೆಟ್ ಗಿರೀಟ್ ಮಾಡಿರ್ತಾರೆ ಅಂದ್ರೆ ಗೃಹಿಣಿಗೆ ಅದನ್ನು ಎಸೆಯೋಕ್ಕೂ ಇಷ್ಟ ಇಲ್ಲ ಇಟ್ಕೊಳ್ಳೋಕ್ಕೂ ಇಷ್ಟ ಇಲ್ಲ ಅದಕ್ಕೆ ನೂರಷ್ಟು ಸಾವಿರದಷ್ಟು ಬೆಲೆ ಕೊಟ್ಟು ಬಾಡಿಗೆ ಮನೆ ಇನ್ನೊಂದು ಕಡೆ ಶಿಫ್ಟ್ ಮಾಡುವಾಗ ಸ್ಪೆಷಲ್ ಟ್ಯಾಕ್ಸಿ ಮಾಡಿ ತಗೊಂಡು ಹೋಗುವಂತೆ ವ್ಯರ್ಥ ಪದಾರ್ಥಗಳ ಮೇಲೆ ಪ್ರೀತಿ ಯಾತಕ್ಕೆ ಮಾಡ್ತೀರಿ ನನ್ನ ಜೊತೆ ಮಾತು ಬಿಟ್ಬಿಟ್ಟಿದ್ರು ಒಬ್ರು ನಾಗರಾಜರಾವ್ ಅಂತ ಅವರು ಕ್ರಿಮಿನಾಲಜಿ ಡಿಪಾರ್ಟ್ಮೆಂಟ್ ಹೆಡ್ ಆಗಿ ಬಂದಿದ್ದರು ಪೊಲೀಸರು ಡಿಐ ದೊಡ್ಡ ಪದವಿಯಲ್ಲಿದ್ದವರು ಅವರು ಯಾವುದೋ ಮಾತಿಗೆ ಏನೋ ಹೇಳಿದ್ರು ನಾವು ಪ್ರಶ್ನೆ ಕೇಳಿದ್ವು ಅವರ ಲೆಕ್ಚರ್ಸ್ ಎಲ್ಲ ಅವ್ರಿಗೆ ಅವಮಾನ ಆಗೋಯಿತು ನನ್ನ ಅವಮಾನ ಮಾಡೋಕೆ ಬಂದು ಕೂತಿದ್ದಾರೆ ಅದರ ಕಡೆ ಅಲ್ಲ ನಮ್ಮ ಪದ್ಧತಿ ಕ್ವಶನ್ ಆನ್ಸರ್ಸ್ ಒಂದು ಲೆಕ್ಚರ್ ಮಾಡಿದ್ರು ಕ್ವಶನ್ ಆನ್ಸರ್ಸ್ ಇದು ಡೀಸೆಂಟ್ ಎಜುಕೇಟೆಡ್ ಕಲ್ಚರಲ್ ಮೆಥಡ್ ಅವ್ರಿಗೆ ಅದು ಇರಿಟೇಟ್ ಆಯಿತು ಎರಡು ವರ್ಷ ಮಾತಾಡಲಿಲ್ಲ ಹೋದ್ರೋಯ್ತು ಪೀಡೆ ಪೊಲೀಸರ್ ಸಹವಾಸ ನಮಗೆ ಆಗ್ಬೇಕು ನಾನು ಬಿಟ್ಬಿಟ್ಟೆ ಅವ ಸ್ಕೂಟರ್ ಗೀಟರ್ ಇಟ್ಟಿದ್ದೆ ಧಾರವಾಡ ಪೂರ್ತಿ ಅಪ್ಪು ಡೌನ್ ಆಗ್ತಿರಲ್ಲ ಈ ದೇಹ ತಗೊಂಡು ರಿಟೈರ್ ಆದ ದಿವಸ ಅದನ್ನೆಲ್ಲ ಬಿಟ್ಟು ತೊಲಗಿಸಿಬಿಟ್ಟೆ ನೋಡಿ ಅಪ್ಪ ಕೋಟು ಗೀಟು ಪ್ಯಾಂಟ್ ಎಲ್ಲ ತೆಗೆದಾಕ್ಬಿಟ್ಟೆ ಅವತ್ತು ಆ ಡೌನ್ನಲ್ಲಿ ಬರ್ತಿದ್ದೇನೆ ಕಾಲೇಜ್ ಕಡೆಯಿಂದ ಅವ್ರ ಕ್ವಾರ್ಟರ್ಸ್ ಮುಂದೆ ನಾನು ಹಾಯಬೇಕು ಯಾವತ್ತೂ ನನ್ನ ಜೊತೆ ಮಾತಾಡಲಿಲ್ಲ ಎರಡು ವರ್ಷ ಮನೆ ಮುಂದೆ ನಿಂತಿದ್ದಾರೆ ನಾ ಬರೋದೇ ನೋಡ್ತಿದ್ದಾರೆ ಏನೋ ವಕ್ರಸ್ತು ಇವತ್ತು ನನಗೆ ಅವ್ರು ಹೇಳಿದ್ರು ನಾರಾಯಣ ಸರ್ ನಿಂತ್ಕೊಳ್ಳಿ ಏನಪ್ಪ ಏನೋ ಬಂತಲ್ಲ ಅವರು ನಮ್ಮ ನಾಯಿ ಸತ್ತು ಹೋಯಿತು ನೋಡಿ ಅದನ್ನು ಹೇಳ್ಕೋಬೇಕು ಒಬ್ಬರ ಜೊತೆಯಲ್ಲಿ ಅವ್ರ ಸಂಕಟ ನನಗೆ ಆಶ್ಚರ್ಯವಾಯಿತು ಎಲ್ಲ ಈ ಪ್ರಾಣಿಗೆ ನಾಯಿಯನ್ನಾದರೂ ಪ್ರೀತಿ ಮಾಡೋ ಶಕ್ತಿ ಇದೆಯಲ್ಲ ಹೆಣ್ತಿನ ಪ್ರೀತಿ ಮಾಡಿದ್ರು ಮಕ್ಕಳ ಪ್ರೀತಿ ಮಾಡಿದ್ರು colleagues not one colleague like ಹಿಡಿಯು ಒಬ್ಬರು ಅವ್ರನ್ನ ಕಂಡ್ರೆ ದೂರ ಇರ್ತಿದ್ರು ಆ ಶಿಡುಕ ಸ್ವಭಾವ ಬೇಡ ಅಂತ ಅಲ್ಲ ಇವರು ನಾಯಿಯನ್ನಾದರೂ ಪ್ರೀತಿ ಮಾಡಿದ್ರಲ್ಲ <coughs> ನಾನು ನಿಂತ್ಕೊಂಡೆ ಸ್ವಲ್ಪ ತಲೆ ಟೋಪಿ ಗೀಪಿ ತೆಗೆದು ಪಾಪ ನಿಮ್ಮ ನಾಯಿ ಸತ್ತು what it means to lose a dog ನನಗೆ ಗೊತ್ತಿಲ್ಲ ನಾ ನಾಯಿ ಸಾಕಿದವನಲ್ಲ ನನ್ನ ಜೊತೆಲಿ ಯಾಕೆ ಹೇಳಿದ್ರು ಗೊತ್ತಿಲ್ಲ ಅವ್ರು ಯಾರಿಗಾರು ಒಬ್ರಿಗೆ ಹೇಳಬೇಕು ಅವರ ಸ್ಥಿತಿ ದೈನ್ಯ ಸ್ಥಿತಿ ಅವರ ಕಷ್ಟ ಹೇಳ್ಕೊಳ್ಳೋಕೆ ಬೆಳಗ್ಗೆ ಒಬ್ಬರು ಸಿಕ್ಕಿಲ್ಲ ಅವರಿಗೆ ನನ್ನ ಜೊತೆ ಹೇಳ್ಕೊಳ್ಳೋ ಅಂತತ್ರು ಈ ಉದಾಹರಣೆ ಯಾತಕ್ಕೆ ಹೇಳ್ತಾರೆ ಅಂದ್ರೆ ಮನೆಯಲ್ಲಿ ನಾಯಿ ಇಟ್ಟವರು ನಾಯಿ ಮೇಲೆ ಎಷ್ಟು ಪ್ರೀತಿ ಮಾಡಿರ್ತೀರಿ ಅದಕ್ಕೊಂದು ಕೈಗೋ ಕಾಲ್ಗೋ ಬಂದರೆ ಕಂಡು ಕಂಡು ಆಸ್ಪತ್ರೆಗೆಲ್ಲ ಕರ್ಕೊಂಡೋಗಿ ಚಿಕಿತ್ಸೆ ಎಲ್ಲ ಮಾಡಿಸ್ತೀರಿ ದೇವರು ನಾಯಿ ನರಿ ಇಂಥ ಪದಾರ್ಥಗಳಿಗೆ ಆಯುಷ್ಯ ಬಹಳ ಕೊಟ್ಟಿಲ್ಲ ಒಂದು ಕಾಲದಲ್ಲಿ ಎಲ್ಲ ಪ್ರಾಣಿಗಳಿಗೂ ಸಮವಾಗಿ ಆಯುಷ್ಯ ಕೊಟ್ಟಿದ್ದನಂತೆ ಭಾಗವತದಲ್ಲಿ ಹೇಳ್ತಾರೆ ಅವು ದುರುಪಯೋಗ ಮಾಡಿಕೊಂಡು ಬುದ್ಧಿ ಸರಿಯಾಗಿ ನಡ್ಕೊಳ್ಳಿಲ್ಲವಾದ್ರಿಂದ ಅವುಗಳ ಆಯುಷ್ಯವನ್ನೆಲ್ಲ ತೆಗೆದು ತೆಗೆದು ಈ ಮನುಷ್ಯ ಪ್ರಾಣಿ ಉಪಯೋಗ ಮಾಡಿಕೊಳ್ಳುತ್ತೆ ಅಂತ ಸೇರಿಸ್ತಾ ಸೇರಿಸ್ತಾ ನಮಗೆ ನೂರಾಯಿತು ದೇವರಿಗೂ ಬುದ್ಧಿ ಇಲ್ಲ ಯಾಕೆಂದ್ರೆ ನಾವು ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ತಿಲ್ಲ ನೂರು ವರ್ಷ ಬದುಕಿದ ಮನುಷ್ಯ ಹತ್ತು ವರ್ಷಕ್ಕೆ ಸಾಯುವ ನಾಯಿಗಿಂತ ಕಡೆಯಾಗಿ ನಡೆಯೋದನ್ನು ಜೀವನದಲ್ಲಿ ಕಾಣ್ತೇವೆ ನಾವು ಯಾಕೆ ಡಿಸ್ಕ್ರಿಮಿನೇಷನ್ ಇಲ್ಲ what to love what not to love ಇದನ್ನು ಕಲಿಸ್ತಾರೆ ಮಹಾರಾಜರು ಗೊಂಡಾವಲೇಕರ್ ಮಹಾರಾಜರ ಪ್ರವಚನಗಳಲ್ಲಿ ಆ ದೇವರನ್ನು ಪ್ರೇಮ ಮಾಡುವುದಂದ್ರೆ ಏನು ಯಾತಕ್ಕಾಗಿ ಪ್ರೇಮ ಮಾಡಬೇಕು ಪರಮ ಪ್ರೇಮಾಸ್ಪದನಾದವನವನು ದೇವರನ್ನು ಪ್ರೀತಿ ಮಾಡಿ ಆ ಪ್ರೀತಿ ನಿಮಗೆ ವಾಪಸ್ ಬರದೆ ಹೋಗೋದು ಹತ್ತರಷ್ಟು ನೂರರಷ್ಟು ಕೊಟ್ಟುಬಿಡ್ತಾನೆ ಭಗವಂತ ದಶರಥ ಕೊಟ್ಟ ಕಂದು ಬಿಟ್ಟ ವಸಿಷ್ಠರು ಬಂದರು ಬೆಳಗ್ಗೆ ರಾಣಿಯರು ನೋಡ್ತಾರೆ ಮುಖದತ್ತ ಮೂಗತ್ತ ಕಣ್ಣಿಟ್ಟು ನೋಡ್ತಾರೆ ಯಾಕೋ ಮಹಾರಾಜರು ಉಸಿರಾಡ್ತಾ ಇಲ್ವಲ್ಲ ಶರೀರ ನೀಲಿಯಾಗಿ ಹೋಗಿದೆ ಎಲ್ಲರೂ ಬಂದರು ಅರಮನೆ ಆಸ್ಪತ್ರೆಯವರು ಸುಮಂತ್ರಾದಿಗಳೆಲ್ಲ ಬಂದರು ಗಪ್ಪನೆ ನಿಂತುಬಿಟ್ರು ಎಲ್ಲರಿಗೂ ಗೊತ್ತಿತ್ತು ಈ ಮಹಾರಾಜರು ಬಹಳ ದಿವಸ ಉಳಿಯೋದಿಲ್ಲ ಕಣ್ಣು ಹೋಯ್ತು ಮೂಗು ಹೋಯ್ತು ಮತ್ತೊಂದು ರಾಮನಲ್ಲಿ ಹೇಗೆ ಬಾಳ್ತಾರೆ ರಾಮನಲ್ಲಿ ಎಷ್ಟು ಪ್ರೀತಿ ಇಟ್ಟಿದ್ರು ಅಯ್ಯೋ ರಾಜಕರ್ತೃಗಳೆಲ್ಲ ಒಂದು ಕಡೆ ಸೇರಿಕೊಂಡ್ರು ತಮಗ್ನಿಮಿವ ಸಂಜಾಂತಂ ಅಂಬುಹೀನಮಿವ ಅರ್ಣವಂ ಹತಪ್ರಭಮಿವಾದಿತ್ಯಂ ಸ್ವರ್ಗಸ್ಥಂ ಪ್ರೇಕ್ಷ ಪಾರ್ಥಿವಂ ನಾಲ್ಕು ಉಪಮಾನಗಳನ್ನು ಕೊಡ್ತಾರೆ ಒಣಗಿ ಹೋದ ಸಮುದ್ರದಂತೆ ಆರಿಹೋದ ಅಗ್ನಿಯಂತೆ ಹತಪ್ರಭಮಿವಾದಿತ್ಯಂ ಪ್ರಭೆಯನ್ನು ಕಳಕೊಂಡ ಸೂರ್ಯನಂತೆ ಮಲಗಿದ್ದಾನೆ ನಿದ್ದೆ ಹೋಗುವವನು ಹಾಗೆ ಮಲಗಿದ್ದಾನೆ ಮುಖದಲ್ಲಿ ಕಿಂಚಿತ್ತೂ ವಿಕಾರವಿಲ್ಲ ಅಲ್ಲಿಂದಾಚೆಗೆ ವಸಿಷ್ಠರು ಮಂತ್ರಿಮಂಡಲದಲ್ಲಿ ಅಮಾತ್ಯರಲ್ಲಿ ಮುಖ್ಯರಾದವರು ಪ್ರಧಾನರು ವಸಿಷ್ಠರು ಪ್ರೈಮ್ ಮಿನಿಸ್ಟರ್ ಸರಿ ರಾಜನ ಶರೀರವನ್ನ ಅನಾಥ ಪ್ರೇತವಾಗಿ ಸಂಸ್ಕಾರ ಮಾಡಬಾರದು ನಾಲ್ಕು ನಾಲ್ಕೆಂಥ ಮಕ್ಕಳನ್ನು ಪಡೆದಿದ್ದಾನೆ ಒಬ್ರು ಹತ್ರ ಇಲ್ಲ ಹತ್ರ ಇದ್ದ ರಾಣಿಯರಿಗೂ ನಿದ್ದೆ ಕೈ ಕೈಗೆ ಸಮಾಚಾರವೇ ಗೊತ್ತಿಲ್ಲ ತಿಳಿದಾಗಬೇಕಾದ್ದೇನು ಸೂತಕ ಪಾತಕ ಒಂದೂ ಗೊತ್ತಿಲ್ಲ ಅವಳಿಗೆ ಮಡಿ ಮೈಲಿಗೆ ಏನೂ ಗೊತ್ತಿಲ್ಲ ಸರಿ ಅರಮನೆಯಲ್ಲಿ ಶೀಘ್ರವಾಗಿ ಸಮಾಚಾರವನ್ನು ಹೊತ್ಕೊಂಡು ಹೋಗುವ ಹೇಳಿದಷ್ಟನ್ನೇ ಮಾಡುವ ಆಪ್ತ ದೂತರನ್ನು ಕರೆಸಿದರು ಅಧಿಕ ಪ್ರಸಂಗಿಗಳಾಗಿರಬಾರದು ಮ್ಯಾಂಡೇಟ್ ಎಷ್ಟು ಹೇಳಿದಷ್ಟೇ ಅವರಿಗೆ ಅತ್ಯಂತ ವೇಗದಲ್ಲಿ ನಡೆಯುವ ಕುದುರೆಗಳನ್ನು ಕೊಟ್ಟರು ಸಿದ್ಧಾರ್ಥ ವಿಜಯ ಜಯಂತ ಅಶೋಕ ನಂದನ ಐದು ಜನ ಫೈವ್ ಮೆಸೆಂಜರ್ಸ್ ಶೀಘ್ರ ಜವೈಹಿ ಹಯೈಹಿ ವೇಗವಾಗಿ ಓಡುವ ಕುದುರೆಗಳನ್ನು ಕೊಟ್ಟು ನೀವಿಂದು ಈಗಲೇ ಪಶ್ಚಿಮಕ್ಕೆ ಹೋಗಿ ರಾಜಗೃಹಕ್ಕೆ ಹೋಗಿ ಆ ಭರತನನ್ನು ಕರ್ಕೊಂಡ್ಬರ್ಬೇಕು ಏನು ಸಮಾಚಾರ ಹೇಳಬೇಕು ಬುದ್ಧಿ ದಶರಥ ಸತ್ತ ಅಂತ ಹೇಳಬಾರ್ದು ಯಾಕೆ ಈ ಸಮಾಚಾರ ಕೇಳಿದ್ರೆ ಅವನು ಅಲ್ಲಿಯೇ ಸತ್ತು ಹೋಗೋ ಸಂಭವ ಮೊದಲನೇದು ಅಥವಾ ಇಲ್ಲಿ ಏನು ಅನರ್ಥ ಆಗಿರ್ಬೋದು ಅಂತ ತಿಳ್ಕೊಂಡು ಅವನೇ ಕಾಡಿಗೆ ಹೋದರೂ ಹೋಗಬಹುದು ಬರದೇನೆ ಹೋಗಬಹುದು ಈ ಊರಿಗೆ ಇದು ಅನಾಜಕ ಆಗಿಬಿಡುತ್ತೆ ಆದ್ದರಿಂದ ಇಷ್ಟೇ ಹೇಳಬೇಕು ಅಯ್ಯ ಭರತ ದೊರೆಯೇ ಪುರೋಹಿತರು ನಿನಗೆ ಆಶೀರ್ವಾದವನ್ನು ಹೇಳಿ ಕಳಿಸಿದ್ದಾರೆ ಅಪ್ಪ ಅಲ್ಲ ಪುರೋಹಿತಸ್ವಾಂ ಕುಶಲಂ ಪ್ರಾಹ ಸರ್ವೇ ಚ ಮಂತ್ರಿಣ ಈ ಮಾತನ್ನು ಕೇಳಿ ಭರತ ಅಲ್ಲೇ ಹಿಡಿತಾನೆ ಪುರೋಹಿತ ಯಾಕೆ ಆಶೀರ್ವಾದ ಮಾಡಿದ್ರು ನಮ್ಮಪ್ಪ ಯಾಕೆ ಆಶೀರ್ವಾದ ಮಾಡಲಿಲ್ಲ ಮಾತೇ ಇಲ್ಲ ಅಲ್ಲಿ ಕಳ್ಕೊಳ್ಳಿ ಪುರೋಹಿತಸ್ವಾಂ ಕುಶಲಂ ಪ್ರಾಹ ಸರ್ವೇ ಚ ಮಂತ್ರಿಣ ತ್ವರಮಾಣಶ್ಚ ನಿರ್ಯಾಹಿ ಬೇಗ ಬರಬೇಕು ನೀನು ಊರಿಗೆ ಕೃತ್ಯಂ ಆತ್ಯಯಿಕಂ ತ್ವಯ ನೀನೇ ಮಾಡಬೇಕಾದ ಅರ್ಜೆಂಟ್ ಕೆಲಸ ಇದೆ ಇದು ಮೆಸೇಜು ಟೆಲಿಗ್ರಾಫಿಕ್ ಮೆಸೇಜ್ ಇದ್ದಾಗ ಹಿಂದಿಲ್ಲ ಮುಂದಿಲ್ಲ ವಸಿಷ್ಠ ಹೇಳಿದ್ರು ಮಾಚಾಸ್ಮೈ ಪೋಷಿತಂ ರಾಮಂ ಮಾಚಾಸ್ಮೈ ಪಿತರಂ ವೃತಂ ರಾಮನನ್ನು ಕಾಡಿ ಕಳಿಸಿದ್ದು ಹೇಳಬಾರದು ದಶರಥ ಸತ್ತದ್ದನ್ನು ಹೇಳಬಾರದು ನೀವು ಅಲ್ಲಿ ಇಲ್ಲಿ ನಿಂತಕ್ಕದ್ದಲ್ಲ ನಿಮಗೆ ಟಿ ಎ ಡಿ ಎ ಬಾಟ ಕೊಡ್ತಾರೋ ಕೊಡೋದಿಲ್ವೋ ಅಂತ ಅನುಮಾನ ಬೇಡ ದತ್ತಪತ್ಯಶನಾದೂತ ಮೊದಲೇ ಅಡ್ವಾನ್ಸ್ ಕೊಟ್ಬಿಟ್ರು ಅವರಿಗೆ ಈ ಲೆಕ್ಚರ್ಗೆ ಸಂಬಂಧಪಟ್ಟ ಸಂಭಾವನೆ ಇವತ್ತೇ ಕೊಟ್ಬಿಟ್ರು ನನಗೆ ಲೆಕ್ಚರೇ ಮುಗುದಿಲ್ಲ ನಾಳೆಂದು ಬರದಿದ್ದು ಏನು ಮಾಡ್ತೀರಿ ಅವ್ರು ಯಾತಕ್ಕೆ ಹಾಗೆ ಮಾಡಿದ್ರು ಗೊತ್ತಿಲ್ಲ ಸೈನ್ ಮಾಡಿಸ್ಕೊಂಡ್ರು ಅವರು ಅವರ ಅವರಿಗೆ ನಮ್ಮಲ್ಲಿ ವಿಶ್ವಾಸ ಉಂಟು ನನಗೆ ನಿಮ್ಮಲ್ಲಿ ವಿಶ್ವಾಸ ಉಂಟು ನಮ್ಮಿಬ್ಬರಿಗೂ ರಾಮನಲ್ಲಿ ವಿಶ್ವಾಸ ಉಂಟು ಅಂದರೆ ಅಲ್ಲಿ if you delay DA TA ಅನರ್ಥಗಳಾಗುತ್ತೆ ಅನ್ನುವ ಪ್ರಜ್ಞೆ ಚೆನ್ನಾಗಿದ್ದ ಕಾಲ ರಾಮಚಂದ್ರ ಭರತನಿಗೆ ಅದನ್ನು ಉಪದೇಶ ಮಾಡ್ತಾನೆ ಭೃತ್ಯವನ್ನ ಭರ್ತ್ಯವನ್ನ ವಿಳಂಬ ಮಾಡಿದರೆ ಕುಪ್ಪ್ಯಂತಿ ಸೈನಿಕರು ಕೋಪಗಳು ಕೊಡ್ತಾರೆ ಡಿ ಅನೌನ್ಸ್ ಮಾಡಿ ಆರು ತಿಂಗಳಾಯಿತು ಕೊಡಲೇ ಇಲ್ಲ ಅಂದ್ರೆ ಪ್ರಮೋಷನ್ ಆಯಿತು ಆರ್ಡರ್ ಕೊಟ್ರಿ ಆರ್ಡರ್ ಕೊಟ್ಟರೆ ಜಾರಿಗೆ ತರಲಿಲ್ಲ ಹದಿನೆಂಟು ವರ್ಷ ಪ್ರಮೋಷನ್ ಎಫೆಕ್ಟ್ ಕೊಡಲಿಲ್ಲ ಅವನು ಸತ್ಯ ಹೋದ ಅವನ ಗತಿ ಏನಾಗುತ್ತೆ ಹೇಳ್ರಿ ಈ ಭ್ರಷ್ಟ ಸರ್ಕಾರಗಳು ಮಾಡೋ ಕೆಲಸ ನಿರ್ಣಯ ತಗೊಂಡ್ರೆ ಅವತ್ತೇ ಅಲ್ಲೇ ಜಾರಿ ಮಾಡಿಬಿಡಬೇಕು ಹೋಗು ಎಂಬುದಾಗಿ ಹೇಳಿ ಕಳಿಸಿದರು ಇವರು ಮೂರು ದಿವಸ ಹಗಲು ರಾತ್ರಿ ಕುದುರೆಗಳಿಗೂ ವಿಶ್ರಾಂತ ಕೊಡದೆ ನೀರಲ್ಲಲ್ಲಿಯೇ ಕುಡ್ಕೊಂಡು ಗಂಟು ಕಟ್ಕೊಂಡಿದ್ರು ಆಹಾರ ಅದೆಲ್ಲ ಮಾಡಿಕೊಂಡು ನೇರವಾಗಿ ರಾಜಗೃಹಕ್ಕೆ ಬಂದಿದ್ದಾರೆ ಅದಕ್ಕೆ ಮೊದಲ ದಿವಸ ಭರತನಿಗೆ ರಾತ್ರಿ ಹುಚ್ಚು ಸ್ವಪ್ನಗಳಾಗಿವೆ ಕಿಟಾರ್ ಕಿರಿಸಿಕೊಂಡೆದ್ದ ಮೇಲಕ್ಕೆ ಅವನು ಸೋದರ ಮಾವ ಅವನು ಎಷ್ಟು ಪ್ರೀತಿಯ ಸೋದರ ಮಾವ ಸಾಕೋ ಭರ್ತ ಏನಾಯಿತು ಅಂದ್ ಸ್ವಪ್ನ ಆಯಿತು ಮಾಮ ಏನೂ ಆಗಿದೆ ನಮ್ಮ ಅಪ್ಪನಿಗೆ ರಾಮನಿಗೆ ಏನಾದ್ರು ಆಗಿರಬೇಕು ನಮ್ಮೂರಲ್ಲಿ ಏನೂ ನೆಟ್ಟಿಗಿಲ್ಲ ಏ ಇದ ಕನಸಿಗೆಲ್ಲ ಅರ್ಥ ಹೇಳ್ತಾರೇನೋ ಹಾಸ್ಯ ಮಾಡೋನ್ ಕರೆಸಿದ್ರು ವಿವಿಧ ವಿನೋದಾವಳಿಯೆಲ್ಲ ಇಡಿಸಿದ್ರು ನೃತ್ಯ ಮಾಡಿಸಿದ್ರು ನಾಟಕ ಗೀಟಕ ಯಾವುದು ತಲೆಗೆ ಹಿಡಿದಿದ್ದಲ್ಲ ಏನು ತಲೆವೇದನೆಯೇ ವೆಂಡಾಮೆ ವೆಂಡಾಮೆ ಪೋಚೊಲ್ಲು ಅವನ್ನೆಲ್ಲ ಹೋಗು ಹೋಗು ಅಂತ ಹೇಳ್ತಾ ಇದ್ದಾನೆ ಬೆಳಗಾಗೋ ಹೊತ್ತಿಗೆ ಕುದುರೆಗಳ ಮೇಲೆ ಬಂದರು ದೂತರು ಅಷ್ಟೊತ್ತಿಗೆ ಡಬ ಡಬ ಶುರುವಾಯಿತು ಭರತನಿಗೆ ನಾ ಅಪ್ಪವೇ ಸೊನ್ನೆನೇನು ಇಲ್ಲ ಏನೋ ಆಗಿದೆ ಅಂತ ಹೇಳಿದ್ನಲ್ಲ ಮಾಮ ನೋಡು ಬಂದಿದ್ದಾರೆ ಅಯೋಧ್ಯೆ ಕಡೆಯಿಂದ ಸರಿ ಅವ್ರನ್ನ ಏಕಾಂತ ಗೃಹ ಕರ್ಕೊಂಡು ಹೋಗಿ ಭರತನೇ ವಿಚಾರಣೆ ಮಾಡಿದ ಏನಪ್ಪ ಏನು ಸಮಾಚಾರ ಕುಶಲಾಸ್ತಿ ಅವನು ಕೇಳುವಾಗ ಏನೇನು ಕೇಳ್ತಾನೆ ಭರತ ಕೇಳುವ ಪ್ರಶ್ನೆಗಳನ್ನು ನೋಡಿ ಕಚ್ಚಿತೆ ಸುಕುಶಲೇ ರಾಜ ನಮ್ಮಪ್ಪ ಸೌಖ್ಯವಾಗಿದ್ದಾನೆಯೇ ಪಿತಾ ದಶರಥೋ ಮಮ ಕಚ್ಚಿಚ್ಚ ಆರೋಗತಾ ರಾಮೇ ಲಕ್ಷ್ಮಣೇವಾ ಮಹಾತ್ಮನಿ ರಾಮ ಸೌಖ್ಯವಾಗಿದ್ದಾನೆಯೇ ಲಕ್ಷ್ಮಣ ಆರೋಗ್ಯವಾಗಿದ್ದಾನೆಯೇ ಆರ್ಯಾಚ ಧರ್ಮ ನಿರತ ಧರ್ಮಜ್ಞ ಧರ್ಮದರ್ಶಿನಿ ಅರೋಗಾಚಾಪಿ ಕೌಸಲ್ಯ ಅವನ ಪ್ರೀತಿ ಎಲ್ಲ ಕೌಸಲ್ಯವಿಲ್ಲ ತಂತ ತಾಯಿನ ಕೇಳಲಿಲ್ಲ ಆರ್ಯ ಶಬ್ದಕ್ಕೆ ಅರ್ಹಳಾದವಳು ಧರ್ಮ ನಿರತಳಾದವಳು ಧರ್ಮವನ್ನು ತಿಳಿದವಳು ಧರ್ಮದರ್ಶಿನಿಯಾದವಳು ನಮ್ಮ ದೊಡ್ಡ ತಾಯಿ ಆರೋಗ್ಯವಾಗಿದ್ದಾಳೆಯ ಕೌಸಲ್ಯ ಮಾತಾ ರಾಮಸ್ಯ ಧೀಮತಃ ಕಚ್ಚಿತ ಸುಮಿತ್ರ ಧರ್ಮಜ್ಞ ಜನನಿ ಲಕ್ಷ್ಮಣಸ್ಯಯ ಶತ್ರುಘ್ನ ಸದವೀರಸ್ಯ ಸಾರೋಗ ಚಾಪಿ ಮಧ್ಯಮ ಚಿಕ್ಕ ತಾಯಿ ಅವಳು ಸುಮಧ್ಯಮೆ ಸುಮಿತ್ರೆ ಚೆನ್ನಾಗಿದ್ದಾಳಿಯೇ ಸುಮ್ಮನೆ ಇದ್ರೆ ಏನು ಹೇಳಲಿಲ್ಲ ನಮ್ಮಮ್ಮ ಸೌಖ್ಯವಾಗಿದ್ದಾಳಿಯೇ ಆತ್ಮಕಾಮ ಸದಾ ಚಂಡಿ ತಾಯಿ ಸ್ವಭಾವ ಚೆನ್ನಾಗಿ ಗೊತ್ತಿದೆ ಇದು ಮುಚ್ಚಿಡುವ ವಿಷಯವಲ್ಲ ಲೋಕಕ್ಕೆ ಬಹಿರಂಗವಾದದ್ದು ತಾನು ಹಿಡಿದದ್ದೇ ಹಠ ನಮ್ಮ ತಾಯಿಗೆ ಸದಾ ಚಂಡಿ ಒಂದಲ್ಲ ಎರಡಲ್ಲ ಸಂದರ್ಭ ಕ್ರೋಧನ ಕೋಪ ಬಂದ್ರೆ ಅಲ್ಲೋಲ ಕಲ್ಲೋಲ ಪ್ರಾಜ್ಞಮಾನಿನಿ ನನಗೆಲ್ಲ ಗೊತ್ತಿದೆ ಅಂತ <coughs> ಜಂಭಾ ಬೇರೆ ಅವಳಿಗೆ ನನ್ನ ಹಡದ ತಾಯಿ ಅರೋಗ ಚಾ ಮೇ ಮಾತಾ ಕೈ ಕೇಯಿ ಕಿಮುವಾಚ ನನಗೆ ಅವಳೇನು ಹೇಳಿದ್ಲು ಇವರೊಬ್ಬರ ಮುಖ ಒಬ್ರು ನೋಡ್ಕೊಂಡ್ರು ಐದು ಜನ ಇದಕ್ಕೇನು ಜವಾಬ್ ಹೇಳಿ ಕಳಿಸಿಲ್ವಲ್ಲ ಗುರುಗಳು ಇದಕ್ಕೇನು ಹೇಳಬೇಕು ಸಮಯೋಚಿತ ಪ್ರಜ್ಞೆಯಿಂದ ಆ ದೊಡ್ಡವನ ಮುಖ ನೋಡಿ ಉಳಿದವರು ಕಣ್ಣು ಹಾರಿಸಿದ್ರು ಆ ದೊಡ್ಡವನು ಹೇಳ್ದ ಯಾರ್ಯಾರು ಸೌಖ್ಯವಾಗಿರಬೇಕು ಅಂತ ನಿನಗೆ ಆಸೆ ಇದೆಯೋ ಇಷ್ಟಪಡ್ತೀಯೋ ಅವರೆಲ್ಲ ಸೌಖ್ಯವಾಗಿದ್ದಾರೆ ಆ ಮಾತಿಗೆ ಎಷ್ಟು ಅರ್ಥ ನೋಡಿ ಕುಶಲಾಸ್ತೇನ ರವ್ಯಾಘ್ರ ಯಶಾಂ ಕುಶಲಮಿಚ್ಛಸಿ ಇದಕ್ಕಾಗಿ ವಾಲ್ಮೀಕಿ ರಾಮಾಯಣವನ್ನೇ ಓದು ಅಂತ ಹೇಳಿದ್ದು ಕನ್ನಡ ಭಾಷಾಂತರ ಮತ್ತೊಂದನ್ನು ಮುಟ್ಟಬೇಡ ವಾಲ್ಮೀಕಿಯನ್ನೇ ಓದು is these nuances are not contained in any other Ramayana ಇದಕ್ಕೇನು ಅರ್ಥ ಆಗುತ್ತೆ ಯಾರ್ಯಾರು ಸೌಖ್ಯವಾಗಿರಬೇಕು ಅಂತ ನೀವು ಬಯಸ್ತೀಯೋ ಅವರೆಲ್ಲ ಸೌಖ್ಯ ಒಂದ್ ವೇಳೆ ರಾಮ ಸೌಖ್ಯವಾಗಿರಬಾರದು ಅವನು ಕಾಡಿಗೆ ಹೋಗಬೇಕು ಅಪ್ಪ ಸಾಯಬೇಕು ನಿನಗೆ ಇಷ್ಟ ಇದ್ರೆ ಅವರು ಸೌಖ್ಯವಾಗಿಲ್ಲ ಇವನ್ ಮನಸ್ಸು ಪರೀಕ್ಷೆ ಆಗಬೇಕು ಭರತ ಇಷ್ಟಪಟ್ಟು ರಾಮ ಕಾಡಿಗೆ ಹೋದ್ನು ಒಳಗೊಳಗೆ ಏನ್ ನೀವು ತಾಯಿ ಮಗ ಅವನ್ ಪತ್ರ ಗಿತ್ರ ಹಾಕಿ ಅಮ್ಮ ನಾ ಬರ್ತೇನೆ ನಾಟಕ ಮಾಡ್ತೇನೆ ರಾಮನನ್ನು ಕಾಡಿಗೆ ಕಳಿಸ್ಬಿಡು ಅಂತ ಹೇಳಿಕೊಟ್ಟೆ ಇವನಿಷ್ಟದಂತಲೇ ಇಷ್ಟಲ್ಲ ಅನರ್ಥವಾಗಿದ್ದು ಪಕ್ಷದಲ್ಲಿ ನಿನಗೆ ಯಾರು ಸೌಖ್ಯ ಇರಬೇಕು ಅಂತಿಷ್ಟೋ ಅವರೆಲ್ಲ ಸೌಖ್ಯ ಆಗಿದ್ದಾರಪ್ಪ ಆದರೆ ನಾವು ಬಂದಿರೋದು ಅದು ಹೇಳೋಕ್ಕಲ್ಲ ಶ್ರೀ ಸತ್ವಾಂ ವೃಣುತೆ ಪದ್ಮ ಯುಜ್ಜತಾಂ ಛಾಯಪತೆ ರಥ ಲಕ್ಷ್ಮೀದೇವಿ ಕೈಯಲ್ಲಿ ಹಾರ ಹಿಡ್ಕೊಂಡು ಕಾದಿದ್ದಾಳೆ ನಿನಗೋಸ್ಕರವಾಗಿ ರಾಜ್ಯಲಕ್ಷ್ಮಿ ನೋಡಿ ರಾಜ್ಯ ಸೇರ್ತಾ ಇದೆ ಶ್ರೀಶ್ಚತ್ವಾಂ ವೃಣುತೆ ಪದ್ಮ ಪದ್ಮಿನಿ ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮ ಲಕ್ಷ್ಮಿ ಬಿಟ್ಟು ಎಲ್ಲಿದೆ ರಾಮಾಯಣದಲ್ಲಿ ಲಕ್ಷ್ಮಿ ಕಾದಿದ್ದಾಳಪ್ಪ ನಿನಗೆ ಅಂತ ರಥವನ್ನು ಹತ್ತು ಸಿದ್ಧ ಮಾಡು ಟೈಮ್ ಇಲ್ಲ ಟೈಮ್ ಇಲ್ಲ ಇವನು ಓಡಿ ಹೋದ ಅಂತಃಪುರಕ್ಕೆ ಸೋದರ ಮಾವನಿಗೆ ಹೇಳ್ದ ಮಾಮ ಇದೇನೋ ಆಗಿಬಿಟ್ಟಿದೆ ಇವರು ಏನೇನೋ ಹೇಳ್ತಾ ಇದ್ದಾರೆ ಇವರು ತಲಹರಟೆಗಳ ಅಯೋಧ್ಯೆಯವರು ನಾ ಕೇಳಿದ ಪ್ರಶ್ನೆಗೆ ನೇರ ಉತ್ತರ ಕೊಡ್ತಾ ಇಲ್ಲ ಮನಸ್ಸು ಹದವಾಗಿಲ್ಲ ನಾನು ಈಗಲೇ ಹೊರಟೆ ಅವನೇನು ತಿಳ್ಕೊಂಡ ರಾಮನಿಗೇನು ಪಟ್ಟಾಭಿಷೇಕ ಅಂತ ದಶರಥ ಏರ್ಪಾಡು ಮಾಡಿದ್ದಾನೋ ಏನೋ ಇವನಿಗೆ ಪಟ್ಟಾಭಿಷೇಕ ಯುವರಾಜ ಪಟ್ಟಾಭಿಷೇಕ ಆಗುತ್ತೋ ಏನೋ ಸ್ವಲ್ಪ ತಾಳೋ ಅಂತ ಹೇಳಿ ಹಪ್ಪಳ ಮಾಡಿದ್ದೇನೆ ಸಂಡಿಗೆ ಮಾಡಿದ್ದೇನೆ ಕೋಡ್ಬಳೆ ಮಾಡಿದ್ದೇನೆ ಚಕ್ಲಿ ಮಾಡಿದ್ದೇನೆ ಟಾನ್ಸೆಲ್ಸ್ ಆಪರೇಷನ್ ಆಯಿತು ಏಳನೇ ವರ್ಷದಲ್ಲಿ ಮೈಸೂರಲ್ಲೊಬ್ಬರು ಬಂಧುಗಳು ಮನೆಯಲ್ಲಿ ಇಳ್ಕೊಂಡಿದ್ದವು ಟಾಂಗ ಹಚ್ಚಿದ್ರು ಒಂದು ಡಬ್ಬಿ ತುಂಬ ಕೋಡ್ಬಳೆ ಕೊಟ್ಟಿದ್ದಾಳೆ ಆ ತಾಯಿ ಪಾಪ ನನಗೆ ನಾ ತಿನ್ನೋ ಹಾಗೆಲ್ಲ ಆಸ್ಪತ್ರೆಯಲ್ಲಿ ಒದ್ದ ಆಗಿನ ಕಾಲದಲ್ಲಿ ಎಷ್ಟು ಕಷ್ಟಪಟ್ಟಿದ್ದೇನೆ ಬರೀ ನಿಂಬೆಕಾಯಿ ರಸ ಕಿತ್ಲೆ ಹಣ್ಣಿನ ರಸ ಆನೆಸ್ಟೇಸಿ ಹಾಕಿ ಹದಿನೈದು ಎರಡನೇ ವರ್ಷದಲ್ಲಾಗಿದ್ದು ಅದಕ್ಕೆ ಮುಂಚೆ ವಾಯ್ಸ್ ತುಂಬ ಚೆನ್ನಾಗಿತ್ತು ಹೈಲಿ ಮ್ಯೂಸಿಕಲ್ ಈಗ ಆ ವಾಯ್ಸ್ ಹೋಯಿತು ಕೊರ್ಗಸವಾಗಿ ಹೇಳ್ತಾ ಇದ್ದೇನೆ ಯಾತಕ್ಕೆ ಹೇಳ್ತೇವೆ ಅಂದರೆ ಇವನು ಬಹಳ ಸಂಕಟವಾಯಿತು ಅಯ್ಯೋ ಸ್ವಲ್ಪ ತಾಳು ಅಂದ ಅದು ಗಾಂಧಾರ ಆಫ್ಘಾನಿಸ್ತಾನ ಈಗಿಂದು ಅಲ್ಲಿ ಸ್ಪೆಷಲ್ ಕಂಬಳಿಗಳನ್ನು ಮಾಡೋದನ್ನೆಲ್ಲ ಇದೆಲ್ಲ ತಗೊಂಡು ಹೋಗೋ ಕಂಬಳಿ ಕೊಟ್ಟಿದ್ದಾನೆ ದಂತ ಕೊಟ್ಟಿದ್ದಾನೆ ಸದತ್ತಂ ಕೇಕಯೇಂದ್ರೇಣ ಧನಂ ತನ್ನಾಭ್ಯನಂದತ ಹಣದ ಮುಡಿಪುಗಳು ಎಲ್ಲ ಪದಾರ್ಥ ಕೊಟ್ಟು ಅಷ್ಟೇ ಅಲ್ಲ ನಾಯಿಗಳನ್ನು ಕೊಟ್ಟಿದ್ದಾನೆ ಆ ದೇಶದ ನಾಯಿ ಪ್ರಸಿದ್ಧವಂತ ಇಂಪೋರ್ಟೆಡ್ ಡಾಗ್ಸ್ ಅದು ದಂಷ್ಟ್ರಾಯುಧಾನ್ ಮಹಾಕಾಯಾನ್ ಶುನಶ್ಚ ಉಪಾಯನಂದದವು ಈಗ ಆಲ್ ಸೆಷನ್ ಡಾಗ್ಸ್ ಅಂತಾರೆ ಮನುಷ್ಯರಲ್ಲಿಗಿಂತ ನಾಯಿಗಳಲ್ಲಿಯೂ ವಿಲಾಯಿತಿ ನಾಯಿ ಅಂದ್ರೆ ತುಂಬಾ ಪ್ರಸಿದ್ಧಿ ಅದಕ್ಕೆ ಹೆಚ್ಚು ಬೆಲೆ ನಮ್ಮ ದೇಶದ ನಾಯಿಗೆ ಬೆಲೆ ಇಲ್ಲ ಅಲ್ಲಿಂದ ಬರಬೇಕು even dogs must come from out this country has gone to foreign dogs ನಮ್ ಡಾಗ್ಸ್ ಅಲ್ಲ ಗಾನ್ ಟು ಡಾಗ್ಸ್ ಅನ್ನೋದನ್ನ ಗಾನ್ ಟು ಫಾರಿನ್ ಡಾಗ್ಸ್ ಅಂತ ಹೇಳಬೇಕು ಅದರ ಅರ್ಥ ನೀವೇ ತಿಳ್ಕೊಳ್ಳಿ ಕೈ ತೋರಿಸಿದ್ದೇನೆ ಹೆಚ್ಚು ಅರ್ಥ ಹೇಳೋದಿಲ್ಲ ನಾನು ನಾಯಿ ಪಾಲೆ ಮಾಡೋದಿದ್ರೆ ನಮ್ಮ ದೇಶದ ನಾಯಿಗೆ ಕೊಡಬಹುದಾಗಿತ್ತಲ್ಲ ನೀವು ಈ ದೇಶ ಹಾಳು ಮಾಡೋದಾಗಿದ್ರೆ ಹೊರಗಿನ ನಾಯಿಗಳು ಯಾಕೆ ಕರಿತೀರಿ ನಾಯಿ ಕೊಟ್ಟಿದ್ದು ಇದನ್ನು ಬರೆದಿದ್ದಾರೆ ನೋಡಿ ವಾಲ್ಮೀಕಿ ರಾಮಾಯಣದಲ್ಲಿ ಇವನು ಹೇಳ್ದು ಮಾಮ ನಾನೇನು ತಮಾಷೆ ನೋಡೋಕೆ ಹೋಗ್ತಿದ್ದಿ ನಾಯಿಗೆ ಈ ಕಂಬಳಿ ತಗೊಂಡು ನಾನೇನು ಮಾಡಲಿ ಇಲ್ಲೇ ಇರಲಿ ಅಂತ ಹೇಳಿ ಸ್ವಲ್ಪ ತಾಳು ಅಂತ ಒಂಟೆ ಸೈನ್ಯ ಬೇರೆ ತಂದು ನಿಲ್ಲಿಸಿದ ಅಶ್ವ ಅಶ್ವಖರೈ ಭೂತ್ಯ ಭರತಂ ಯಾಂತಮನ್ವಯು ಅದರ ಹಿಂದೆ ಬೇಕಾದಷ್ಟು ಬಳುವಳಿ ಎಲ್ಲ ಬರ್ತಾ ಇದೆ ನೀವು ಬಂದರು ನಿಧಾನವಾಗಿಯಿಂದ ರಥ ಹತ್ತಿದ ವೇಗವಾಗಿ ಹೊರಟ ಪೂರ್ವಾಭಿಮುಖವಾಗಿ ಮೂರು ದಿವಸದ ಪ್ರಯಾಣ ಸೆವೆನ್ ಡೇಸ್ ಅಂತ ಹೇಳಿದ್ದಾರೆ ನೀವು ಕೇಳಿದ್ರಿ ರಾಜಗೃಹಕ್ಕೆ ಅಯೋಧ್ಯೆಗೆ ಎಷ್ಟು ದಿವಸ ಪ್ರಯಾಣ ಸೆವೆನ್ ಡೇಸ್ ಮೂಲ ಗ್ರಂಥದಲ್ಲಿ ಸಪ್ತ ರಾತ್ರೋಷಿತ ಪಥೀ ತಾಂಪುರೀಂ ಪುರುಷ ವ್ಯಾಘ್ರ ಸಪ್ತ ರಾತ್ರೋಷಿತ ಏಳು ರಾತ್ರಿ ಪ್ರಯಾಣ ಆಫ್ಘಾನಿಸ್ತಾನಕ್ಕೆ ಅದರಲ್ಲಿ ರಾಜಗ್ರಹ ಕಾಂಧಾರ ಗಾಂಧಾರ ದೇಶ ಕಾಂಧಾರ್ ಅಲ್ಲಿಗೆ ಅಯೋಧ್ಯೆಗೆ ಕುದುರೆ ಮೇಲೆ ಕುದುರೆ ಎಳೆಯೋ ರಥದಲ್ಲಿ ಏಳು ಹಗಲು ಏಳು ರಾತ್ರಿ ಪ್ರಯಾಣ ಭರತ ಒಂದು ಕಡೆಯೂ ನಿಂತಿಲ್ಲ ಬಾಯಿ ಒಣಗಿದ್ರು ಕುದುರೆ ಒಣಗಿದ್ರು ಏನು ಕೇಳಲಿಲ್ಲ ಒಂದು ಆ ಕುದುರೆಗಳು ಓಡ್ತಾ ಇವೆ ಬರ್ತಾ ಇದ್ದಾರೆ ಇನ್ನೇನು ಊರು ಅಯೋಧ್ಯ ಹತ್ರ ಬಂದುಬಿಡ್ತು ಅಯೋಧ್ಯ ಮಗ್ರದೋ ದೃಷ್ಟ ಸಾರ ಸಿಂಹಾಕ್ಯ ಊರು ಬಿಟ್ಟು ಚಿಕ್ಕ ವಯಸ್ಸಲ್ಲಿ ಹೊರಗಡೆ ಹೋದವರಿಗೆ ವಾಪಸ್ ಬರ್ತಾ ಬರ್ತಾ ನಿಮ್ಮ ಊರಂದ್ರೆ ನಾಸ್ಟಾಲ್ಜಿಯಾ ನಿಮಗೆ ಭದ್ರಾವತಿ ಅಂದ್ರೆ ಹೇಗಿರುತ್ತೆ ನಮಗೆ ಕನಕಪುರ ಅಂದ್ರೆ ಹೇಗಿರುತ್ತೆ ನಿಮಗೆ ದೇವರಾಯನ ದುರ್ಗ ಅಂದ್ರೆ ಹೇಗಿರುತ್ತೆ ಒಬ್ಬೊಬ್ಬರಿಗೆ ಅವರವ್ರ ಊರು ಹದಿನೈದು ವರ್ಷ ಬೆಳೆದಿದ್ದು ಊರು ಆ ನದಿಯ I can locate every tree and every boulder every hill ಎಲ್ಲೆಲ್ಲಿ ಹುಣಸೆಕಾಯಿ ತಿಂದಿದ್ವು ಎಲ್ಲೆಲ್ಲಿ ನೆಲ್ಲಿಕಾಯಿ ತಿಂದಿದ್ವು ಎಲ್ಲೆಲ್ಲಿ ನೇರಳೆ ಹಣ್ಣು ತಿಂದಿದ್ವು ಎಲ್ಲಿ ಮಾವಿನಕಾಯಿ ಕಲ್ಲು ಹೊಡೆದು ಯಾರ್ಯಾರ ಕೈಯಲ್ಲಿ ಬಯಸ್ಕೊಂಡಿದ್ವು ಎಲ್ಲ ಜ್ಞಾಪಕ ಬರುತ್ತೆ ಭರತನಿಗೆ ಪಾಪ ಅಯೋಧ್ಯೆ ಎಲ್ಲ ನೆನಪಾಯಿತು ನೆನಪಾಯಿತು ಮೊದಲು ನೆನಪಾದದ್ದು ಯಾವುದು ಆ ಭೂಮಿ ಬೌಂಡ್ರಿ ಮಣ್ಣನ್ನು ನೋಡಿದ ಅಯೋಧ್ಯ ದೃಶ್ಯತೆ ದೂರಾತ ಸಾರಥೇ ಪಾಂಡು ಮೃತ್ಯಿಕ ಬಿಳಿ ಮಣ್ಣು ಅಯೋಧ್ಯೆ ಅಯೋಧ್ಯೆಯನ್ನು ಮಣ್ಣು ತಂದಿದ್ದೆ ನಾನು ಹಳೇಲಿ ಹಾಕೊಳ್ಳೋದಕ್ಕೆ ದಿವ್ಯ ಕ್ಷೇತ್ರದಿಂದ ತಿರುಪತಿ ಕಾಂಚಿ ಶ್ರೀರಂಗ ಅಯೋಧ್ಯೆ ಮಧುರ ಬೃಂದಾವನ ಮೇಲ್ಕೋಟೆ ಇದೆಲ್ಲ ಕಡೆಯಲ್ಲಿ ಬಿಳಿ ಮಣ್ಣು ಸಿಕ್ಕುತ್ತೆ ನಮ್ಮ ಧಾರವಾಡದಲ್ಲೂ ಸಿಕ್ಕುತ್ತೆ ನಾ ಯಾರಿಗೂ ಹಾಕಿಲ್ಲ ಆ ಬಿಳಿ ಮಣ್ಣಿನಲ್ಲಿ ಸ್ವಲ್ಪ ಕೆಂಪು ಮಿಶ್ರಿತ ಹಳದಿ ಮಿಶ್ರಿತ ನೀಲಿ ಮಿಶ್ರಿತ ಅದು ಒಂದೊಂದು ಊರಲ್ಲಿ ಒಂದೊಂದು ತರ ಇರುತ್ತೆ ಒಂದು ಆಯುಷ್ಯವರ್ಧಕ ಒಂದು ಐಶ್ವರ್ಯವರ್ಧಕ ಒಂದು ಬುದ್ಧಿವರ್ಧಕ ಈ ಪುಂಡ್ರದಲ್ಲಿ ಇದೆಲ್ಲ ಗುಣಗಳನ್ನು ಹೇಳಿದ್ದಾರೆ ಅದು ತುಂಬಾ ಹಸನಾದದ್ದು ಅಂದ್ರೆ ಮೇಲ್ಕೋಟೆ ನಾಮ ಅಂತ ಹೇಳ್ತಾರೆ ಅದಕ್ಕೆ ಸರಿ ಹೊಂದುವ ಬಿಳಿ ಮಣ್ಣು ಅಯೋಧ್ಯೆ ಮಣ್ಣು ಆ ಮಣ್ಣಲ್ಲಿ ಗೊಬ್ಬರ ಹಾಕದೆ ಮಾಡಿದ ಆಗಿನ ಕಾಲದಲ್ಲಿ ಕಬ್ಬು ಭತ್ತ ಹೇಗೆ ಬೆಳೀತಿದ್ರು ಬೆಳೆಯುವುದು ಅಂದ್ರೆ ಬಂಜರು ಭೂಮಿ ನಾವು ನೀವು ತಿಳ್ಕೊಳ್ತೇವೆ ಇವನು ಹೇಳ್ದ ಸಾರಥಿಗೆ ಅದೇ ನಮ್ಮೂರು ಬಂದ್ಬಿಡ್ತು ಕಾಣೋ ಬಿಳಿ ಮಣ್ಣು ಬೌಂಡ್ರಿ ನೋಡೋ ನೋಡೋ ಧಾರವಾಡ ಅಂದ್ರೆ ಕಪ್ಪು ಮಣ್ಣು ಚಿತ್ರದುರ್ಗ ಅಂದ್ರೆ ಕೆಂಪು ಮಣ್ಣು ಬೀದರ್ ಅಂದ್ರೆ ಕೆಂಪು ಮಣ್ಣು ಒಂದೊಂದು ಊರಿನ ಮಣ್ಣಿನ ಗುಣ ಒಂದೊಂದು ರೀತಿ ಇರುತ್ತೆ ಇದು ಮಣ್ಣಿನ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಬೇರೆಯವರಿಗೆ ಗೊತ್ತಾಗೋದು ಅಯೋಧ್ಯಾಯಾಂ ಪುರ ಶಬ್ದ ಶೂಯತೆ ತುಮಲೋ ಮಹಾನೇ ರಾಜದ್ವಾರಕ್ಕೆ ಬಂದ ದ್ವಾರ ತೆಗೆದು ಬಿಟ್ಟಿದೆ ಕಾವಲು ಕಾಯೋರಿಲ್ಲ ಏನು ಊರಲ್ಲಿ ಯಾರು ಕಾವಲು ಕಾಯೋರಿಲ್ಲವೇ ರಾಜದ್ವಾರ ತೆಗೆದಿದೆ ಸಾರಥಿ ಸ್ವಲ್ಪ ನಿಲ್ಲಿಸೋ ಈ ಬಾಗಲ ಜಾತಕ್ಕೆ ಇವತ್ತು ರಂಗೋಲಿ ಹಾಕಿಲ್ಲ ಗಂಧದ ನೀರನ್ನು ಆತಕ್ಕೆ ಸಿಂಪಡಿಸಿಲ್ಲ ಇಲ್ಲಿಲ್ಲ ಪುಷ್ಪಾಂಜಲಿ ಕೊಡಬೇಕಾಗಿತ್ತಲ್ಲ ಸ್ವಲ್ಪ ಮುಂದಕ್ಕೆ ಹೋದ್ರು ಎಲ್ಲ ಮನೆ ಬಾಗಿಲು ಹಾಕಿದೆ ಒಂದು ಮನೆಯಲ್ಲಿಯೂ ಸಂಗೀತ ಶಬ್ದವಿಲ್ಲ ವೇದಘೋಷವಿಲ್ಲ ಒಂದು ಮನೆ ಮುಂದಗಡೆ ರಂಗೋಲಿಯನ್ನು ಹಾಕಿಲ್ಲ ಸ್ತ್ರೀಯರು ಪುರುಷರು ಸಮಂತಾತನ ರನಾರೀಣ ನಾ ಕೇಳ್ತಾ ಇಲ್ವಲ್ಲ ಮೆಟ್ಲ ಮೇಲೆ ಕೂತಿದ್ದಾರೆ ಜಗಲ ಮೇಲೆ ಕೂತಿದ್ದಾರೆ ಹೆಂಗಸರು ಬರ್ತಾ ಬಂದಿದ್ದನ್ನು ನೋಡಿದ್ರು ಇದು ಬೇರೆ ರಾಮಾಯಣದಲ್ಲಿ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಇವನು ಬಂದದ್ದನ್ನು ನೋಡಿ ಎದ್ದು ಭೂತ ಹಿಡಿದವರಂತ ಮನೆ ಒಳಗೆ ಹೋಗಿ ರಪ್ ಅಂತ ಬಾಗಿಲು ಹಾಕೊಂಡ್ರು ದುಷ್ಟ ಮಗ ಇವನಿಂದಲೇ ಆಗಿದ್ದು ಇಷ್ಟೆಲ್ಲ ಅಮ್ಮ ಮಗ ಸೇರಿ ನಾಟಕ ಮಾಡಿ ರಾಮನ್ ಕಾಡು ಮಾಡಿದ್ದಾರೆ ಅಂತ ರಾಮ ಭಕ್ತಿ ಅಂತ ಶೈಲಿಯಿಂದ ಕೆಲವರು ಕಿಟಕಿಯಲ್ಲಿ ನೋಡ್ತಾ ಇದ್ದಾರೆ ಸುಟ್ಟು ಬಿಡುವಂತೆ ಇವನು ಕೇಳ್ತಾನೆ ಯಾತಕ್ಕೆ ಹೀಗೆಲ್ಲ ಆಗ್ತೀಯೋ ದಸಾರಥಿ ಈ ಊರಲ್ಲೆಲ್ಲ ಸೌಖ್ಯವೇ ನಮ್ಮಪ್ಪ ಸೌಖ್ಯ ಸರ್ವಥಾ ಕುಶಲಂ ಸೂತ ದುರ್ಲಭಂ ಒಂದು ಬಂಧುಷು ಇನ್ನೊಂದು ಬಾಗಿಲಿಗೆ ಬಂದ ಅದಕ್ಕೆ ವೈಜಯಂತ ಅಂತ ಹೆಸರು ಅರಮನೆಯ ಒಳ ಕೊಡ್ಡು ಕೋಟೆ ಅಲ್ಲ ಈಗ ಅರಮನೆ ಒಳಗಡೆಯೇ ಮಹಾರಾಜನ ಅರಮನೆ ದ್ವಾರ ಇದೆಲ್ಲ ನೋಡಿಯೇ ಮೈಸೂರು ಅರಮನೆಗೆ ನಾಲ್ಕು ಕಡೆ ಬಾಗಿಲುಗಳಿಗೆ ನಾಲ್ಕು ಹೆಸರಿಟ್ಟಿದ್ದಾರೆ ವರಾಹ ಅಂತ ಒಂದು ಕಡೆ ಬಲರಾಮ ಅಂತ ಒಂದು ಕಡೆ ಹೆಸರಾಕಿಟ್ಟಿದ್ದಾರೆ ಆ ಬಾಗಿಲಿಗೆಲ್ಲ ಹೆಸರಿಡಬೇಕು ಯಾವ್ಯಾವುದು ಹಬ್ಬ ಹರಿಜನ ಮಾಡ್ತೀರಿ ಮಂಟಪಕ್ಕೆ ಹೆಸರು ಬಾಗಿಲಿಗೆ ಹೆಸರು ಚಪ್ಪರಕ್ಕೆ ಹೆಸರು ಇಡ್ತೀರಿ ಪೂರ್ವ ಕಾಲದಲ್ಲಿ ಇವಕ್ಕೆಲ್ಲ ಹೆಸರು ಅಲ್ಲಿಂದ ಬಂದು ಕೇಳಿದ ಇನ್ನೇನು ಅರಮನೆ ಒಳಗೆ ಹೋಗಬೇಕು ಲೇ ಬಾಗಲಕಾಯಿಯನ್ನ ರಥ ನಡೆಸೋಕೆ ಸೂತ ಇಷ್ಟು ಅರ್ಜೆಂಟ್ ಆಗಿ ನನ್ನನ್ನು ಕರೆಸಿದ್ದ ಕಾರಣ ಏನು ಒಳಕ್ಕೆ ಹೋಗಿ ಅನರ್ಥ ಆಗೋದಕ್ಕೆ ಮುಂಚೆ ಕಿಮಹಂ ತರಯಾನೀತಃ ಕಾರಣೇನ ವಿನಾ ಕಾರಣ ಹೇಳಿದೆ ನೀ ಅಷ್ಟೊತ್ತಿನ ಏಳು ದಿವಸ ನೀನು ಬಾಯಿ ಬಿಟ್ಟಿಲ್ಲ ಮಹಾರಾಯ ನೀನೇನು ಮೂಗ್ಲೇನು ಯಾತಕ್ಕೆ ನನ್ನಿಷ್ಟು ಬೇಗ ಕರ್ಕೊಂಬ ಅಂತ ಹೇಳಿದರು ಅದು ಸ್ವಲ್ಪ ದೇವಸ್ಥಾನ ಆ ಕಡೆ ಈ ಕಡೆ ಊರು ತುಂಬಾ ದೇವಸ್ಥಾನ ಅಯೋಧ್ಯೆ ಆಗಿನ ಕಾಲದಲ್ಲಿ ಕೇಳೋದೇ ಬೇಡ ಈಗಲೇ ಏಳುವರು ಸಾವಿರ ದೇವಸ್ಥಾನ ಅಯೋಧ್ಯೆ ಆಗ ಹೇಗಿರಬೇಕು ಒಂದು ದೇವಸ್ಥಾನದ ಮುಂದೆಯೂ ರಂಗೋಲಿ ಇಲ್ಲ ಚಪ್ಪಳ ಇಲ್ಲ ತೋರಣ ಇಲ್ಲ ಬಾಳೆಕಂಬ ಇಲ್ಲ ಜಾತಿ ದೇವತಾರ್ಚಾ ಪ್ರಸಿದ್ಧಾಶ್ಚ ಯಜ್ಞಗೋಷ್ಠಿಯ ತಥಾವಿಧ ಮಾಲ್ಯ ಆಪಣೇಶ್ವರಾಜಂತೆ ಬೀದಿ ಅಂಗಡಿ ಪೇಟ ಎಲ್ಲ ನೋಡ್ತಾನೆ ಒಂದು ಕಡೆಯೂ ಒಂದು ಬಾಗಲು ತೆಗೆದಿಲ್ಲ ಬಂದು ರಾಮ ಕಾಡು ಹೋಗಿದ್ದಾನೆ ಪೇಟೆ ಬೀಚೆಲ್ಲ ಬಂದಾಗಿಬಿಟ್ಟಿದೆ ದೇವಸ್ಥಾನದಲ್ಲಿ ಪಾರಿವಾಳಗಳು ಗೋಪುರದಲ್ಲಿ ವಾಸ ಮಾಡೋದುಂಟು ಉತ್ತುಂಗವಾದ ವೃಕ್ಷಗಳಲ್ಲಿ ಮರಗಳಲ್ಲಿ ಅಲ್ಲಲ್ಲಿಯ ಪಕ್ಷಿಗಳು ಇರುವುದುಂಟು ಪಕ್ಷಿಗಳು ಗೂಡು ಬಿಟ್ಟು ಹೊರಗೆ ಬರ್ತಾ ಇಲ್ಲ ದೇವಾಯತನ ಚೈತ್ಯೇಶು ದೀನಾ ಪಕ್ಷಿಗಣಾ ಆ ಭರತನ ನೋಡಿ ಗೊಳೋ ಇವ ಪಕ್ಷಿಗಳು ಪಾರಿವಾಳಾದಿ ಪಕ್ಷಿಗಳು ಆ ಪಕ್ಷಿಗಳು ಎಷ್ಟು ಭಕ್ತಿ ಮಲಿರಂಚ ಅಷ್ಟಪೂರ್ಣಾಕ್ಷಂ ದೀನಂ ಧ್ಯಾನ ಪರಂ ಕೃಷಂ ಸಸ್ತ್ರೀಪಂ ಸಂಚಪಶ್ಯಾಮಿ ಜನಂ ತಂಪುರೆ ಏನೋ ಹೇಳಬೇಕು ಅಂತ ಹೊರಡ್ತಾರೆ ಅದೇನು ಶಾಪನೋ ಗೀಪನೋ ಏನು ಹೇಳೋಕ್ಕಾಗ್ತಾ ಏನಾಗಿದೆಯೋ ಸುಮ್ಮನೆ ಇದ್ದಾನೆ ಕಲ್ಲಿದ್ದ ಹಾಗೆ ಅವನು ಸಹನೆಯನ್ನು ಅಪ್ರಿಷಿಯೇಟ್ ಮಾಡಬೇಕು ನೀವು ಇವನನ್ನೇನು ಕೇಳೋದು ಅಂತ ರಸದಿಂದ ಧುಮುಕಿದ ನೇರವಾಗಿ ತಾಯಿ ಅಂತ ಕೊರಕು ಬಂದ ಈಗ ನಿಮಗೆ ತುಂಬಾ ಅಳುವಂತಹ ಪ್ರಸಂಗ ದಶರಥ ವಾಸ ಮಾಡ್ತಿದ್ದದ್ದು ಕೈಕೆ ಅಂತ ಪುರದಲ್ಲಿಯೇ ಕೌಸಲ್ಯ ಸುಮಿತ್ರೆಯನ್ನು ಬಿಟ್ಟಿದ್ದ ಚಕ್ರವರ್ತಿ ತಂದೆ ಮನೆಗೂ ಹೋದಂತ ಬರೆದಿದ್ದಾರೆ ಅಪಶ್ಯಂಸ್ತು ತತಸ್ತತ್ರ ಪಿತರಂ ಪಿತುರಾಲಯೇ ಜಗಾಮ ಭರತೋ ದ್ರಷ್ಟಂ ಮಾತರಂ ಮಾತುರಾಲಯೇ ತಾಯಿ ಮನೆಗೆ ಬಂದ ಅನುಪ್ರಾಪ್ತಂತು ತಂದೃಷ್ಟ ಕೈಕೈ ಪ್ರೋಷಿತಂ ಸುತಂ ಕೈಕೇಯಿಗೆ ಗೂಢಚಾರರು ಸಮಾಚಾರ ಕೊಟ್ಟಿದ್ರು ಎಲ್ಲಿದ್ದಾನ ಮಗ ಬಂದ್ಯಾ ಇನ್ನು ಎರಡು ದಿವಸ ಪ್ರಯಾಣ ಇನ್ನು ಒಂದು ದಿವಸ ಪ್ರಯಾಣ ಇದೋ ಬಾಗಿಲು ಬಂದಿದ್ದಾರೆ ಇದು ಬೆಳಿಗ್ಗೆ ಇಲ್ಲಿ ತಲುಪಿದ್ರು ಇದೋ ತಾಯಿ ಕೋಟೆ ಗೋಡೆ ದಾಟಿದ್ದಾರೆ ಇದೋ ಬಾಗಿಲಿಗೆ ಬಂದರು ದೇವಸ್ಥಾನದ ಹತ್ರ ಹೆಜ್ಜೆ ಹೆಜ್ಜೆ ಸಮಾಚಾರ ಕೊಡ್ತಿದ್ದವರು ಇವಳು ಮಗ ಬಂದ ಮಗ ಗಂಡ ಹೋದ ಅಂತ ದುಃಖವಿಲ್ಲ ಇವಳಿಗೆ ಏನು ಎದೆ ಬಡ್ಕೊಳ್ಳಿ ನಾ ಕೈಕೇಯಿ ವಿಷಯ ಮಗ ಬರ್ತಾನೆ ಮಗ ಬರ್ತಾನೆ ರಾಜ್ಯ ಒಪ್ಪಿಸಬೇಕು ಇದು ಪುರುಷಾರ್ಥ ಬಂದದ್ದನ್ನು ತಿಳ್ಕೊಂಡವಳೆ ಅಲ್ಲಿಂದ ಮಗ ಬಂದ್ಯಾ ಅಂತ ಎದ್ದು ಹೋದ್ಲು ಬೀದಿ ಬಾಗಲ್ ತನಕ ಅವನಿಗಿನ್ನೂ ಸಮಾಚಾರ ಮುಟ್ಟಿಲ್ಲ ಬಂದ್ಯಾ ಮಗ ಅಂತ ತಬ್ಬಿಕೊಂಡಳು ತಲೆ ನೆತ್ತಿಯನ್ನು ಮೂಸಿ ನೋಡ್ತಾ ಇದ್ದಾಳೆ ಅದಾದ್ಮೇಲೆ ಅವನ್ನೇ ಕೇಳ್ತಾ ಇದ್ದಾಳೆ ದಾರಿ ಆಯಾಸ ಏನಾಗಲಿಲ್ವಲ್ಲ ನಮ್ಮಪ್ಪ ಸೌಖ್ಯವೇ ನಿನ್ ಸೋದರ ಮಾವ ಸೌಖ್ಯವೇನು ಆರ್ಯಕಸ್ತೆ ಸುಖಶರಿ ಯುಧಾ ಜನ್ಮಾತುಲಸ್ತವ ಪ್ರವಾಸಾಶ್ಚ ಸುಖಂ ಪುತ್ರ ಸರ್ವಂ ಮೇ ಮರ್ಹತಿ ಅವನು ಹೇಳಿದ ಅಯ್ಯೋ ಅದೆಲ್ಲ ಹೇಳ್ತೀನಿ ಅದೆಲ್ಲ ತಲೆನೋವು ನನ್ನನ್ನು ಅರ್ಜೆಂಟ್ ಅರ್ಜೆಂಟಾಗಿ ಕಳಿಸಿದ್ರಿ ನಿಮ್ಮಪ್ಪ ಎಲ್ಲಿ ಹೋಗ್ತಾರೆ ಸೋದರ ಎಲ್ಲಿ ಹೋಗ್ತಾರೆ ಅವರೆಲ್ಲ ಸೌಖ್ಯವಾಗಿದ್ದಾರೆ ಎಲ್ಲಮ್ಮ ಅಪ್ಪ ಕಾಣಿಸ್ತಾ ಇಲ್ಲ ಅರಮೇಲೆ ನೋಡಿದ್ರೆ ಅಲ್ಲಿಲ್ಲ ನಿನ್ನ ಹಾಸಿಗೆ ಖಾಲಿ ಆಗಿದೆ ಅದನ್ನು ಮೊದಲು ಹೇಳು ನನ್ನ ಇಷ್ಟು ಬೇಗ ಯಾತಕ್ಕೆ ಕಳಿಸಿದ್ರಿ ರಾಮ ಸೌಖ್ಯವೇ ಲಕ್ಷ್ಮಣ ಸೌಖ್ಯವೇ ಒಂದೇ ಸಮ ಸುರುಮಳೆ ಕೇಳ್ತಾ ಇರುವಾಗ ದೊಡ್ಡಮ್ಮ ಎಲ್ಲಿ ಏನೇನೋ ಕೇಳ್ತಾ ಅಪ್ಪ ಇಲ್ಲಿ ಅವನ ತಾಯ ಕಾಲಿಗೆ ನಮಸ್ಕಾರ ಮಾಡ್ಬೇಕು ನಾನು ಪಿತೃಗ್ರಹಿಷ್ಯೇ ಚರಣವು ತಮ್ಮ ಮಾಖ್ಯಾಹಿ ಪೃಚ್ಛತಃ ಅಹೋ ಸ್ವಿಟ್ ಅಂಬ ಕೌಸಲ್ಯ ಯಾ ನಿವೇಶನೆ ಜಗಳ ಮಾಡಿದೆ ಅಪ್ಪನ ಜೊತೆಯಲ್ಲಿ ಕೋಪ ಮಾಡಿಕೊಂಡು ದೊಡ್ಡಮ್ಮನ ಮನೆಗೆ ಹೋಗಿದ್ದಾನೆ ನಮ್ಮಪ್ಪ ಎಲ್ಲಿದ್ದಾನೆ ಯಾತಕ್ಕೆ ಕಾಣಿಸ್ತಾ ಇಲ್ಲ ತಂ ಪ್ರತ್ಯುವಾಚ ಕೈಕೇಯಿ ಪ್ರಿಯವತಿ ಘೋರವ ಪ್ರಿಯಂ ಆಗ ಹೇಳ್ತಾಳೆ ಮಗನಿಗೆ ಪ್ರಿಯ ಅಂತ ತಿಳ್ಕೊಂಡಿದ್ದಾಳೆ ಬೂದಿ ಉರಿಯೋ ಬೂದಿ ತಲೆ ಮೇಲೆ ಹೊಯ್ದಾಗೆ ಹಾ ನಿಮ್ಮಪ್ಪನೇನಪ್ಪ ಅವನಿಗೆ ಯಾಕೋ ಅಳ್ತೀಯೇ ಮಾಡಬೇಕಾದ ಯಜ್ಞ ಮಾಡಿದ ದಾನ ಮಾಡಿದ ಕೊನೆಗೆಲ್ಲರೂ ಒಂದು ದಿವಸ ಯಾವ ಗತಿಗೆ ಹೋಗ್ತಾರೋ ಅದೇ ಗತಿಗೆ ಹೋದ ನಿಮ್ಮಪ್ಪ ಈ ಕೈಕೆಯನ್ನು ಅಪ್ರಿಷಿಯೇಟ್ ಮಾಡಬೇಕಾ ಯಾಗತಿ ಸರ್ವಭೂತಾನ ತಾಂಗತಿಂತೆ ಪಿತಾಗತಃ ಯಾಗ ಮಾಡಿದ್ದ ಯಾಯ ಯುವಕ ಯಜ್ಞ ಯಾಗ ಮಾಡಿದವನು ದಾನ ಧರ್ಮ ಮಾಡಿದವನು ಅದೇನು ಮಹಾ ದೊಡ್ಡ ವಿಷಯ ನಮ್ಮ ಅಪ್ಪ ಸೌಖ್ಯವೇ ಅದಕ್ಕೆ ಹೇಳ್ತಾ ಹೆತ್ತ ತಾನು ಹುಟ್ಟಿದ ಮನೆ ಯೋಗಕ್ಷೇಮ ಕೇಳ್ತಿದ್ದಾಳೆ ಎಲ್ಲ ಹೊಕ್ಕ ಮನೆ ಹುಟ್ಟಿದ ಮನೆ ಯಾವತ್ತು ವಿವಾಹವಾಯಿತು ಸ್ತ್ರೀಯರಿಗೆ ಹೊಕ್ಕ ಮನೆಯೇ ಮುಖ್ಯ ಈ ಗೋತ್ರವೇ ಮುಖ್ಯ ಹುಟ್ಟಿದ ಮನೆ ಮುಖ್ಯವಲ್ಲ ಅಂತ ನಾ ಹೇಳಲಿಲ್ಲ ಅದು ಎರಡನೇ ಸ್ಥಾನ ಸ್ತ್ರೀಯರು ಮಾಡಬೇಕಾದ ಬಹಳ ದೊಡ್ಡ ತ್ಯಾಗ ಅದು ಹಡೆದ ತಂದೆ ತಾಯಿಯರನ್ನ ಎರಡನೇ ಸ್ಥಾನದಲ್ಲಿರಿಸಿ ಗಂಡನನ್ನು ಗಂಡನ ತಂದೆ ತಾಯಿಯನ್ನು ಮೇಲಕ್ಕೆ ಗೌರವದಿಂದ ನೋಡಬೇಕಾದ್ದು ಈ ಹೊಸ ಮನೆಗೆ ಒಗ್ಗಿಕೊಳ್ಳುವ ಕೆಲಸ ಇದು ಸ್ತ್ರೀಯರು ಒಂದು ಜೀವನದಲ್ಲಿ ಎರಡು ಕುಟುಂಬವನ್ನು ಬೆಸೆಯುವ ಕೆಲಸ ಇದನ್ನು ಗಂಡಸರು ಮಾಡುವುದಿಲ್ಲ ಸ್ತ್ರೀಯರಿಗೆ ಯಾತಕ್ಕೆ ದೇಶದಲ್ಲಿ ಪೂಜೆ ಕೊಟ್ಟರು ಇದು ಬೆಸೆಯುವ ಕೆಲಸ ಕುಟುಂಬಗಳನ್ನು ಬೆಸೆಯುವ ಕೆಲಸ ದೀಪ ಹಚ್ಚಿಡುವ ಕೆಲಸ ಇವಳಿಗೆ ಆ ಕಡೆಯ ಲಕ್ಷ್ಯ ಯಾಗತಿ ಅನಾಂತಾಂಗ ಚಿಂತೆ ಬಿತಾಗತಃ ಅಯ್ಯೋ ಅಂದ ಈ ಸಮಾಚಾರ ಸಿಡಿಲಿನಂತೆ ಅರಿಗೆ ತಲೆ ತೆರಿಗೆ ಕೆಳಗೆ ಬಿದ್ದು ಬಿಟ್ಟ ಮನೆ ಧೂಳಿನಲ್ಲಿ ಸ್ವಲ್ಪ ಹೊತ್ತಾಯ್ತಿ ಇವಳೆ ಹೂಜಿ ಗೀಜಿ ನೀರು ತಗೊಂಡು ತಲೆಗೆಲ್ಲ ತಟ್ಟಿದ್ಲು ಅದಕ್ಕೆ ಹಾಕೊಳ್ತೀಯೇ ವಯಸ್ಸಾಗಿದ್ದು ಮುದುಕ ಒಂದಲ್ಲ ಒಂದು ದಿವಸ ಹೋಗಬೇಕು ಹೀಗೆಲ್ಲ ಆಳೋದೆ ಅಂತ ಹೇಳಿದ ಮೇಲೆ ಅಯ್ಯೋ ರಾಮಾದಿಗಳೇ ತುಂಬ ಪುಣ್ಯವಂತರು ನಾನು ಹತ್ತಿರನೂ ಇರಲಿಲ್ಲ ಏಳು ದಿವಸ ಆಗೋಯ್ತು ಉತ್ತರ ಎಲ್ಲ ಹೋಗಿರಬೇಕು ಅಂತ ಕಾಣುತ್ತೆ ಅಮ್ಮ ರಾಮನೇ ಪುಣ್ಯವಂತ ಆ ರಾಮ ಎಲ್ಲಿದ್ದಾನೆ ಅಪ್ಪನಿಗೆ ಏನಾಗಿತ್ತಮ್ಮ ಆ ರಾಮ ಎಲ್ಲಿದ್ದಾನೆ ಅದಾದ್ರೂ ಹೇಳು ಆ ರಾಮ ಯಾರು ಯೋ ಮೇ ಭ್ರಾತ ಪಿತಾ ಬಂಧು ಯಸ್ಯ ದಾಸೋಸ್ಮಿ ಧೀಮತಃ ಕಣ್ಣು ತೆಗಿಬೇಕು ವಾಕ್ಯ ರಾಮನಿಗೆ ನಾನು ದೂತ ಆಗಬೇಕು ದಾಸ ಆಗಬೇಕು ಸೋದರ ಮಾತ್ರ ಅಲ್ಲ ಆ ರಾಮ ಎಲ್ಲಿದ್ದಾನೆ ಅದಾರು ಹೇಳು ಅದಕ್ಕೆ ಅವಳು ಹೇಳಿದ್ದೆ ನಿಮ್ಮಪ್ಪನ ಏನು ಗಟ್ಟಿ ಗುಂಡಾಗೆ ಇದ್ರು ನಿನ್ನೆ ಮೊನ್ನೆ ತನಕ ರೋಗ ಇಲ್ಲ ರುಜನ ಇಲ್ಲ ಛೆ ಅದೆಲ್ಲ ಏನೂ ತೊಂದರೆ ಇಲ್ಲದೆ ಸತ್ತರು ರಾಮ ಎಲ್ಲಿ ರಾಮನ್ನ ರಾಮ ಕಾಡಿಗೆ ಹೋಗು ಅಂತ ನಿಮ್ಮಪ್ಪ ಹೇಳಿಬಿಟ್ಟ ಕಾಡಿಗೆ ಹೊರಟೋದ ನುಂಗಿ ನುಂಗಿ ಆ ವಿಷಯವನ್ನು ಒಂದೇ ಸಲಕ್ಕೆ ಹೇಳುವ ಪ್ರಾಂಜಲ ಬುದ್ಧಿ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಇಲ್ಲ ಮೋಸ್ಟ್ ಕ್ರಿಕೆಟ್ ಮೈಂಡ್ ದುಃಖ ಕೊಡುವಾಗಲೂ ಒಂದೇ ಸಲಕ್ಕೆ ಇಂಜೆಕ್ಷನ್ ಕೊಡಬಾರ್ದೆ ಸ್ವಲ್ಪ ತಾಳು ಚುಚ್ಚಿದ್ರು ಸೂಜಿ ಮುರಿದೋಯ್ತು ಇನ್ನೊಂದು ಸೂಜಿ ತಗೊಂಡ್ರು ಮತ್ತೆ ಚುಚ್ಚಿದ್ರು ಮೂರು ತಿಂಗಳ ಹಿಂದೆ ಎರಡು ತಿಂಗಳ ಹಿಂದೆ ಒಂದು ಆಸ್ಪತ್ರೆಯಲ್ಲಿದ್ದೆ ಹೊಸದಾಗಿ ಸೇರಿಕೊಂಡಿದ್ದ ಒಬ್ಬ ನರ್ಸು ಅದು ಕೈಗೆ ಡ್ರಿಪ್ಸ್ ಹಾಕಿದ್ದಾರೆ ಶತ್ರುಗೂ ಬೇಡ ಆಸ್ಪತ್ರೆ ಕಷ್ಟ ಚುಚ್ಚಿದ್ರು ಅಲ್ಲಿ ಸರಿ ಹೋಗಲಿಲ್ಲ ನರ ಸಿಕ್ಕಲಿಲ್ಲ ಮತ್ತೊಂದು ಕಡೆ ಹಾಕಿದ್ದು ಅಮ್ಮ ಎಷ್ಟರ ಸಾಯಿಸ್ಬೇಕು ಸಾಯಿಸಬೇಕು ಅಂತ ಮಾಡಿದ್ದೀಯೆ ದಯವಿಟ್ಟು ಆಸ್ಪತ್ರೆಯಲ್ಲಿ ಮಾತ್ರ ಸಾಯಬಾರದು ಸಾಯೋದಿದ್ರೆ ಮನೆಯಲ್ಲಿ ಸಾಯಿರಿ ನೆಮ್ಮದಿಯಾಗಿ ಅದು ವಯಸ್ಸಾದವರಿಗೆ ಕೊಡಬಾರದು ಅದು ನಮ್ಮಿಷ್ಟವೇನು ನೀವು ಕೇಳ್ತೀರಿ ಮಕ್ಕಳಿಗೂ ಭ್ರಾಂತಿ ಬದುಕೊಂಬರ್ತಾನೆಯೋ ಅಪ್ಪ ಅಮ್ಮ ಅಂತ ಹೇಳಿ ಆಸ್ಪತ್ರೆಯಲ್ಲಿ ಸೇರಿಸಿ ಅಲ್ಲೇ ಸಾಯುವಂತೆ ಮಾಡುವುದು ವಯಸ್ಸಾಗಿ ಎಪ್ಪತ್ತು ಎಂಬತ್ತು ಆದ್ಮೇಲೆ ಯಾತಕ್ಕೆ ಅವನು ತಿರುಗಿ why'd you try to save those people ಅವ್ರ ಪುಣ್ಯಕ್ಕೆ ಅವ್ರು ಹೋಗಿರ್ತಾರೆ ಬಿಟ್ಟು ಬಿಡಿ ನಮ್ಮ ತಂದೆ ತಾತ ಒಬ್ಬರು ಆಸ್ಪತ್ರೆಯಲ್ಲಿ ಸಾಯಲಿಲ್ಲ ನೆಮ್ಮದಿಯಾಗಿ ರಾಮಾಯಣ ಓದ್ತಾ ಓದ್ತಾ ಹಾಗೆಯೇ ಕೈ ವ್ಯಾಖ್ಯಾನ ಮಾಡ್ತಾ ಹೋಗ್ಬಿಟ್ಟು ನಮ್ಮ ತಾತ ರಾಮಾಯಣ ಪಾರಾಯಣ ಮಾಡ್ತಾ ಕಾವೇರಿ ತೀರ ತಿರುಮುಕ್ಕೂಡು ನರಸೀಪುರದ ಕಾವೇರಿ ದಡದಲ್ಲಿ ಪ್ರಾಣ ಬಿಟ್ಟರು ನಮ್ಮ ತಾತ ನಮ್ಮ ತಂದೆ ಸ್ವಲ್ಪ ಎರಡು ವರ್ಷ ಹಾಸಿಗೆ ಮಲಗಿದ್ರು ಕೊನೆಯ ಗಳಿಗೆಯಲ್ಲಿಯೂ ರಾಮಾಯಣದ ವಾಕ್ಯಗಳನ್ನೇ ಹೇಳ್ತಾ ಇದ್ರು ಅದು ಯೋಗದಿಂದ ಯೋಗೇನ ಅಂತೆ ತನ್ನುತ್ತೆಜ ಅದಕ್ಕೊಂದು ಯೋಗ ಬೇಕು ಆಸ್ಪತ್ರೆಯಲ್ಲಿ ಸತ್ತ ಕೇಳೋರು ಯಾರು ನಿಮ್ಮನ್ನ ಅದು ಒಳ್ಳೆ ಆಸ್ಪತ್ರೆ ಇದ್ರೂ ಪರವಾಗಿಲ್ಲ ಸಾಯುವುದಕ್ಕೆ ಅಂತ ಕೆಲವು ಆಸ್ಪತ್ರೆಗಳಿವೆ ನಾ ಹೆಸರು ಹೇಳೋದಿಲ್ಲ ಸತ್ತ ಮೇಲೆ ಇನ್ನೂ ಬದುಕಿದ್ದಾರೆ ದುಡ್ಡು ತಗೊಂಬನ್ನಿ ಔಷಧಿ ತಗೊಂಬನ್ನಿ ಅಂತ ತರಿಸಿ ತರಿಸಿ ತರಿಸಿ ಹಿಂಸೆ ಕೊಟ್ಟು ಸಾಯಿಸ್ತಾರೆ ಯಾಕೆ ಅವರಿಗೆ ಅದು ದೊಡ್ಡ ಇಂಡಸ್ಟ್ರಿ ಅದು ಹೆಣಗಳಿಂದ ಇಂಡಸ್ಟ್ರಿ ಬದುಕಿರೋವರಿಂದ ಏನಾಗೋದಿಲ್ಲ ಸತ್ತವರಿಂದಲೇ ಹೆಚ್ಚು ದುಡ್ಡು ವಸೂಲಿ ಮಾಡಬಹುದು ಅಂತ ಬಹಳ ಹಿಂಸೆ ನಿಮ್ಮ ಅಪ್ಪರಿಗೆ ಏನಾಗಿತ್ತು ಗಟ್ಟಿಗುಂಡಾಗಿದ್ರು ರಾಮನ ಕಾಡು ಕಳಿಸ್ಬಿಟ್ರು ಅಯ್ಯೋ ಒಂದು ಎರಡನೇ ಆಘಾತವಾಯಿತು ಅಮ್ಮ ಈ ಜಾತಿಗೆ ಹೀಗೆ ಕೊಲ್ತಾ ಇದ್ದೀವಿ ಒಂದೇ ಸಲ ಕೇಳ್ಬಿಡು ರಾಮ ಏನ್ ತಪ್ಪು ಮಾಡಿದ್ದ ನಮ್ಮೂರಲ್ಲಿ ಭ್ರಾತು ಚಾರಿತ್ರ ಶಂಖಯ ಗಡಿಪಾರು ಮಾಡುವಂತಹದ್ದೇನು ಮಾಡಿದ್ದ ರಾಮ ಪರಸ್ತ್ರೀಯರನ್ನು ಯಾರನ್ನಾರು ಕೆಡಿಸಿದ್ದೇನೆ ಬ್ರಾಹ್ಮಣರ ಸೊತ್ತನ್ನು ಕದ್ದಿದ್ದೇನೆ ದೇವಸ್ಥಾನಕ್ಕೆ ಏನಾದರೂ ತೊಂದರೆ ಯಜ್ಞ ಯಜ್ಞಯಾಗಕ್ಕೆ ಕೀಟ್ಲೆ ಮಾಡಿದ್ದೇನೆ ಅದೇನು ಮಾಡಿದ್ರು ಅದಕ್ಕೆ ಕೇಳ್ತಾಳೆ ರಾಮ ಅಂಥವನ್ನೆಲ್ಲ ಕಾಣು ಗೊತ್ತಿದೆ ನೋಡಿ ನಗ್ತೀರಾ ಅಳ್ತೀರಾ ಅದೆಲ್ಲ ರಾಮಚಂದ್ರ ಇಂಥದ್ದೇನೂ ತಪ್ಪು ಮಾಡಲಿಲ್ಲಪ್ಪ ನಿಮ್ಮ ತಂದೆನೂ ತಪ್ಪು ಮಾಡಲಿಲ್ಲ ಮಯಾತು ಪುತ್ರ ಸುತ್ವ ಇವಂ ಸೈವಾಭಿಷೇಚನ ನಿಮ್ಮಪ್ಪ ನಾಳೆ ರಾಮನಿಗೆ ಪಟ್ಟಾಭಿಷೇಕ ಅಂತ ಗುಟ್ಟಾಗಿ ಗೊತ್ತು ಮಾಡಿ ನನಗೇ ಹೇಳಲಿಲ್ಲ ನನಗೆ ಕೋಪ ಬಂತು ನನಗೆ ಹೇಳಿದೆ ಅದಕ್ಕೆ ಇಟ್ರಿ ಅಂತ ಗಲಾಟೆ ಮಾಡಿ ಆ ಮುಹೂರ್ತವನ್ನು ರಾಮನಿಗೆ ತಪ್ಪಿಸಿ ಮಗು ನಿನಗೋಸ್ಕರ ರಾಜ್ಯ ಬರಲಿ ಅಂತ ನಾನು ನಿನ್ನ ಮೇಲೆ ಪ್ರೀತಿಯಿಂದ ಮಾಡಿಟ್ಟಿದ್ದೇನೆ ಈಗ ಅಪ್ಪನಿಗೆ ಆಗೋ ಗತಿ ಆಗಿತು ಅದೆಲ್ಲ ಅಡುಬೇಡ ರಾಜ್ಯವನ್ನು ಒಪ್ಪಿಸಿಕೋ ಅಯೋಧ್ಯೆ ಜನರ ಜೀವ ನಿನ್ನ ಕೈಯಲ್ಲಿದೆ ಪಟ್ಟಾಭಿಷೇಕ ಮಾಡಿಕೋ ತ್ವತ್ಕೃತೇ ಮಯಾ ಸರ್ವಂ ಇದಂ ಏವಂ ವಿಧಂ ಕೃತಂ ಮಾ ಶೋಕಂ ಮಾ ಸಂತಾಪಂ ಧೈರ್ಯ ಮಾಶ್ರಯ ಪುತ್ರಕ ಧೈರ್ಯ ತಂದುಕೋ ಧೈರ್ಯ ತಂದುಕೋ ಇದೇ ಗಟ್ಟಿ ಮಾಡಿಕೋ ಭರತ ದಿಗ್ಗನೆ ನೋಡಿದ ಇದೇನು ದೆವ್ವೇ ಇದು ಪಿಶಾಚಿಯೇ ನಾಗಿಣಿಯೇ ಕಿನ್ನರಿಯೇ ಇವಳು ಮನುಷ್ಯಳೇ ಎಲ್ಲಿಂದ ಇವಳು ಅಯ್ಯೋ ಇವಳು ಹೊಟ್ಟೆಯಲ್ಲಿ ಹುಟ್ಟುವಂತಹ ಪಾಪ ಮಾಡಿಬಿಟ್ನಲ್ಲ ಅಂತ ಧೈರ್ಯ ತಂದುಕೋ ಅಂತ ಹೇಳ್ತಾ ಇದ್ದೀಯ ಅಮ್ಮ ನೀ ಏನ್ ಮಾಡಿದ್ದೀಯ ಗೊತ್ತಾ ನನ್ನನ್ನ ಕೊಂದು ಸತ್ತು ಹೋದ ಭರತನಿಗೆ ರಾಜಭಾರ ಮಾಡು ಅಂತ ಹೇಳ್ತಾ ಇದ್ದೀಯಲ್ಲ ನೀನು ಕಿನ್ನು ಕಾರ್ಯಂ ಹತಸ್ಯೇಹ ಮಮ ರಾಜ್ಯೇನ ಶೋಚತಃ ಕುಲಸತ್ವಂ ಅಭಾವಾಯ ಕಾಳರಾತ್ರಿವಾಗತಃ ಕಾಳರಾತ್ರಿ ಬಂದಾಗ ಬಂದ್ಬಿಟ್ಟೆ ನಮ್ಮ ತಪ್ಪನಿಗೆ ನೀನು ಮೂರನೇ ಹೆಂಡತಿ ಕಾಳಿ ಬಂದಾಗ ಬಂದೆ ಅರಮನೆ ಮುಗಿಸೋಕೆ ಬಂದ್ಬಿಟ್ಟೆ ನಮ್ಮ ಅಪ್ಪನಿಗೆ ಗೊತ್ತಾಗಲಿಲ್ಲ ಇದು ಕೆಂಡ ಅಂತ ಗೊತ್ತಾಗಲಿಲ್ಲ ಉತ್ತರೀದಲ್ಲಿ ಗಂಟು ಹಾಕಿ ಸೊಂಟಕ್ಕೆ ಸಿಕ್ಕಾಕೊಂಡ ಅವನು ಮೈಯನ್ನೇ ಒರೆಸಿಬಿಟ್ಟೆ ನೀನು ನಮ್ಮ ಅಣ್ಣನನ್ನು ಕಾಡಿಗಾತ ಕಳಿಸಿದೆ ಕಸ್ಮಾತ್ ಪ್ರಭುರಾಜಿತೋ ರಾಮ ಕಸ್ಮಾ ದೇವವನಂಗತಃ ಕಾಡಿಗೆ ಹೋಗುವಂತೆ ಅದಕ್ಕೆ ಹೇಳಿದೆ ಅಂಥದ್ದೇನಾಗಿತ್ತು ಅವನು ಮಾಡಿದ ತಪ್ಪು ಅವಳು ಹೇಳಿದ್ದು ನಿನಗೆ ರಾಜ್ಯ ಬೇಕು ಅಂತ ಕೇಳಿದೆ ಕಾಣೋ ಅವನಿಗೆ ಕೊಡ್ತೀನಿ ನಿಮ್ಮ ಅಪ್ಪ ಅಂದ್ರು ನಿನಗೆ ಯಾಕೆ ಬೇಡ ನಾ ವರ ತಗೊಂಡಿದ್ದೆ ಹಿಂದೆ ಈಗ ಕೇಳಿಬಿಟ್ಟೆ ನಾನು ಹುಚ್ಚಿಯಿಂದ ಅವನು ಅಪ್ಪನಿಗೆ ನಮ್ಮ ಕುಲದ ಮರ್ಯಾದೆ ಇಕ್ಷ್ವಾಕು ರಾಜ್ಯದ ಕಾನ್ಸ್ಟಿಟ್ಯೂಷನ್ ಹಾಳು ಮಾಡಿಬಿಟ್ಟಲ್ಲೇ ನೀನು ದೊರೆಗೆ ನಾಲ್ಕು ಮಕ್ಕಳಿದ್ದರು ಅಸ್ಮಿನ್ ಕುಲೇ ಹಿ ಪೂರ್ವೇಶಾಂ ಜ್ಯೇಷ್ಠೋ ರಾಜ್ಯ ವಿಶಿಷ್ಟತೆ ದೊಡ್ಡವನಿಗೆ ಪಟ್ಟಾಭಿಷೇಕ ಅಪರೇ ಭ್ರಾತರಸ್ತಸ್ಮಿನ್ನೇ ಪ್ರವರ್ತಂತೆ ಸಮಾಹಿತಾ ರಾಜ್ಯ ಒಂದೇ ಅಲ್ಲ ಈಗ ನಮಗೇನು ರಾಜ್ಯ ಇಲ್ಲ ಕೋಶ ಇಲ್ಲ ತಂದೆ ಅಥವಾ ತಾಯಿ ಸತ್ತರೆ ಉತ್ತರ ಕ್ರಿಯೆ ಮಾಡುವ ಅಧಿಕಾರ ಯಾರಿಗಿದೆ ದೊಡ್ಡ ಮಗನಿಗೆ ಮಾತ್ರ ಇದೆ ಅವನು ಬಡವನಾಗಿದ್ರು ಅವನೇ ಮಾಡಬೇಕು ಅವನು ಖರ್ಚು ಹೇಳದೇ ಇದ್ರೆ ನಾಲ್ಕು ಜನ ತಮ್ಮಂದ್ರಿದ್ರೆ ಅವರೇ ಕೊಡಬೇಕು ಒಬ್ಬ ಹೇಳ್ತಾನೆ ನಾ ದುಡ್ಡಿಟ್ಕೊಂಡು ಇಟ್ಕೊಂಡು ನಿನ್ನ ಕೈಲಿ ಯಾಕೆ ಮಾಡಿಸ್ಬೇಕು ನಮ್ಮ ಅಪ್ಪನಿಗೆ ಉತ್ತರ ಕರೆಯ ನಾನೇ ಮಾಡ್ತೀನಿ ಅವ ಮಾಡೋ ಹಾಗಿಲ್ಲ ಇದು ಹಿಂದೂ ಪರ್ಸನ್ ಅಲ್ಲ ದೊಡ್ಡವನೇ ಮಾಡಬೇಕು ಉಳಿದವರು ಕೈ ಕಟ್ಕೊಂಡಿರಬೇಕು ನಮ್ಮ ತಂದೆ ಹೋದಾಗ ನನಗೆ ಉಪನಯನೂ ಆಗಿರಲಿಲ್ಲ ನಮ್ಮ ಅಣ್ಣಂದರು ಇನ್ನಿಬ್ಬರಿದ್ರು ಅವರು ನನಗೆ ಹೇಳಿದ್ರು ನಾವೇನು ಮಾಡ್ತೇವೆ ನೀವು ಹಾಗೆ ಮಾಡಬೇಕು ಆ ಹೆಗಲು ಕೊಟ್ಟು ತಾಯಿ ತಾಯಿ ಶರೀರಕ್ಕೆ ಹೆಗಲು ಕೊಟ್ಟೆ ಎಂಬತ್ತು ವರ್ಷ ಆದಾಗ ಅಣ್ಣ ಅಗ್ನಿ ಮುಂದೆ ತಗೊಂಡು ಹೋಗ್ತಿದ್ದ ನನಗೇನು ಕೆಲಸ ತಾಯಿ ಶರೀರಕ್ಕೆ ಹೆಗಲು ಕೊಟ್ಟೆ ಶಾಸ್ತ್ರ ಹೇಳ್ತದೆ ತಾಯಿ ಹೋದಾಗ ಹೆಗಲು ಕೊಟ್ಟ ಮಗನಿಗೆ ನೂರು ಅಶ್ವಮೇಧ ಮಾಡಿದ ಫಲ ಬರ್ತದೆ ಅಶ್ವಮೇಧಿಯಾಗದು ಫಲ ಆ ತಾಯಿ ಕೇಳ್ತಾಳಿ ಅವಳಿಗೆ ಯಾರು ತಗೊಂಡು ನಾಯಿ ಕೈಯಲ್ಲಿ ಹೊತ್ಸಿರೋ ಯಾರೋ ಬೇರೆಯವ್ರ ಕೈಯಲ್ಲಿ ಇವತ್ತೆಲ್ಲ ವ್ಯಾನ್ಗೇನೆಲ್ಲ ಮಾಡಿದ್ದೀರಿ ಬೇರೆ ವಿಷಯ ಬೇರೆ ಈ ಊರಲ್ಲಿ ಹರಿಶ್ಚಂದ್ರ ಘಾಟ್ ಹುಡುಕೋದು ಹೇಗೆ ಹೆಗಲ ಮೇಲೆ ಕೊಡೋ ಹಳ್ಳಿಗಳಲ್ಲಿ ಉಂಟದು ಹೆಗಲು ಕೊಟ್ಟವನಿಗೆ ಅಶ್ವಮೇಧದ ಫಲ ಅವನು ದೊಡ್ಡವನು ಹಿಂತಿರುಗಿ ನೋಡಿದ ಅಗ್ನಿ ತಗೊಂಡು ಹೋಗ್ತಿರ್ತಾನೆ ಅವನೇ ಮಾಡಬೇಕು ಆಮೇಲೆ ಅಲ್ಲಿ ಅಲ್ಲಿ ಸ್ಮಶಾನದಲ್ಲಿ ಮಡಿಕೆ ತೂತು ಮಾಡೋದು ಪ್ರದಕ್ಷಿಣೆ ಮಾಡೋದು ಅವ್ರು ಮಾಡಿದ ಹಾಗೆ ಕನಿಷ್ಠ ಪೂರ್ವಕ ಮನು ಇಟ್ಟಿದ್ದಾನೆ ಚಿಕ್ಕವನು ಮೊದಲು ಎರಡನೇವನ ಆಮೇಲೆ ದೊಡ್ಡವನು ಕೊನೆಯಲ್ಲಿ ಆ ಪಿಂಡ ಉದಕ ತತ್ತ ಎಲ್ಲ ಕೊಡುವಾಗಲೂ ಕ್ರಮದಲ್ಲಿ ಅವರಿಗೆ ಮರ್ಯಾದೆ ಕರ್ತೃ ಇವನು ಮಾತ್ರ ಇವನ ಹತ್ತು ದಿವಸ ಮುಗಿಯೋ ತನಕ ಹೊರಗಡೆಯಲ್ಲಿ ಅಡ್ಡಾಡೋ ಹಾಗಿಲ್ಲ ಉಳಿದವ್ರು ಬಾಕಿಯವ್ರಲ್ಲೆಲ್ಲ ಯೋಗ ಕ್ಷೇಮ ಬೇಟೆ ಗೀಟೆಗೆ ಹೋಗೋದು ಪಂಚೆ ಗಿಂಚೆ ಸಾಮಾನು ಸರಂಜಾಮ್ ತರೋದು ಇದೆಲ್ಲ ಡ್ಯೂಟಿ ಇರಬಹುದು ದೊಡ್ಡವನಿಗೆ ಒತ್ತಾಸೆ ಮಾಡುವುದಷ್ಟೇ ಹಕ್ಕು ಚಿಕ್ಕವರಿಗೆ ಇದು ಶುಭಕ್ಕೂ ಅಷ್ಟೇ ಶೋಭನಕ್ಕೂ ಅಷ್ಟೇ ಧರ್ಮಶಾಸ್ತ್ರ ಹೀಗಿರುವಾಗ ನಾವು ಕೈ ಕಟ್ಕೊಂಡು ರಾಮನಿಗೆ ಸಹಾಯ ಮಾಡ್ತಾ ಅವನಷ್ಟೇ ಸಮಾನ ಭೋಗಗಳನ್ನು ಅನುಭವಿಸುವ ಹಕ್ಕು ನಮಗುಂಟು ಅವನು ಯಾವ ಅರಮನೆಯಲ್ಲಿದ್ದಾನೆ ಅಂಥದೇ ಅರಮನೆ ನನಗೂ ಇರಬಹುದು ಎಂಥ ರಥ ನನಗೂ ಅದೇ ರಥ ಅವನಿಗೆ ಏನೇನು ಮರ್ಯಾದೆ ಪ್ರಿವಿಲೇಜಸ್ ನನಗೂ ಇರ್ಬೋದು ಆದರೆ ರಾಜ ಮಾತ್ರ ಒಬ್ಬನೇ ನಾವೆಲ್ಲ ಜೊತೆಯಲ್ಲಿರಬೇಕು ನಿನಗೆ ಯಾರೇ ಹೇಳಿಕೊಟ್ರು ಇದನ್ನ ದೊಡ್ಡವನಿರುವಾಗ ಅವನಿಗೆ ತಪ್ಪಿಸಿ ರಾಜ್ಯವನ್ನ ಇನ್ನೊಬ್ಬನು ಕೊಡು ಅಂತ ಹೇಳಿದವರು ಯಾರು ಅಪರೇ ಭ್ರಾತರಸ್ತಸ್ಮಿನ್ ಪ್ರವರ್ತಂತೆ ಸಮಾಹಿತಾ ನಹಿ ಮನ್ಯೇ ರಾಜಧರ್ಮ ರಾಜಧರ್ಮಮವೇಕ್ಷಸೆ ರಾಜಧರ್ಮ ಅಂದ್ರೆ ಕಾನ್ಸ್ಟಿಟ್ಯೂಷನ್ ನೀನು ರಾಜಧರ್ಮನೂ ಗೊತ್ತಿಲ್ಲ ನಿನಗೆ ಅದಕ್ಕೆ ಹೇಳಿದೆ ಇವಳಿಗೆ ಪಾಲಿಟಿಕ್ಸ್ ಗೊತ್ತಿಲ್ಲ ತಲೆ ಕೆಡಿಸಿದ್ಲ ಅವಳು ಕೆಡಿಸ್ಕೊಂಡ್ಬಿಟ್ಲಿ ಇವಳು ಹಿಂದಿಲ್ಲ ಮುಂದಿಲ್ಲ ಸ್ವಾಮಿ ಎತ್ತಿ ಈತು ಹೊಟ್ಟೆಲ್ ಕಟ್ಟೋ ಅಂದ ಒಬ್ಬ ಎತ್ತೆಲ್ಲ ಈತು ಮರಿ ಹಾಕತ್ತೆ ಯೋಚನೆ ಮಾಡಿ ಯೋಚನೆ ಮಾಡಲಿಲ್ಲ ಅಯ್ಯೋ ಇಕ್ಷ್ವಾಕು ವಂಶದ ಮರ್ಯಾದೆ ಹಾಳು ಮಾಡಿಬಿಟ್ಟಲ್ಲೇ ನಮ್ಮ ಪೂರ್ವಜರಂಥವರು ತೇಷಾಂ ಧರ್ಮೈಕ ರಕ್ಷಾಣ ಕುಲಚಾರಿತ್ರ ಶೋಭನಂ ಅತ್ಯಚಾರಿತ್ರ ಶೌಂಡೇರ್ಯಂ ತ್ವಾಂ ಪ್ರಾಪ್ಯ ವಿನಿವರ್ತಿತಂ ಕುಲದ ಮರ್ಯಾದೆ ರಘುವಂಶದ ಮರ್ಯಾದೆ ಕಳೆದು ಬಿಟ್ಟಲ್ಲ ನೀನು ಎಂಬುದಾಗಿ ಕಿರಿಚಾಡ್ತಾ ಇದ್ದಾನೆ ಕೋಪ ಒಂದು ಕಡೆ ಕತ್ತಿ ತೆಗಿಬೇಕು ಅಂತ ಕೈ ಕತ್ತಿ ಮೇಲೆ ಆಡುತ್ತೆ ಹಾಕ್ಬಿಡಬೇಕು ಅಂತ ಸಿಂಹೋ ಯಥಾ ಮಂದರ ಕಂದರಸ್ಥ ಮಂದರ ಪರ್ವತದ ಗುಹೆಯಲ್ಲಿ ಸಿಂಹ ಅಬ್ಬರಿಸುವಂತೆ ಅಬ್ಬರಿಸ್ತಾ ಇದ್ದದ್ದನ್ನು ಕೇಳಿದಳು ಪಕ್ಕದ ಅರಮನೆಯಲ್ಲಿದ್ದವಳು ಕೌಸಲ್ಯ ಯಾರೋ ಹೇಳಿದ್ರು ಬಂದಿದ್ದಾನೆ ಅವನು ದುಷ್ಟ ಬರ್ತಾ ಬಂದಿದ್ದಾನೆ ಹೋಗಿ ಮಾತಾಡಿಸಿ ಕೌಸಲ್ಯ ಯಾವತ್ತೂ ಕೈಕೆ ಅಂತ ಪುರಕ್ಕೆ ಬರದೇ ಇದ್ದವಳು ಕಣ್ಣು ನೀರು ಸುರಿತಾ ಇದೆ ಹತ್ತು ಹತ್ತು ಹತ್ತು ಕೆಂಪಾಗಿದೆ ಊದ್ಕೊಂಡಿದೆ ಸೊಂಟಕ್ಕೆ ಸರಿಗನ್ನು ಸಿಕ್ಕಿಸಿದವಳು ಓಡಿ ಬಂದಳು ಇವನ್ ಧ್ವನಿ ಕೇಳಿದಳು ಅವನು ಹೇಳ್ತಾ ಮಾತೃರೂಪೆ ಮಮಾಮಿತ್ರೆ ನೃಶಂಸೆ ರಾಜ್ಯಕಾಮಕ್ಕೆ ಬೈತಾ ಸಹಸ್ರನಾಮ ಅವಾಚ್ಯವಾಗಿ ಬೈತಾ ಇದ್ದಾನೆ ತಾಯಿಯನ್ನ ಅದನ್ನು ಕೇಳ್ತಾ ಕೇಳ್ತಾ ಬಂದವಳು ಈಗ ಹೇಳ್ತಾಳೆ ಕೌಸಲ್ಯ ಇದಂತೆ ರಾಜ್ಯಕಾಮಸ್ಯ ರಾಜ್ಯಂ ಪ್ರಾಪ್ತ ಮಕಂಟಕಂ ರಾಜ್ಯ ಬೇಕಾಗಿತ್ತಲ್ಲ ನನ್ನ ಮಗನ ಕಾಡು ಕಳಿಸಿದ್ದೆಲ್ಲ ನಿಷ್ಕಂಟಕವಾಗಿ ರಾಜ್ಯ ಅನುಭವಿಸೋದಕ್ಕೆ ಬಂದಿದ್ದೆಲ್ಲ ನೀನು ಅಂತ ಭರತನನ್ನ ಶಾಪ ಹಾಕ್ತಾ ಇದ್ದಾಳೆ ಸಂಪ್ರಾಪ್ತೊಂಬತ ಅಯ್ಯ ಶೀಘ್ರಂ ಕ್ರೂರೇಣ ಕರ್ಮಣ ಅದಕ್ಕೆ ಬೇಗ ಬಾ ಅಂತ ಹೇಳಿ ಕಳಿಸಿದ್ಲು ತುಂಬಾ ಅರ್ಜೆಂಟು ಮಿನಿಮಮ್ ಅಂದ್ರೆ ಏಳು ದಿವಸ ನಿಮ್ಮಪ್ಪ ಹೋದ ರಾಮ ಕಾಡಿಗೆ ಹೋದ ರಾಜ್ಯ ಒಪ್ಪಿಸ್ಕೋ ರಾಜ್ಯಕ್ಕೆ ತಾನೇ ಬಂದಿದ್ದೆ ನೀನು ನೀನು ಮುಸ್ಲಿ ನೋಡು ಬಿಟ್ಲು ಕೌಸಲ್ಯ ಭರತನಿಗೆ ಹೀಗೆ ತಿರುಗಿದ ಅವನು ಅಮ್ಮ ನೀನು ನನ್ನನ್ನು ತಪ್ಪು ತಿಳಿದು ಬಿಟ್ಟ್ಯಾ ಅಯ್ಯೋ ಇವಳು ಹೇಳಿಕೊಟ್ಟು ನಾ ಬಂದನೆ ಅಪ್ಪ ಹೋಗೋದು ನನಗೆ ಇಷ್ಟವಾಗಿತ್ತೆ ರಾಮ ಕಾಡಿಗೆ ಹೋಗೋದು ನನಗೆ ಇಷ್ಟವಾಗಿತ್ತೆ ಅಯ್ಯೋ ಆಯ್ತಲ್ಲ ಏನು ನನ್ನ ತಪ್ಪು ಹೇಳಿದ ಗತಿ ಅಂತ ಹೇಳಿ ಒಂದು ನೂರು ಶ್ಲೋಕದಲ್ಲಿ ಶಪಥವನ್ನು ಆಣೆ ಪ್ರಮಾಣವನ್ನು ಮಾಡ್ತಾನೆ ಅಯ್ಯ ಬೇರೊಂದು ರಾಮಾಯಣದಲ್ಲಿ ಅಧ್ಯಾಯವೇ ಎಲ್ಲ ಹಾರಿಸಿಬಿಟ್ಟಿದ್ದಾರೆ ನಾನೇನು ಮಾಡಲಿ ನಾನೇನಾದ್ರೂ ಇಷ್ಟಪಟ್ಟು ರಾಮ ಕಾಡಿಗೆ ಹೋಗಿ ಅಪ್ಪ ಸಾಯೋ ಹಾಗೆ ಇಂಥ ಪಾಪ ಬರಲಿ ಅಂಥದ್ದು ಬರಲಿ ಇಂಥದ್ದು ಬರಲಿ ಒಂದು ನೂರು ಶ್ಲೋಕ ಇದು ಓದೋದಕ್ಕಾಗುವುದೇ ಇಲ್ಲ ಇದನ್ನು ನಮ್ಮ ತಂದೆ ಸ್ಕಿಪ್ ಮಾಡಿಬಿಡು ಆಗೋದಿಲ್ಲಪ್ಪ ನನ್ನ ಕೈಲಿ ಓದೋದಕ್ಕೆ ಆ ಶಪಥವನ್ನೇ ಕೇಳಿದ್ಲು ಒಂದು ಶ್ಲೋಕ ಎರಡು ಶ್ಲೋಕ ಕೇಳೋ ಹೊತ್ತಿಗೆ ಮಗು ಭರ್ತಾ ಅಳಬೇಡ ಕಾಣೋ ಅಳಬೇಡ ಕಾಣೋ ನೀನ್ ಹತ್ರ ನನಗೂ ಸಂಕಟವಾಗುತ್ತೆ ಅಂತ ಬಂದು ಬಾಯಿ ಮುಚ್ಚಾಳೆ ಇಲ್ಲಮ್ಮ ತಪ್ಪು ತಿಳಿದಿದ್ದೀಯ ನೀನು ಎಷ್ಟು ಜನ ಇದ್ದಾರೆ ಈ ಊರಲ್ಲಿ ಹೀಗೇನೆ ನನಗೆ ಇಂಥದ್ದು ಬರಲಿ ಬರಬಾರದು ಬರಲಿ ಶಾಪ ಹಾಕ್ತಿರುವಾಗ ಬಲಾತ್ಕಾರವಾಗಿ ತಬ್ಬಿಕೊಂಡು ತೊಡೆ ಮೇಲೆ ಕೂರಿಸಿಕೊಂಡು ಮಗು ನೀ ಬೇರೆ ಅಲ್ಲ ರಾಮ ಬೇರೆ ಅಲ್ಲ ಕಾಣೋ ನೀ ಸಂಕಟಪಟ್ಟರ ತಡೆಯಲಾರೆ ಅಂತ ಅವನ ತಲೆಯನ್ನು ತಟ್ಟಿ ತಟ್ಟಿ ಸಮಾಧಾನ ಮಾಡ್ತಾಳೆ ಆ ಕೌಸಲ್ಯ ಗುಣವನ್ನು ನೀವು ಏನಂತ ವರ್ಣಿಸಬೇಕು ಎಂಥ ತಾಯಿ ರಾಮನಿಗೆ ತೋರಿಸ್ಬೇಕು ಆ ಪ್ರೀತಿಯನ್ನೆಲ್ಲ ಭರತನಿಗೆ ತೋರಿಸಿದ್ರು ಆ ಕಡೆ ವಸಿಷ್ಠರು ಬಂದರು ಆಯ್ತು ಹೊಳೋದೆಲ್ಲ ಆಮೇಲೆ ಮಾಡುವರಂತೆ ಅಪ ದಶರಥನಿಗೆ ಸಂಸ್ಕಾರ ಆಗಬೇಕು ಇದು ಹೋಗಿ ಎಷ್ಟು ದಿವಸ ಆಯಿತು ನೀವು ಬಂದಿದ್ದು ಎಷ್ಟು ದಿವಸ ಆಯಿತು ಅಂತ ಹೇಳಿ ಭರತನ ಕೈಯಲ್ಲಿ ಸಂಸ್ಕಾರವನ್ನು ಮಾಡಿಸ್ತಾರೆ ಈ ರಾಜ್ಯ ಏನಾರು ಒಪ್ಕೊಂಡ್ರೆ ಶ್ರಾದ್ದ ಮಾಡೋದು ಬೇಡ ಅಂತ ಹೇಳಿ ಸತ್ತು ಬಿಟ್ಟಿದ್ದ ದಶರಥ ಅದನ್ನು ಬೇರೆ ಯಾರು ಹೇಳಿದ್ರೆ ಏನು ಗತಿಯಾಗುತ್ತಿತ್ತು ಅದನ್ನು ಹೇಳಲಿಲ್ಲ ಹೇಳಿದ ಮಾತಿನಿಂದ ಸಂಬಂಧ ಹೋಗೋದಿಲ್ಲ ಅಂತ ಅವನ ಕೈ ಸಂಸ್ಕಾರವಾಯಿತು ತತಪ್ರಭಾತ ಸಮಯೇ ದಿವಸೇ ತ್ರಯೋದಶ ಹದಿಮೂರು ದಿವಸ ಹೋಯಿತು ಆ ಹದಿನಾಲ್ಕನೇ ದಿವಸ ಪ್ರಾತಃ ಕಾಲದಲ್ಲಿ ತತಪ್ರಭಾತ ಸಮಯೇ ದಿವಸೇ ಚತುರ್ದಶೆ ಡೇಸ್ ಕೌಂಟಿಂಗ್ ಕೊಟ್ಟಿದ್ದಾರೆ ವಾಲ್ಮೀಕಿ ಫೋರ್ಟೀನ್ತ್ ಡೇ ಶುಭ ಸ್ವೀಕಾರ ಹಾಕೋದಿಲ್ಲ ನನಗೆ ನಾನೇನ್ ಮಾಡಲಿ ಹೇಳಿ ರಾಮ ವಸಿಷ್ಠರು ಬಿಡಲಿಲ್ಲ ಭರತನಗೊಂದು ಪರೀಕ್ಷೆ ಒಡ್ಡಿದ್ರು ಎಲ್ಲ ಶ್ರಾದ್ದಾಗಿದ್ದ ಮುಗಿದಿದೆ ದಾನ ಧರ್ಮ ಎಲ್ಲ ಆಯಿತು ಅಂತ ಅರಮನೆಯ ಸುಪ್ರಭಾತ ಹೇಳುವವರನ್ನೆಲ್ಲ ಕರೆಸಿ ವಂದಿಮಾಗದನ್ನು ಕರೆಸಿ ನಿನ್ನೆ ತನಕ ನೀವು ದಶರಥನಿಗೆ ಸುಪ್ರಭಾತ ಹೇಳ್ತಿದ್ರಿ ಈಗ ಹೊಸದೊರೆ ಬಂದಿದ್ದಾನೆ ಅವನಿಗೆ ಸುಪ್ರಭಾತ ಹೇಳಿ ಅಂತ ಅವನಿಗೇನಾದ್ರು ಮನಸ್ಸಲ್ಲಿ ರಾಜ್ಯ ಒಪ್ಪಿಸಿಕೊಳ್ಳೋ ಆಶೆ ಅಂತ ಪರೀಕ್ಷೆ ಮಾಡುವ ಸಲುವಾಗಿ ಮೊದಲು ಕೌಶಲ್ಯ ಪರೀಕ್ಷೆ ಆಯಿತು ಎಲ್ಲದಕ್ಕಿಂತ ಮುಂಚೆ ಬಂದು ಈ ಹೊತ್ತಲ್ಲಿ ಇಂದ್ರನೆಬ್ಬಿಸೋದು ಅದು ಇದು ಶುರು ಮಾಡಿದ್ರು ದಶರಥನನ್ನ ಕೊಂಡಾಡುವ ಅದೇ ಶಬ್ದಗಳನ್ನೇ ಇಟ್ಟು ನೀ ಎಂದೂ ಸೋಲದವನಪ್ಪ ಧರ್ಮವನ್ನೇ ಮಾಡುವವನು ಹಾಗೆ ಹೀಗೆ ಹೇಳಿದ ಕೂಡಲೇ ಬಾಗಲು ಒದ್ದುಕೊಂಡು ಹೊರಗಡೆ ಬಂದ ಬುದ್ಧಿ ಇದೆಯನ್ರು ನಿಮಗೆ ಎಂದ ದೊರೆಗೆ ಹೇಳಬೇಕಾ ಸುಪ್ರಭಾತವನ್ನು ಮುಟ್ಟಾಳನಿಗೆ ಹೇಳ್ತಿರಲ್ಲೋ ರಾಜ್ಯಭ್ರಷ್ಟನಿಗೆ ಹೇಳ್ತಿರಲ್ಲೋ ಧರ್ಮಭ್ರಷ್ಟನಿಗೆ ಹೇಳ್ತಿರಲ್ಲೋ ನನ್ನಿಂದಲ್ವೇ ರಾಮ ಕಾಡಿಗೆ ಹೋದದ್ದು ನಿಮ್ಗೆ ಯಾರೋ ಹೇಳಿಕೊಟ್ರು ಸುಪ್ರಭಾತ ಯಾತಕ್ಕೆ ಹೇಳ್ತೀರಿ ಜಟ ಔಟ್ ಅಂತ ಇನ್ನೊಂದ್ಸಲ ನಿಂದ್ರೆ ಕೊಂಡಾಕ್ಬಿಡ್ತೇನೆ ನಿಮ್ಮನ್ನ ಹೊರಗೆ ಹೋಗಿ ಅಷ್ಟೊತ್ತಿಗೆ ಶತ್ರುಘ್ನ ಬೆಳಿಗ್ಗೆ ಎದ್ದು ಒಂದು ರೌಂಡ್ ಅರಮನೆ ಸುತ್ತ ಎಲ್ಲ ಹೋಗಿ ಬಂದ ಯಾರೋ ಹೇಳಿದ್ರು ಈ ಅನರ್ಥಕ್ಕೆಲ್ಲ ಕಾರಣ ಆದವಳು ಆ ಮುದುಕಿ ಕುಬ್ಜ ಕೂತಿದ್ದಾಳೆ ನೋಡಿ ಜಗ್ಗುಲಾಲ್ ಮಂಟಪದಲ್ಲಿ ಪ್ರಾಗ್ದ್ವಾರೇ ಭೂತದ ಕುಬ್ಜ ಭೂಷಿತ ಅವಳಿಗೂ ನಾಚಿಕೆ ಇಲ್ಲ ಕೈ ಕೈಗೂ ನಾಚಿಕೆ ಇಲ್ಲ ಕೈ ಕೈ ಕೊಟ್ಟಿದ್ಲಲ್ಲ ಒಡೆ ಆ ಪ್ಲಾನ್ ಸರಿ ಹೋಯಿತು ಅಂತ ಹೇಳಿ ಬೇಕಾದಷ್ಟು ಒಡವೆ ಕೊಟ್ಟಿದ್ಲು ತನ್ನ ವಯಸ್ಸು ರೂಪ ಆಕಾರ ನೋಡಿಕೊಳ್ಳದೆ ಕೈ ಕೈ ಒಡವೆಗಳನ್ನೆಲ್ಲ ಹಾಕೊಂಡು ಕೂತಿದ್ದಾಳೆ ಲಿಪ್ತ ಚಂದನ ಸಾರೆ ಹೇಣ ಮೈಗೆಲ್ಲ ಒಳ್ಳೆ ಗಂಧವನ್ನು ಬಳಿದುಕೊಂಡು ರಾಜವಸ್ತ್ರಾಣಿ ಬಿಭ್ರತಿ ಅಗಸರಿಗೆ ಬಟ್ಟೆ ಕೊಟ್ಟಿರ್ತೀರಿ ಪ್ಯಾಂಟ್ ಗಿಂಟು ಶರ್ಟ್ ಎರಡು ದಿವಸ ಇರ್ಲಿಂತ ಅವನು ಹಾಕಿಕೊಂಡ ಹಾಗೆ ಏನಯ್ಯ ನಾನು ಪ್ಯಾಂಟ್ ಶರ್ಟ್ ಹಾಕೊಂಡೆಲ್ಲ ಅಂದ್ರೆ ಸ್ವಾಮಿ ಸಾಕಷ್ಟು ಕೊಳೆ ಆಗಿರಲಿಲ್ಲ ಕೊಳೆ ಆದಮೇಲೆ ಉಬ್ಬೇಗ ಹಾಕಬೇಕು ಅಂತ ಹಳೆ ಕಾಲದಲ್ಲಿ ಕಾರಣ ಕೊಡುವಂತೆ ಆ ಹಳೆಯ ಬಟ್ಟೆ ಗಿಟ್ಟೆ ಎಲ್ಲ ಹೇರಿಕೊಂಡಿದ್ದಾಳೆ ಕೂತಿದ್ದಾಳೆ ವಾಲ್ಮೀಕಿ ಹೇಳ್ತಾಳೆ ಥೇಟ್ ಕೋತಿ ಇದ್ದಾಗಿದ್ದಳು ಬಭಾಸೆ ಬಹುಬಿರ್ಬದ್ಧ ರಜ್ಜು ಬದ್ಧೇ ಭವಾನರೀ ರಾವಣನ ಅಲಂಕಾರ ಹೇಗಿತ್ತು ಎಲ್ಲಿಂದಲ್ಲಿ ಹೋಗುತ್ತೆ ಸ್ಮಶಾನ ಚೈತ್ಯ ಪ್ರತಿಮಃ ಭೂಷಿತೋಪಿ ಭಯಂಕರ ಅಂದ್ರೆ ವಾಲ್ಮೀಕಿ ಇದು ಒಂದೊಂದು ಅಕ್ಷರ ಹಿಂಡಿ ಪಾನ ಮಾಡಿಸಿದ್ದಾರೆ ಗುರುಗಳು ರಾವಣ ಹಾಕೊಂಡಿದ್ದ ಒಡವೆ ಆಗಿತ್ತು ಕೆಲವರು ಹೆಣ ತಗೊಂಡು ಹೋಗ್ತಾರೆ ಸ್ಮಶಾನಕ್ಕೆ ಅದರ ಮೇಲೆ ಎಷ್ಟೊಂದು ಹಾರಗಳು ತುಂಬ ಬೆಲೆ ಬಾಳುವ ಗುಲಾಬಿ ಹಾರ ಅದು ಇದು ಡೇರಿಯಾ ಪುಷ್ಪಗಳು ತೋಟದ್ದೆಲ್ಲ ತುಂಬಾ ಕಾಸ್ಟ್ಲಿ ಹಾರಗಳನ್ನೆಲ್ಲ ಹಾಕಿ ಸ್ಮಶಾನ ತಗೊಂಡೋಗಿರ್ತಾರೆ ಅವನನ್ನು ಹೂಳುವುದೋ ಸುಡುವುದೋ ಮಾಡುವಾಗ ಇದೆಲ್ಲ ಹೋಗ್ಬಿಡುತ್ತಲ್ಲ ಅಂತ ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಯಾರ್ದೋ ಸತ್ತ ಸಮಾಧಿ ಮೇಲೆ ಗಿಡ ಬೆಳೆಸೋ ಪದ್ಧತಿ ಹಳೆ ಕಾಲದಲ್ಲಿ ಅದಕ್ಕೆ ಚೈತ್ಯ ವೃಕ್ಷಗಳು ಅಂತ ಹೆಸರು ಈ ಮಾಲಿಕೆಯನ್ನೆಲ್ಲ ಅದಕ್ಕೆ ಹಾಕಿ ಅದರ ಕೆಳಗಡೆ ಊದುಗಡ್ಡಿ ಹಚ್ಚಿಗಿಚ್ಚಿ ಬಂದಿದ್ರೆ ಆ ಸತ್ತು ಹೋದವರ ಹೆಣದ ಮೇಲೆ ಹುಟ್ಟಿದ ಮರಕ್ಕೆ ಈ ಒಡವೆಗಳನ್ನ ಹಾರಗಳನ್ನು ಹಾಕಿದ್ರೆ ಹಾಗಿತ್ತೋ ರಾವಣ ಹಾಗೆ ಕಾಣಿಸ್ತಾ ಇದ್ದ ಸ್ಮಶಾನ ಚೈತ್ಯ ಪ್ರತಿಮಃ ಭೂಷಿತೋಪಿ ಭಯಂಕರ ಒಡವೆ ಹಾಕೊಳ್ಳೋಕ್ಕೂ ಒಂದು ಯೋಗ್ಯತೆ ಬೇಕು ಒಳ್ಳೆ ಬಟ್ಟೆ ಹಾಕೊಳ್ಳೋಕ್ಕೂ ಯೋಗ್ಯತೆ ಬೇಕು ಸಂದರ್ಭ ಬೇಕು ಸೂತಕ ಶತ್ರುಘ್ನ ಹೋದ ಏನೇನು ಮಾತಾಡಿದ್ನೋ ವಾಲ್ಮೀಕಿ ಬರೀಲಿಲ್ಲ ಬೈಗಳೆಲ್ಲ ಬೈದಿರಬೇಕು ಕೊಂದು ಬಿಡ್ತೇನೆ ಅಂತ ಕತ್ತಿ ಎತ್ತುವಾಗ ಅವಳು ಭಾರತ ಭಾರತ ಭಾರತ ಅಂತ ಕೇಳ್ಕೊಂಡ್ಳು ಕ್ರಿಕೆಟ್ ಅಲ್ಲಿ ಇಲ್ಲಿ ಸೋತ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೇಳಿಸ್ಕೊಳ್ತಾರೆ ನೋಡಿ ಅದು ಬುದ್ಧಿ ಪಾಕಿಸ್ತಾನ ನೋಡೇ ಇಲ್ಲ ಇಲ್ಲಿದ್ದವರು ಪಾಕಿಸ್ತಾನ್ ಜಿಂದಾಬಾದ್ ಭಾರತನ ನೋಡೇ ಇಲ್ಲ ಅವನ ಆಡಿಸೇ ಇಲ್ಲ ಅವನ ಗುಣವೇ ತಿಳಿದಿಲ್ಲ ಭಾರತ ಅಂತ ಕೇಳಿಸಿಕೊಂಡ್ಲು ಇವನು ಬಿಡಿಸ್ಕೊಂಡು ಬಂದ ಏನು ಅಲ್ಲಿ ಬಿಟ್ಬಿಡು ಅವಳನ್ನ ಛಿ ಅವಳೆಲ್ಲ ಮಾಡಿದ್ ನನಗೂ ಗೊತ್ತಾಗಿದೆ ಅವಳದ ತಲೆ ಕೂದಲು ಒಂದು ಕೊಂಕಿದರೆ ರಾಮ ಊರಿಗೆ ಬರೋದಿಲ್ಲ ಆಮೇಲೆ ಇವರ ನಿಮಿತ್ತ ಆಯಿತು ಅಂತ ತಿಳ್ಕೊಂಡ್ರೆ ನಮ್ಮನ್ನು ಬಿಟ್ಬಿಡ್ತಾನೆ ಬಿಟ್ಬಿಡಿಸಿ ಹೋಗಿ ಎಲ್ಲಾರು ಪಾಪಿ ಕಣ್ಣಿಗೆ ಬೀಳ್ಬೇಡ ಅಂತ ಅವಳನ್ನು ಬೈದು ಕಳಿಸಿಬಿಟ್ಟ ಮರು ದಿವಸ ವಸಿಷ್ಠರು ದೊಡ್ಡ ಸಭೆಯನ್ನು ಕೂಡಿಸಿರು ರಾಜಸ್ಥಾನ ಆ ಸ್ಥಾನದಲ್ಲಿ ಅವನಿಗೆ ಆಶೀರ್ವಾದ ಮಾಡುವುದಕ್ಕೆ ದೊಡ್ಡ ಬಂಗಾರದ ನವರತ್ನ ಖಚಿತವಾದ ತಟ್ಟೆಯಲ್ಲಿ ದಶರಥ ಧರಿಸಿದ್ದ ಶ್ರೀಮದ್ ಮುಡಿಯನ್ನ ಕಿರೀಟವನ್ನು ತಗೊಂಡು ಬಂದು ಹಿ ರಾಜಾಯ ಪ್ರಸಹ್ಯ ಸಾಹಿನೇ ಒಂದು ಹಿಡಿ ಅಕ್ಷತೆ ಅವನ ತಲೆ ಮೇಲೆ ಹಾಕಿ ಬಾರಪ್ಪ ಇಲ್ಲಿ ರಾಜ್ಯ ಅನಾಯಕ ಆಗಿರಬಾರದು ನಿಮ್ಮ ತಂದೆ ಇಷ್ಟು ಪೂರ್ವಕ ಕೊಟ್ಟಿದ್ದಾನೆ ಅಂತ ಅವನ ತಲೆ ಮೇಲೆ ಕಿರೀಟ ಇಡುವುದಕ್ಕೆ ಹೋದರು ಇದು ಪರೀಕ್ಷೆ ಅವನು ಕೆಳಗಿಳಿದ ಅವನ ಸಿಂಹಾಸನ ಮೇಲೆ ಕೂತೇ ಇರಲಿಲ್ಲ ಇನ್ಯಾವುದೋ ಒಂದು ಆಸನದಲ್ಲಿ ಕೂತಿದ್ದ ಅಲ್ಲಿ ಹೇಳಿದ ಗುರುಗಳೇ ಇಂಥ ಅಕಾರ್ಯವನ್ನು ಎಷ್ಟು ತಲೆಮಾರಿಂದ ಮಾಡಿಸಿದ್ದೀರಿ ನಮ್ಮ ಕುಲದಲ್ಲಿ ಅಂತ ಕೇಳಿದ ಅಣ್ಣ ಬದುಕಿರುವಾಗ ತಮ್ಮನಿಗೆ ಪಟ್ಟಾಭಿಷೇಕ ನಮ್ಮ ಅಪ್ಪನ ಮಾಡಿದ್ರ ನಮ್ಮ ತಾತನ ಮಾಡಿದ್ರ ಯಾರೇ ಬುದ್ಧಿ ಹೇಳ್ಕೊಟ್ಟವ್ರು ನಿಮಗೆ ಪುರೋಹಿತರಂತೆ ಪುರೋಹಿತರು ವೇದ ಗೊತ್ತಿದೆ ನಿಮಗೆ ಜ್ಯೇಷ್ಠಸ್ಯ ರಾಜತಾ ನಿತ್ಯಂ ಹಿ ಕುಲಸ್ಯನಃ ದೈವಂ ಭವಂತೋ ಮಾಂ ವಕ್ತು ಅರ್ಹಂತೆ ಕುಶಲಾ ಎಂಬುದಾಗಿ ಹೇಳಿ ನಾಭಿ ಅಭಿಷೇಚನಿಕಂ ಸರ್ವಮೇಧದ ಉಪಸ್ಕೃತಂ ಆ ಬಂಗಾರದ ಕೊಡಗಳಲ್ಲಿ ತೀರ್ಥ ಸೇರಿಸಿಟ್ಟಿದ್ದಕ್ಕೆಲ್ಲ ಸಾಷ್ಟಾಂಗ ಪ್ರಣಾಮ ಮಾಡಿದ ರಾಮ ಯಾವ ಕಡೆ ದಂಡಕಾರಣ್ಯಕ್ಕೆ ಹೋಗಿರ್ಬೋದು ಊಹೆ ಮಾಡಿ ಆ ದಿಕ್ಕಿಗೆ ಸಭೆಯಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ ರಾಮ ಇವತ್ತಿನ ನಿಲ್ಲಿದ್ರೆ ನನಗೆ ಈ ಸ್ಥಿತಿ ಬರ್ತಿತ್ತೇನೋ ನಿನ್ನ ತಮ್ಮನನ್ನು ಈ ಆಪಸ್ಥಿತಿಯಲ್ಲಿ ವಸಿಷ್ಠನೂಕು ಬಿಟ್ಟಿದ್ದಾರಪ್ಪ ನೀನೇ ಗತಿ ನನ್ನ ಕಾಪಾಡು ಎಂಬುದಾಗಿ ಭರತ ರಾಮನ ದಿಕ್ಕನ ಕುರಿತು ನಮಸ್ಕಾರ ಮಾಡಿದ ವಸಿಷ್ಠರ ಕಣ್ಣಲ್ಲಿ ನೀರು ಬಂತು ಜನಗಳೆಲ್ಲ ಚಪ್ಪಾಳೆ ಹಾಕಿದರು ಅಪ್ಪ ನಿನ್ನಂಥ ಮಗನನ್ನು ಪಡೆದ ತಂದೆ ಅದೇನು ಧನ್ಯನೋ ಎಂಬುದಾಗಿ ಶ್ರೀಮದ್ವಾಕ್ಯಮನುತ್ತಮಂ ಪ್ರತ್ಯುವಾಚ ಜನ ಸರ್ವ ಶ್ರೀಮದ್ವಾಕ್ಯಮನುತ್ತಮಂ ರಾಜ್ಯವನ್ನ ತಟ್ಟೆಯ ಕೊಟ್ಟರೆ ಬೇಡ ಅಂತ ಹೇಳಿದ್ನಲ್ಲ ಭೇಷ್ ಅಂದ್ರು ಅವನು ಹೇಳಿದ ನಮ್ಮ ಆಸ್ಥಾನದಲ್ಲಿ ಶಿಲ್ಪಿಗಳು ಎಂಜಿನಿಯರ್ಸ್ ಯಾರ್ಯಾರಿದ್ದಾರೆ ಎಲ್ಲರನ್ನು ಕರೀರಿ ವಸಿಷ್ಟ್ರೆ ಸಭೆ ಸೇರಿಸಿದ್ದೀರಿ ಒಳ್ಳೆ ಕೆಲಸ ರಾಮ ಎಲ್ಲಿದ್ದಾನೆ ನಿಮ್ಗೆ ಸಮಾಚಾರ ಗೊತ್ತಿದೆ ಅಲ್ಲಿ ತನಕ ನಾನು ಒಬ್ಬನೇ ಹೋಗೋದಲ್ಲ ಚತುರಂಗ ಬಲ ಆನೆ ಕುದುರೆ ರಥ ಎಲ್ಲ ಹೋಗಬೇಕು ಅದಕ್ಕೆ ಬೇಕಾದ ಸರ್ವರ್ತು ಸಮೃದ್ಧವಾದ ಒಂದು ದೊಡ್ಡ ಕಾಂಕ್ರೀಟ್ ರಸ್ತೆಯನ್ನು ತಯಾರು ಮಾಡಿ ಹುಜೂರ್ ಯಾಕೆ ಬರೋದಿಲ್ಲ ರಾಮ ನೋಡ್ತೇನೆ ಅಭಿಷೇಕಕ್ಕಿರೋ ಪದಾರ್ಥ ತಗೊಂಡೋಗಿ ಅಲ್ಲೇ ತಲೆ ಮೇಲೆ ಹುಯ್ಯೋಣ ಬಂದ್ರ ಸಂದರ್ಭ ಸರಿ ಬರಲಿಲ್ಲ ಅಂದ್ರೆ ಕಾಡಲ್ಲೇ ಊರನ್ನಾಳು ಅಂತ ಹೇಳಿ ಅವನಿಗೆ ರಾಜ್ಯ ಕೊಡುವುದೇ ಹೊರತು ನಾನಂತೂ ಸರ್ವಥಾ ಆಳುವುದಿಲ್ಲ ಎಂಬುದಾಗಿ ಲವಕುಶರು ರಾಮಾಶ್ವಮೇಧ ಮಂಟಪದಲ್ಲಿ ಮಂಗಳಾಶಾಸನ ಮಾಡುತ್ತಿದ್ದಾರೆ ನಾಳೆ ಭರತ ರಾಮರ ಸಮಾಗಮ ಅಯೋಧ್ಯಕಾಂಡ ಪಾದುಕಾ ಪಟ್ಟಾಭಿಷೇಕ ಈ ಭಾಗ ಬರಲಿ ಅಂತ ಇದು ರಸ ಕೆಡಿಸಬಾರದು ಅಂತ ಅಯೋಧ್ಯಕಾಂಡವನ್ನ ಸುಮಾರು ಹದಿನೈದು ದಿವಸ ಆಗಿಬಿಡ್ತು ಅರ್ಧ ರಾಮಾಯಣನೂ ಮುಗಿಯಲಿಲ್ಲ ದಯವಿಟ್ಟು ಬೇಜಾರು ಮಾಡಿಕೊಳ್ಬೇಡಿ ಮುಂದೆ ಹಾರಿಸ್ತೇನೆ ಅರಣ್ಯ ಕಾಂಡ ಕಿಷ್ಕಿಂದ ಕಾಂಡ ಎಲ್ಲ ಹೇಳಬೇಕು ಒಂದೊಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಆಯುಷ್ಯ ಬೇಕಲ್ಲ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಸಸ್ಯ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು ಮಂಗಳಂ ಮಂಗಳಂ ಮಂಗಳಂ नित्यश्रीर्नित्यमङ्गलम् नित्यश्रीर्नित्यमङ्गलम्